ಎಲ್ಲರಿಗೂ ನಮಸ್ಕಾರಗಳು ವಂದನಾರ್ಪಣೆಗೆ ಮೊದಲು ಕೆಲವು ಮಾಹಿತಿಗಳು ಸೂಚನೆಗಳು ಈ ಹಿಂದೆನೆ ಅರಿಕೆ ಮಾಡಿದ್ದ ಹಾಗೆ ನಮ್ಮ ಈ ಸಭಾಂಗಣದ ವಿಸ್ತರಣೆಯ ಕಾರಣದಿಂದಾಗಿ ನಮ್ಮ ವಾಚನಾಲಯ ಗ್ರಂಥಾಲಯದ ಒಂದು ಭಾಗ ಕಾರ್ಯಾಲಯ ಇವಕ್ಕೆ ಒಂದು ಪರ್ಯಾಯ ಕಟ್ಟಡ ಮುಂದೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ನಮಗೆ ಇನ್ನೊಂದು ಐದು ಲಕ್ಷ ರೂಪಾಯಿನ ಕೊರತೆ ಇದೆ ಅದಕ್ಕೆ ದಾನಿಗಳು ದಯವಿಟ್ಟು ನೆರವು ಕೊಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇವೆ ತಮ್ಮ ಪರಿಚಿತರು ಅನುಕೂಲವಂತರು ಯಾರಿದ್ದಾರೆ ಅವರಿಗೂ ಹೇಳಿ ಈ ಸತ್ಕಾರ್ಯದಲ್ಲಿ ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇವೆ ಅಲ್ಲದೆ ಈ ಸಭಾಂಗಣದ ಹೊರಗಡೆ ನೂರಾರು ಜನ ಕೂತ್ಕೊಂಡು ಕಾರ್ಯಕ್ರಮ ಕೇಳಿ ನೋಡಬೇಕಾಗಿದೆ ಈಗ ನಮ್ಮಿಂದ ಆದಷ್ಟು ವ್ಯವಸ್ಥೆಯನ್ನ ಮಾಡಿದ್ದೀವಿ ಆದರೆ ಇನ್ನೂ ಸ್ವಲ್ಪ ಸಮರ್ಪಕವಾದ ಧ್ವನಿವರ್ಧಕ ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕಾಗಿದೆ ಅದಕ್ಕೆ ಸುಮಾರು ಅರವತ್ತು ಸಾವಿರ ರೂಪಾಯಿ ವೆಚ್ಚ ಆಗೋದಿದೆ ಅಂತ ಅಂದಾಜು ಮಾಡಿದ್ದಾರೆ ಆ ಸಹಾಯವನ್ನು ಯಾರಾದರೂ ದಾನಿಗಳು ಒದಗಿಸಿದರೆ ನೂರಾರು ಜನ ಹೊರಗಡೆ ಕೂತುಕೊಂಡು ಕೇಳುವ ಶ್ರೋತೃಗಳಿಗೆ ಅನುಕೂಲವಾಗುತ್ತೆ ಆಗಲೇ ಹೇಳಿದ್ದೇವೆ ಶ್ರೀಮದ್ ಆಚಾರ್ಯರಿಗೆ ಕಾಣಿಕೆಯನ್ನು ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಹೊರಗಡೆ ಪೆಟ್ಟಿಗೆಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ದಯವಿಟ್ಟು ಕಾಣಿಕೆಗಳನ್ನು ಕೊಡಬಹುದು ಪ್ರಸಾದದ ಸಲುವಾಗಿ ಕಾಣಿಕೆ ಕೊಡೋದಕ್ಕೆ ಇಷ್ಟಪಡುವರು ನಮ್ಮ ಕಾರ್ಯಕರ್ತರ ಕೈಗೆ ಅದನ್ನ ತಲುಪಿಸಬಹುದು ಈಗ ವಂದನಾರ್ಪಣೆ ಮೊಟ್ಟ ಮೊದಲನೆಯದಾಗಿ ಕೃತಜ್ಞತೆಯ ಸಮರ್ಪಣೆ ಈ ಒಂದು ತಿಂಗಳಷ್ಟು ದೀರ್ಘಕಾಲದ ಪ್ರವಚನ ಮಾಲೆಯನ್ನ ಪ್ರಾಯೋಜನ ಮಾಡಿದವರು ಶ್ರೀ ಲಕ್ಷ್ಮೀ ನರಸಿಂಹನ್ ಮತ್ತು ನಾಗರತ್ನ ಲಕ್ಷ್ಮೀ ನರಸಿಂಹನ್ ದಂಪತಿಗಳು ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ಮತ್ತು ಇದಕ್ಕೆ ಬಗೆಬಗೆಯಾಗಿ ನೆರವಿತ್ತು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಇದರ ಯಶಸ್ಸಿಗೆ ಕಾರಣರಾಗಿರುವ ಶ್ರೀ ಪತ್ತಿ ಶ್ರೀಧರ ಮತ್ತು ಶ್ರೀಮತಿ ಶಾಂತಾ ಶ್ರೀಧರ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಮತ್ತು ಆಚಾರ್ಯರು ಬಹಳ ದೂರದಲ್ಲಿ ವಾಸ ಇರೋದ್ರಿಂದ ಅಲ್ಲಿಂದ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಸ್ವಸ್ಥಾನಕ್ಕೆ ತಲುಪಿಸೋದರಲ್ಲಿ ನೆರವಾದ ಶ್ರೀ ಕಿರಣ್ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ಅದಲ್ಲದೆ ಈ ದಿನನಿತ್ಯದ ಹೊರಗಡೆ ವ್ಯವಸ್ಥೆಯಲ್ಲಿ ಅನೇಕ ಜನ ಕಾರ್ಯಕರ್ತರು ಹತ್ತಾರು ಜನ ಕಾರ್ಯಕರ್ತರ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಹೆಸರು ಹೇಳಲಿಕ್ಕಾಗೋದಿಲ್ಲ ಶ್ರೀ ರಾಜು ಶ್ರೀ ಆನಂದ್ ಶ್ರೀ ಶ್ರೀನಿವಾಸ ರಾಜು ಶ್ರೀ ಸೀತಾರಾಮ್ ಮತ್ತು ಸಂಗಡಿಗರು ಶ್ರೀ ಮಂಜುನಾಥ್ ಅವರಿಗೆಲ್ಲ ನಾವು ಕೃತಜ್ಞರಾಗಿದ್ದೇವೆ ಹಾಗೆ ಈ ಪ್ರವಚನ ಮಾಲೆಯ ಸಿಡಿಗಳನ್ನು ವಿಳಂಬ ಮಾಡದೆ ಶೀಘ್ರವಾಗಿ ಸಿದ್ಧಪಡಿಸಿ ನಮಗೆ ಒದಗಿಸಿದ ಶ್ರೀ ಪ್ರಭಾಕರ ಅವರ ಸಂಗಡಿಗರಿಗೆ ನಾವು ಕೃತಜ್ಞರಾಗಿದ್ದೇವೆ ಇನ್ನು ಈ ಕಾರ್ಯಕ್ರಮದ ಮಟ್ಟಿಗೆ ಹೇಳೋದಾದರೆ ಈ ಗೋಖಲೆ ಸಂಸ್ಥೆಯ ಸ್ಥಾಪಕರಾದ ದಿವಂಗತ ಡಿವಿಜಿ ಅವರಿಗೆ ಜೀವಮಾನದುದ್ದಕ್ಕೂ ಶ್ರದ್ಧೆಯ ವಿಷಯ ಆಗಿತ್ತು ಶ್ರೀಮದ್ ರಾಮಾಯಣ ಅವರು ನಮಗೆಲ್ಲ ರಾಮಾಯಣ ಪಾಠ ಮಾಡಿದ್ರು ಪ್ರತಿ ವರ್ಷ ಇಲ್ಲಿ ರಾಮಾಯಣ ಪ್ರವಚನಗಳನ್ನು ಏರ್ಪಾಟ್ ಮಾಡ್ತಾ ಇದ್ರು ಅದು ತುಂಬಾ ಲೋಕ ಜನಪ್ರಿಯವಾದ ಕಾರ್ಯಕ್ರಮ ಆಗಿರ್ತಾ ಇತ್ತು ತಾವು ದೇವರನ್ನು ನಂಬುವುದಿಲ್ಲ ಅಂತ ಪುಸ್ತಕ ಬರೆದು ಪ್ರಶಸ್ತಿ ತೆಗೆದುಕೊಂಡ ಪ್ರೊಫೆಸರ್ ಎ ಎನ್ ಮೂರ್ತಿರಾಯರು ಈ ಸಭಾಂಗಣದಲ್ಲಿ ರಾಮಾಯಣ ಪ್ರವಚನ ಕೇಳಿ ಭಾವಪರವಶರಾದದ್ದಿದೆ ಮತ್ತು ಕನ್ನಡದಲ್ಲಿ ವ್ಯವಸ್ಥಿತ ಅನುವಾದ ಲಭ್ಯ ಇಲ್ಲದೇ ಇದ್ದಾಗ ಡಿವಿಜಿಯವರು ವಿದ್ವಾನ್ ಎನ್ ರಂಗನಾಥ್ ಶರ್ಮಾ ಅವರಿಂದ ಅನುವಾದ ಮಾಡಿಸಿ ಒಂದೊಂದು ಸಂಪುಟಕ್ಕೂ ತಾವೇ ಪ್ರಸ್ತಾವನೆ ಬರೆದು ಅದರ ಪ್ರಕಟಣೆಗೂ ಕೂಡ ವ್ಯವಸ್ಥೆ ಮಾಡಿ ಜನರಿಗೆ ತಲುಪೋ ಹಾಗೆ ಮಾಡಿದರು ಮತ್ತು ಮೈಸೂರು ಅರಮನೆಯವರು ಎಷ್ಟೋ ಕಾಲ ಹಿಂದೆ ಪ್ರಕಟ ಮಾಡಿದ್ದ ಚಾಮರಾಜೋಕ್ತಿ ವಿಲಾಸ ಅದರ ಪುನರ್ಮುದ್ರಣಕ್ಕೆ ಡಿವಿಜಿ ವ್ಯವಸ್ಥೆ ಮಾಡಿದ್ರು ಅದು ಕೂಡ ಜನರಿಗೆ ತಲುಪೋ ಹಾಗಾಯಿತು ಮತ್ತು ಶ್ರೀರಾಮನ ವ್ಯಕ್ತಿತ್ವದ ಜಿಜ್ಞಾಸೆ ಮಾಡಿ ರಾಮ ಪರೀಕ್ಷಣಂ ಮೊದಲಾದ ಕೃತಿಗಳನ್ನು ಬಹಳ ಹಿಂದೆನೆ ಡಿವಿಜಿ ಬರೆದಿದ್ರು ಇಲ್ಲಿಯ ಕಾರ್ಯಕರ್ತರಾದ ನಮಗೆಲ್ಲ ಡಿವಿಜಿ ಶಾಸನ ಮಾಡಿದ್ರು ಪ್ರತಿ ದಿವಸ ಹತ್ತಾದರೂ ರಾಮಾಯಣ ಶ್ಲೋಕ ಓದಿ ಅಂತ ಹೀಗೆ ಆರಂಭದಿಂದ ಗೋಖಲೆ ಸಂಸ್ಥೆಗೆ ರಾಮಾಯಣಕ್ಕೆ ಗಾಢವಾದ ನಂಟು ಬೆಳ್ಕೊಂಡು ಬಂದಿದೆ ಅದು ನಿರಂತರವಾಗಿ ಮುಂದುವರೆದಿದೆ ಅನ್ನೋದು ಸಮಾಧಾನದ ವಿಷಯ ಈ ವರ್ಷದ ಆರಂಭದಲ್ಲೇನೆ ನಮ್ಮ ಸಂಸ್ಥೆಯ ವಜ್ರ ಮಹೋತ್ಸವ ನಿಮಿತ್ತವಾಗಿ ನಲವತ್ತೆಂಟು ದಿವಸಗಳ ಸುದೀರ್ಘ ರಾಮಾಯಣ ಸತ್ರವನ್ನು ಇಲ್ಲಿ ಏರ್ಪಾಡು ಮಾಡಿದ್ದು ತಾವೆಲ್ಲ ಅದರಲ್ಲಿ ಭಾಗವಹಿಸಿದಿರಿ ಇದೀಗ ಒಂದು ತಿಂಗಳ ಅವಧಿಯ ಈ ಜ್ಞಾನ ಸತ್ರ ಮುಗಿತಾ ಬರ್ತಾ ಇದೆ ಪೂಜ್ಯರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರಿಗೆ ರಾಮಾಯಣಾಚಾರ್ಯರು ಅನ್ನೋ ಅಡ್ಡ ಹೆಸರೇ ಖಾಯಮಾಗಿ ನಿಂತುಬಿಟ್ಟಿದೆ ಹಾಗೆ ಅವರು ಸತತವಾಗಿ ದಶಕಗಳುದ್ದಕ್ಕೂ ರಾಮಾಯಣ ವ್ಯಾಖ್ಯಾನ ಮಾಡುತ್ತಾನೆ ಬಂದಿದ್ದಾರೆ ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ರಾಮಾಯಣ ಶ್ರದ್ಧೆಯಿಂದ ಹಾಗೂ ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಈ ಇಪ್ಪತ್ತೊಂಬತ್ತು ದಿವಸಗಳ ಮ್ಯಾರಥಾನ್ ಪ್ರವಚನ ಮಾಲೆಯನ್ನ ಅವರು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ನಮನ ಸಲ್ಲಿಸ್ತಾ ಇದ್ದೇನೆ ಅವರ ವಿದ್ವತ್ತಿಗಾಗಲಿ ಶ್ರಮಕ್ಕಾಗಲಿ ಕೌಶಲಕ್ಕಾಗಲಿ ನಾವು ಏನು ತಾನೇ ಕೊಡಲು ಸಾಧ್ಯ ಅಂಜಲಿ ಪರಮ ಮುದ್ರಾ ಅಂತ ದೊಡ್ಡವರ ಮಾತಿದೆ ಅದರಂತೆ ನಾವು ನಮಸ್ಕಾರ ಮಾತ್ರ ಸಲ್ಲಿಸಬಲ್ಲೆವು ಒಂದು ತಿಂಗಳ ಕಾಲ ಮಂಗಳಮಯ ವ್ಯಾಖ್ಯಾನವನ್ನ ಕೇಳಿದ್ದೀವಿ ಆ ದಿವ್ಯಮಂಗಲ ರೂಪವನ್ನ ನೋಡಿ ಯಾವ ಘಳಿಗೆಯಲ್ಲಿ ವಸಿಷ್ಠರ ಆದೇಶದಂತೆ ದಶರಥ ಮಗನಿಗೆ ರಾಮ ಅಂತ ಹೆಸರಿಟ್ಟನೋ ಅದು ಜಗತ್ತಿನ ಪ್ರಥಮ ಮಂಗಲ ಜಗತ್ ಪ್ರಥಮ ಮಂಗಲಂ ಅಂತ ಕಾಳಿದಾಸ ವರ್ಣನೆ ಮಾಡಿದಾನೆ ರಾಮಾಯಣದಿಂದ ಸ್ಫೂರ್ತಿ ಪ್ರೇರಣೆ ಪಡೆಯದ ಯಾವ ಸಂತರೂ ನಮ್ಮಲ್ಲಿ ಇಲ್ಲ ಅದೆಷ್ಟು ಬಗೆಯಲ್ಲಿ ಸಂತ ತ್ಯಾಗರಾಜರು ರಾಮ ಮಹಿಮೆಯನ್ನ ಕೀರ್ತನೆ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ವಿವೇಕಾನಂದರಿಗೆ ಗುರುಮಹಾರಾಜರು ರಾಮ ಮಂತ್ರ ಉಪದೇಶ ಕೊಟ್ಟಿದ್ರು ಮತ್ತು ನನ್ನ ಗುರುಗಳು ನನಗೆ ಈ ಮಂತ್ರವನ್ನು ಕೊಟ್ಟಿದ್ರು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ವಿವೇಕಾನಂದರಿಗೆ ಗುರುಮಹಾರಾಜರು ರಾಮಮಂತ್ರ ಉಪದೇಶ ಮಾಡಿದ್ರು ವಿವೇಕಾನಂದರು ಎಷ್ಟು ಶ್ರದ್ಧೆಯಿಂದ ಆ ಮಂತ್ರದ ಅನುಷ್ಠಾನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕೆಲವು ಸಲ ಅವರಲ್ಲಿ ಮಹಾವೀರ ಭಾವ ಆವೇಶವಾಗ್ಬಿಟ್ಟು ಅವರು ಆಂಜನೇಯನಾಗಿಬಿಟ್ಟು ನಡುರಾತ್ರಿಯಲ್ಲಿ ಜೈರಾಮ್ ಅಂತ ಉದ್ಘೋಷ ಮಾಡ್ತಾ ಹುಚ್ಚರ ಹಾಗೆ ಓಡ್ ಹೋಗ್ತಾ ಇದ್ರು ಅವರ ಅವರ ಗುರುಬಂಧುಗಳು ಗೋಪಾಲ್ ಘೋಷ್ ಇವರೆಲ್ಲಾನು ನೀರು ಚಿಮುಕಿಸಿ ವಿವೇಕಾನಂದರಿಗೆ ಅವರನ್ನು ಶಾಂತಗೊಳಿಸ್ತಾ ಇದ್ರು ರಾಮನಾಮದ ಮಂತ್ರಶಕ್ತಿ ಅಂಥದ್ದು ಈ ಅಸಾಮಾನ್ಯ ಶಕ್ತಿಯಿಂದಾಗಿಯೇ ಅದು ಎಂದೆಂದೂ ಮುಗಿಯದ ನಿಧಿಯಾಗಿ ನಮಗೆ ಉಳಿದಿದೆ ಇವತ್ತು ಹೊಸ ಹೊಸ ರಾಮಾಯಣಗಳು ಬರ್ತಾನೇ ಇವೆ ನಮೋ ಸರ್ವೋಪಜೀವಿಯಂತಂ ಕವೀನಾಂ ಚಕ್ರವರ್ತಿ ನಮ್ಮಂತ ಕ್ಷೇಮೇಂದ್ರ ಹೇಳಿದ ಹಾಗೆ ಎಲ್ಲ ಕವಿಗಳು ವಾಲ್ಮೀಕಿ ಉಪಜೀವಿಗಳೇ ಹಿಂದಿನವರು ಇವತ್ತಿನ ಕವಿಗಳು ಎಲ್ಲರೂ ವಾಲ್ಮೀಕಿಗಳ ಉಪಜೀವಿಗಳೇ ನಾರಾಯಣಾಚಾರ್ಯರು ಅನೇಕ ಕಡೆ ತೊರವೆ ರಾಮಾಯಣವನ್ನು ಪ್ರಸ್ತಾಪ ಮಾಡಿದರು ಅದು ಅಂಥ ಒಂದು ಶ್ರೇಷ್ಠವಾದ ನಿರ್ಮಿತಿ ನಾವೆಲ್ಲರೂ ಅದನ್ನ ಓದಬೇಕು ಈಗ ಮೂವತ್ತು ವರ್ಷ ಹಿಂದೆ ಪ್ರೊಫೆಸರ್ ಜಿ ರಘುನಾಥ್ ರೈ ಅವರು ಸಂಪಾದಿಸಿ ತೊರವೆ ರಾಮಾಯಣದ ಸಂಗ್ರಹ ಒಂದನ್ನು ಪ್ರಕಟ ಮಾಡಿದ್ರು ಅದಕ್ಕೆ ಸೇಡಿಯಾಪು ಕೃಷ್ಣ ಭಟ್ಟ ಅವರು ಅದಕ್ಕೆ ಪ್ರಸ್ತಾವನೆ ಬರೆದಿದ್ರು ಅದರಲ್ಲಿ ಅವರು ಹೇಳಿದ್ರು ಈಗ ನೂರೈವತ್ತು ವರ್ಷ ಹಿಂದೆ ಜನಸಾಮಾನ್ಯರಿಗೆಲ್ಲ ಹೇಗೆ ಬದುಕಬೇಕು ಅನ್ನುವ ಜೀವನದ ಶಿಕ್ಷಣ ಪ್ರಾಪ್ತವಾಗ್ತಾ ಇದ್ದದ್ದು ತೊರವೆ ರಾಮಾಯಣ ಗದಿಗಿನ ಭಾರತ ಆಮೇಲೆ ನಿತ್ಯಾತ್ಮ ಭಾಗವತ ಈ ಮೂರರಿಂದ ಅನ್ನೋ ಮಾತನ್ನ ಸೇಡಿಯಾಪು ಕೃಷ್ಣ ಭಟ್ರು ಹೇಳ್ತಾ ಇದ್ರು ಆದರೆ ಹಿಂದಿಯಲ್ಲಿ ರಾಮಚಂದ್ರ ಮಾನಸಕ್ಕೋ ರಾಮಚಂದ್ರ ರಾಮಚರಿತ ಮಾನಸಕ್ಕೆ ತಮಿಳಿನಲ್ಲಿ ಕಂಬರಾಮಾಯಣಕ್ಕೆ ದೊರೆತಿರುವಂತಹ ಉನ್ನತ ಸ್ಥಾನ ತೊರವೆ ರಾಮಾಯಣಕ್ಕೆ ಯಾಕೋ ಲಭಿಸಿಲ್ಲ ಅನ್ನುವ ಕಳಕಳಿಯನ್ನ ಅವರು ವ್ಯಕ್ತ ಮಾಡಿದ್ರು ಮತ್ತು ಈಗ ನಾನೂರು ಐನೂರು ವರ್ಷ ಹಿಂದೆ ಪ್ರೌಢ ಚಂಪು ಪ್ರಬಂಧಗಳ ದಿಬ್ಬಣ ನಡೆದಿದ್ದ ಕಾಲದಲ್ಲಿ ರಾಮಾಯಣ ಭಾರತ ಭಾಗವತಗಳನ್ನ ರಾಜಸ್ಥಾನದಿಂದ ಜನಾಸ್ಥಾನಕ್ಕೆ ಕರ್ಕೊಂಡು ಬಂದವರು ನಮ್ಮ ಈ ಷಟ್ಪದಿ ಕವಿಗಳು ಹೀಗೆ ಕನ್ನಡ ಜನಕ್ಕೆ ಹೊಸದೊಂದು ಕಣ್ಣನ್ನೇ ಕೊಟ್ಟರು ಈ ಕವಿಗಳು ಅಂತ ಸೇಡಿಯಾಪು ಕೃಷ್ಣ ಭಟ್ರು ಹೇಳಿದ್ರು ಅವಕ್ಕೆ ಹಿಂದಿನ ಉನ್ನತ ಸ್ಥಾನ ಮತ್ತೆ ಸಿಗಬೇಕಾಗಿದೆ ಹಿಂದೆ ಮುದ್ರಣ ಸೌಕರ್ಯ ಅಷ್ಟಾಗಿ ಇರಲಿಲ್ಲ ಪ್ರವಚನಗಳೇ ಆಗ ಮುಖ್ಯ ಮಾಧ್ಯಮ ಆಗಿರ್ತಾ ಇತ್ತು ಮಾಧ್ಯಮ ಆಗಬೇಕಾದ ಅನಿವಾರ್ಯತೆಯೂ ಇತ್ತು ಮತ್ತು ಆ ಪ್ರವಚನಕಾರರು ಕೂಡ ಓಲೆಗರಿ ಪ್ರತಿಗಳು ತಪ್ಪು ತಪ್ಪು ಬರೆದಿದ್ದ ಹಸ್ತಲಿಖಿ ಹಸ್ತಲಿಖಿತ ಪ್ರತಿಗಳು ಅವರುಗಳ ಜೊತೆ ಹೆಣಗಾಡಬೇಕಾದ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಆ ಸ್ಥಿತಿ ಇಲ್ಲ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಹೆಚ್ಚಿನ ಮುದ್ರಣ ಸೌಕರ್ಯಗಳು ಲಭ್ಯವಾದಾಗ ಆಗ ಜನಸಾಮಾನ್ಯರಿಗೆ ರಾಮಾಯಣ ಸಿಗೋ ಹಾಗಾಯಿತು ಮೊಟ್ಟ ಮೊದಲಿಗೆ ದಕ್ಷಿಣ ಭಾರತದಲ್ಲಿ ಮದ್ರಾಸಿನ ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಲು ಅವರು ಮೊಟ್ಟ ಮೊದಲಿಗೆ ಜನಪ್ರಿಯವಾಗಿ ಜನರಿಗೆ ರಾಮಾಯಣವನ್ನ ತಲುಪಿಸುವ ಮುದ್ರಣನ ಹೊರಗಡೆ ತಂದರು ಅದು ಎಷ್ಟು ಸಂಭ್ರಮದ ಸಂದರ್ಭ ಆಗಿತ್ತು ಅಂತ ಹೇಳಿದ್ರೆ ಮದ್ರಾಸಿನ ರಾಜಬೀದಿಗಳಲ್ಲಿ ಆನೆ ಅಂಬಾರಿ ಮೇಲೆ ರಾಮಾಯಣ ಇಟ್ಟು ಮೆರವಣಿಗೆ ಮಾಡಿದ್ರು ಹೀಗೆ ಈ ಎಲ್ಲರಲ್ಲಿಯೂ ಶ್ರದ್ಧೆಯನ್ನು ಮೂಡಿಸುವ ರಾಮಾಯಣ ಅದರ ಅಲೌಕಿಕ ಶಕ್ತಿ ಅಂತಹದ್ದು ಬೇರೆಯವರ ಮಾತು ಯಾಕೆ ಹೇಳಬೇಕು ನೆಹರೂರಂತ ನಿಧರ್ಮೀಯರೇ ಒಂದು ಕಡೆ ಹೇಳಿದ್ದಾರೆ ರಾಮಾಯಣ ಮಹಾಭಾರತಗಳನ್ನು ಮರೆತರೆ ಭಾರತ ಭಾರತವಾಗಿ ಉಳಿಯೋದಿಲ್ಲ ನೆಹರು ಅಂತವರೇ ಈ ಮಾತು ಹೇಳಿದ್ದಾರೆ ಇನ್ನು ಈಗಿನ ಸೆಕ್ಯುಲರಿಸ್ಟರಿಗೆಲ್ಲ ಪರಮ ಪಿತಾಮಹ ರಾಮ ಮನೋಹರ್ ಲೋಹಿಯ ಆತ ಹೇಳಿದ್ರು ರಾಮನ ನಿರ್ಮಲವಾದ ತೊರೆಯಲ್ಲಿ ಮಿಂದ ವ್ಯಕ್ತಿ ಪುನೀತನಾಗ್ತಾನೆ ಅವರು ಹೇಳಿದ್ರು ಯಾವ ಪ್ರಜಾಸತ್ತೆಯಲ್ಲೂ ಈಗ ಇಲ್ಲದಂತಹ ಅಭಿಪ್ರಾಯ ಸ್ವಾತಂತ್ರ್ಯ ರಾವಣರ ರಾಕ್ಷಸ ರಾಜ್ಯದಲ್ಲಿ ಇತ್ತು ಇಂಥ ಅನೇಕ ಅಂಶಗಳನ್ನು ಗುರುತಿಸಿ ರಾಮಮನೋಹರ್ ಲೋಹಿಯಾ ಅವರು ರಾಮಾಯಣದ ಶ್ರೇಷ್ಠತೆಯನ್ನು ಎತ್ತಿ ಆಡಿದ್ದಾರೆ ಯಾವುದೇ ರೂಪದ ರಾಮಾಯಣದ ಕಡೆ ದೃಷ್ಟಿ ಹರಿಸೋದು ಸಂಸ್ಕಾರಕಾರಿ ಆಗತ್ತೆ ಅಂತ ರಾಮ್ ಮನೋಹರ್ ಲೋಹಿಯ ನಿರ್ಣಯ ಕೊಟ್ಟಿದ್ದಾರೆ ಅಂಥ ಶ್ರೇಷ್ಠ ವಾಂಗ್ಮಯದ ನಂಟು ನಾವು ಬೆಳೆಸಿಕೊಳ್ಳೋಣ ಆಚಾರ್ಯರಂಥವರ ಸಾಹಿತ್ಯವೂ ಕೂಡ ನಮಗೆ ವರದಾನವಾಗಿ ಸಿಕ್ಕಿದೆ ಅದರ ಪ್ರಯೋಜನವನ್ನು ಸತತವಾಗಿ ಪಡೆದು ನಮ್ಮ ಜೀವನವನ್ನು ನಾವು ಕಾಂತಿಮಯಗೊಳಿಸಿಕೊಳ್ಳೋಣ ಈ ವ್ಯಾಖ್ಯಾನಮಾಲೆಯ ಪ್ರಾಯೋಜಕರಾದ ಶ್ರೀ ಲಕ್ಷ್ಮೀ ನರಸಿಂಹನವರು ದಯವಿಟ್ಟು ಬರಬೇಕು ಶ್ರೀ ನಮ್ಮ ಸಂಸ್ಥೆಯ ಪರವಾಗಿ ಶ್ರೀ ಪತಿ ಶ್ರೀಧರ್ ಅವರು ದಯವಿಟ್ಟು ಬರಬೇಕು ಆಚಾರ್ಯರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇವೆ श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् जन्मदस्फटिकाकृतिम् आधारम् सर्वविद्यानाम् हयग्रीयमुपास्महे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मुनिसिंहस्य कविता वनचारिणः शृण्वन् रामकथानादम् कोनयाचिपदाङ्गजम् यत्पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरसमकल्मषम् गोष्पदीकृतवाराशिम् मशिकीकृतराक्षसम् रामायणमहामालारत्नम् वन्दे विनात्मजम् अञ्जनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् अभिषेकतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वादरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददाह लङ्काम् नमामि तम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततरुमूलवासिनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत राक्षसान्तकम् वेदवेद्ये परे पुंसि जाते दशरथात्मजे वेदः प्राचेरसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्तः यः पादम् पदमेव वा ಸಯಾತಿ ಬ್ರಹ್ಮಣ ಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ ರಾಮಸಾಗರ ಪುನಃ ಜವನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರ ಸುಮಾಕೀರ್ಣಂ ಸರ್ಗ ಕಲ್ಲೋಲ ಕಾಂಡಗ್ರಹ ಮಹಾಮೀನಂ ವಂದೇ ರಾಮಾಯಣ ಅರ್ಣಂ ಸಮ್ಯಕ್ ಪಿಬತ್ಯಃ ಅದರಾದ್ ವಾಲ್ಮೀಕಿ जह्नव्याधिजना विपत्यनिधनैरत्यन्त सौपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशिरशस्य पदम् निशामयध्वम् श्रीराघवम् दशरथात्मजमप्रमेयम् सीतापजम् रघुकुलान्वयरत्नदीपम् आजानुबाहुमरविन्ददायदाक्षम् रामम् निशाचरविनाशकरम् नमामि वैदेही सहितम् स्वरद्रुमतुले हरिमे महामण्डपे मध्ये पुष्पकमासने मणिमये वीरासने सूचितम् अग्रे वाच इति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गमम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गमम् श्रीरामाय नमः ओम् श्रीरघुनन्दनपरब्रह्मणे नमः ओम् अस्मद्गुरुभ्यो नमः अस्मद्गुरुभ्यो ಮಹಾಂತ ಮಹಾಪ್ರಭು ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಇಂದಿನ ಈ ಮುಕ್ತಾಯದ ಸಮಾರಂಭದಲ್ಲಿ ಈಗಾಗಲೇ ಮೊದಲೇ ಫಲಶ್ರುತಿಯಾಗಿಬಿಟ್ಟಿದೆ ಸನ್ಮಾನವೇ ನಡೆದು ಹೋಗಿದೆ ಬರೀ ಅನುವಾದ ಮಾತ್ರ ಉಳ್ಕೊಂಡಿದೆ ಸ್ವಲ್ಪ ಭಾಗ ಕೊನೆಯಲ್ಲಿ ಮರೆತು ಹೋಗಬಹುದು ಮಾತನ್ನ ಮೊದಲೇ ಹೇಳಿಬಿಡ್ತೇನೆ ಇಷ್ಟು ದಿವಸ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲ ಕೇಳಿದ್ದೀರಿ ಒಂದೂ ದಿವಸ ಬಿಡದೆ ಕೇಳಿದವರು ತುಂಬಾ ಜನ ಇದ್ದಾರೆ ಅವರಲ್ಲಿ ನಾನು ಒಬ್ಬ ಅನೇಕರಿಗೆ ಒಂದೊಂದು ದಿವಸ ಎರಡೆರಡು ದಿವಸ ಮೂರು ಮೂರು ದಿವಸ ಒಬ್ಬರಿಗೆ ಹತ್ತು ದಿವಸ ಅನಿವಾರ್ಯ ಕಾರಣಗಳಿಂದ ರಾಮಕಥಾಶ್ರವಣ ವಿಚ್ಛೇದನವಾಯಿತು ಅದಕ್ಕೆ ನಾನು ಪರಿತಾಪ ಪಡ್ತೇನೆ ಮತ್ತೆ ಎಂಥ ಅವಕಾಶಗಳು ತಮಗೆ ಸಿಕ್ಕಲಿ ನಾನೇ ಹೇಳಲಿ ಬೇರೆಯವರೇ ಹೇಳಲಿ ರಾಮಕಥಾ ಶ್ರವಣ ತಮಗೆಲ್ಲರಿಗೆ ಆಗಲಿ ಎಂಬುದಾಗಿ ಅನನ್ಯವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇಷ್ಟು ದಿವಸ ನಾನು ತಮಗೆ ಉಣಬಡಿಸಿದ ಈ ಅಮೃತದಲ್ಲಿ ವಾಲ್ಮೀಕಿ ನಮಗೆ ಅನುಗ್ರಹ ಮಾಡಿದ ಅಮೃತದ ಜೊತೆಗೆ ಎಷ್ಟೋ ಪೂರ್ವದ ಮಹಾಕವಿಗಳು ದೊಡ್ಡ ದೊಡ್ಡ ತಪಸ್ವಿಗಳು ಮಹಾ ಆಚಾರ್ಯರು ಅನೇಕ ಭಾಷೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ತಮಿಳು ಭಾಷೆಯಲ್ಲಿ ಸಂಸ್ಕೃತದಲ್ಲಿ ರಚನೆ ಮಾಡಿರತಕ್ಕಂಥ ವ್ಯಾಖ್ಯಾನದ ಅವತರಣಿಕೆಗಳನ್ನೇ ನಿಮ್ಮೆದುರಿಗೆ ನಾನಿಟ್ಟೆ ಸಾಮಾನ್ಯವಾಗಿ ಉಪನ್ಯಾಸ ಮಾಡುವಾಗ ಅದನ್ನೆಲ್ಲ ಮಾಡೋದಿಲ್ಲ ಎಲ್ಲಿ ಕೊಟೇಶನ್ ಗೊತ್ತಾಗುತ್ತೋ ಬಿಡುತ್ತೋ ಅಂತ ಅದ ಕಾಲಕ್ಷೇಪದ ಮೆಥಡ್ ಎಂಟು ಜನ ನಾಲ್ಕು ಜನ ಹತ್ತು ಜನ ಎದುರು ಕೂತಿದ್ದಾಗ ಇಲ್ಲಿ ವಾಕ್ಯ ಇದೆ ಇಲ್ಲಿದೆ ನಾ ರೆಫರೆನ್ಸ್ ಹೇಳ್ತಾ ಇದ್ದೆ ಇದು ಭೋಜರಾಜಂದು ಇದು ನಂಬಿಳ್ಳ ಈಡು ವ್ಯಾಖ್ಯಾನ ಹೇಳೋ ಉದ್ದೇಶ ಯಾತಕ್ಕೆ ಅಂದ್ರೆ ಈಗ ರಾಮಾಯಣ ಕಾಲಕ್ಷೇಪ ಹೇಳೋರು ಕೇಳೋರಿಲ್ಲ ರಾಮಾಯಣವನ್ನೇ ಕೇಳೋರಿಲ್ಲ ಪ್ರವಚನದಲ್ಲಿ ಹೇಳಿದ್ರೆ ಎಷ್ಟೋ ಜನ ನೋಟ್ಸ್ ಮಾಡ್ಕೊಳ್ಳೋದನ್ನು ನೋಡಿದ್ದೇನೆ ಎಲ್ಲಾರು ಒಂದು ಕಡೆ ಯಾರಿಗಾದರೂ ಫ್ಲಾಶ್ ಆಗಬಹುದು ಇದನ್ನು ಮುಂದೆ ಬೆಳೆಸಬಹುದು ನಿನ್ನೆ ಕೇಳಿದ್ರಿ ತಾವು ತುಂಬ ಗಮನವಾಗಿ ಕೇಳಿದ್ದಾರೆ ಅವರು ಕಿಮರ್ಥಂ ಮಾಮನಾದೃತ್ಯ ಕ್ಲಿಶ್ಯತೆಯಂ ತ್ವಯಾ ಜನ ವಿಭೀಷಣ ಈ ವಾನರ ವೀರರನ್ನು ಯಾತಿ ಕೈಯ ಹಿಗ್ಗಾಮುಗ್ಗ ಹೊಡಿಸ್ತಾ ಇದ್ದೀಯೇ ನನಗೆ ಅನಾದರ ಮಾಡಿದಾಗದು ನೀ ಹೊಡೆದು ವಾನರಗಲ್ಲ ನನಗೇ ಹೊಡೆದ ಹಾಗೆ ಯಾಕೆ ಜನೋಯಂ ಸ್ವಜನೋ ಮಮ ಇವರು ನನ್ನವರು ಅಂದ ರಾಮಚಂದ್ರ ಇದರಲ್ಲಿ ಅಷ್ಟಾಕ್ಷರ ಮಂತ್ರ ಅರ್ಥ ಇದೆ ಅಂತ ಅಷ್ಟೇ ಹೇಳಿಬಿಟ್ಟೆ ಎಲ್ಲಿದೆ ಅಂತ ಕೇಳಿದರು ಅವರು ಅದಕ್ಕೆ ನಾನು ಚುಟುಕು ಕಟುಕು ಉತ್ತರ ಕೊಟ್ಟೆ ಮೊದಲ ದಿವಸ ಹೇಳಿದ್ದೇನೆ ಅಲ್ಲಿ ಕೇಳಿಕೊಳ್ಳಿ ಅಂತ ಅದವರಿಗೆ ಪನಿಷ್ಮೆಂಟ್ ರಾಮಾಯಣದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮಂತ್ರಗಳ ಅರ್ಥ ಇದೆ ನನಗೆ ಎಷ್ಟು ಶಕ್ಯವೋ ಈ ನಾಲ್ಕು ವಾರಗಳ ಕಾರ್ಯಕ್ರಮದಲ್ಲಿ ಅಲ್ಲಲ್ಲಲ್ಲಲ್ಲಿ ಹೇಳಿದ್ದೇನೆ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವಾಲ್ಮೀಕಿ ಹದಿನಾರು ಗುಣಗಳುಳ್ಳ ಮಹಾಪುರುಷ ಎಲ್ಲಿದ್ದಾನೆ ಅಂತ ಕೇಳುವಾಗ ನಾರದರು ಹೇಳಿದ್ರು ನೀ ಅದೆಲ್ಲ ಹೇಳಿದ ಇದೇ ಬಿಟ್ಟು ಅವನು ಅವನ ಅಷ್ಟಾಕ್ಷರ ಪ್ರತಿಪಾದ್ಯ ಎಂಬುದನ್ನ ಅಲ್ಲಿ ಹೇಳಿದರು ಹನುಮಂತ ಸೀತಾದೇವಿಯನ್ನು ಕಂಡು ಮಾತನಾಡಿಸುವಾಗ ನೀ ನಿಜವಾಗಿ ರಾಮ ಭಕ್ತ ಅನ್ನೋದಕ್ಕೆ ರಾಮ ಹೇಗಿದ್ದಾನೆ ಹೇಳು ಅಂತ ಹೇಳುವಾಗ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ರಕ್ಷಿತ ಏನು ಹೇಳಿ ನೀನು ನಿಜವಾಗಿ ರಾಮ ಅರ್ಥ ಮಾಡಿಕೊಂಡವನು ಅಷ್ಟಾಕ್ಷರ ತತ್ವ ತಿಳಿದವನು ಅಂತ ಸೀತಾದೇವಿ ಶಹವಾಸ್ ಅಂದರು ಇದೆಲ್ಲ ಗುರುಗಳಲ್ಲಿ ಕೇಳಿದ್ರೆ ಹೇಳ್ತೇವೆ ಪುಸ್ತಕದಲ್ಲಿ ಪ್ರಿಂಟ್ ಮಾಡುವುದಿಲ್ಲ ಇದನ್ನೆಲ್ಲ ನೀವು ಅಷ್ಟು ಶ್ರದ್ಧೆಯಿಂದ ಕೇಳಿದ್ರಲ್ಲ ಅಂತ ಪುನಃ ಹೇಳಿದೆ ರಾಮಾಯಣದಲ್ಲಿ ದ್ವಯಮಂತ್ರ ಅರ್ಥ ಎಲ್ಲೆಲ್ಲಿದೆ ಗಾಯತ್ರಿ ಮಂತ್ರ ಅರ್ಥ ಎಲ್ಲೆಲ್ಲಿದೆ ಅಮ್ಮ ವರ್ಷಗಟ್ಟಲೆ ಹೇಳಿದ್ರೆ ಮುಗಿಯುವುದಿಲ್ಲ ವರ್ಷಗಟ್ಟಲೆ ಒಂದೊಂದು ಅಕ್ಷರವನ್ನು ತೆಗೆದು ಹೇಳಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮಗೆ ಮೋಕ್ಷ ಬೇಡ ಮತ್ತೆ ಜನ್ಮ ಕೊಡು ಮತ್ತೆ ಭಾರತದಲ್ಲಿ ಹುಟ್ಟಿ ಬರೋಣ ಮತ್ತೆ ರಾಮಾಯಣವನ್ನು ಓದೋಣ ಹನುಮಂತನಂತೆ ದೀರ್ಘಾಯುಷ್ಮಂತರಾಗಿ ಚಿರಂಜೀವಿಗಳಾಗಿ ರಾಮಾಯಣವನ್ನೇ ಓದ್ತಾ ಇರಬೇಕು ಕೇಳ್ತಾ ಇರಬೇಕು ಪಾನ ಮಾಡ್ತಾ ಇರಬೇಕು ಹಂಚಿಕೊಳ್ಳಬೇಕು ಹಂಚಿಕೊಂಡಷ್ಟು ಬೆಳೆಯುವಂತಹ ಅಮೃತ ಇಂಥ ಅಮೃತವನ್ನ ನಿಮ್ಮಂತಹ ಸದ್ಭಕ್ತರ ಜೊತೆಯಲ್ಲಿ ಅದು ದಿವಸ ಕಿಕ್ಕಿರಿದು ತುಂಬಿದ ಸಭೆಯಲ್ಲಿ ನಾನು ಹುಟ್ಟಿನಿಂದಲೇ ಟೀಚರು ಶ್ರೋತೃಗಳನ್ನು ಕೇಳಿದ್ರೆ ಎಷ್ಟು ಆನಂದವಾಗುತ್ತೆ ಅನ್ನೋದು ನನ್ನ ರಕ್ತದಲ್ಲಿ ಒಂದೊಂದು ಹನಿಯಲ್ಲಿ ನೀವು ನೋಡಬಹುದು ಇಷ್ಟು ಉತ್ಸುಕರಾಗಿ ಬರ್ತಾರಲ್ಲ ಟ್ರಾಫಿಕ್ ಇದೆ ಅಡಚಣೆ ಇದೆ ಅಂಬರೀಷೋಪಾಖ್ಯಾನ ಇದೆ ಅಷ್ಟೆಲ್ಲ ಇದ್ರೂ ಬರ್ತಾರೆ ಕಡಲೆಕಾಯಿ ಪರಿಷೆ ಇದ್ರೂ ಬರ್ತಾರೆ ನಿಲ್ಸೋಗಿ ಜಾಗ ಇಲ್ಲ ನಿಮ್ಮ ವಾಹನಗಳನ್ನ ಕೇಳಿದ್ದೀರಿ ಕಲಿಯುಗವಾಗಿದ್ರೂ ಇದರಲ್ಲೊಂದು ತ್ರೇತಾಂಶವಿದೆ ಇದ್ರಲ್ಲಿ ರಾಮಚಂದ್ರ ಖಂಡಿತ ಇದ್ದಾನೆ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾನೆ ಅಂತ ತುಂಬಾ ಭರವಸೆ ಇದೆ ನಿಮ್ಮನ್ನೆಲ್ಲ ನಾನು ಅಭಿನಂದನೆ ಮಾಡ್ತೇನೆ ಶ್ರೀರಾಮಚಂದ್ರ ಸ್ವಾಮಿ ನೀವು ಬೇಡಿದ ಸಕಲ ಅನುಗ್ರಹಗಳನ್ನು ಮಾಡಿಕೊಡಲಿ ರಾಮಾಯಣವನ್ನು ಓದುವುದಕ್ಕೆ ಕೇಳುವುದಕ್ಕೆ ಬೇಕಾದ ಎಲ್ಲ ಪರಿಸರವನ್ನು ವಾತಾವರಣವನ್ನು ಸ್ವಾಮಿ ನಿಮಗೆ ಅನುಗ್ರಹ ಮಾಡಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದಕ್ಕಿಂತ ನಾನೇನು ಹೆಚ್ಚು ಕೇಳಲ್ಲ ನಿನ್ನೆ ಎಲ್ಲಿ ಬಿಟ್ಟಿದ್ದು ರಾಮಚಂದ್ರನನ್ನ ತುಂಬಾ ಸಂತೋಷ ಅಂತ ಕೇಳಿದ್ದೀರಿ ನಿದ್ದೆ ಮಾಡಿಲ್ಲ ಅಂತಾಯ್ತು ರಾಮಾಯಣದಲ್ಲಿ ಈ ಭರದ್ವಾಜರ ಪಾತ್ರ ಬಹಳ ವಿಶೇಷವಾದ ಪಾತ್ರ ರಾಮಾಯಣದ ಕಥೆಯನ್ನ ವಾಲ್ಮೀಕಿ ಗ್ರಥನ ಮಾಡಿ ಇಪ್ಪತ್ತಿಪ್ಪತ್ನಾಲ್ಕು ಅಕ್ಷರಕ್ಕೆ ಒಂದೊಂದು ಶ್ಲೋಕ ಹೇಳ್ತಾ ಹೋದಾಗ ಹಿಂದಿನಿಂದ ಅವರ ಕಮ್ಮಂಡಲು ನಾರುಮಡಿ ಹಿಡುಕೊಂಡು ಹೋದಂತಹ ಮಹರ್ಷಿ ಭರದ್ವಾಜರು ಮೊತ್ತ ಮೊದಲು ತಲೆಯಲ್ಲಿ ಅಷ್ಟನ್ನೂ ಗ್ರಹಣ ಮಾಡಿದ ಮಹರ್ಷಿ ಭರದ್ವಾಜರು ಈ committed the whole thing into memory Bharadwaja ಗೋತ್ರದವರು ಯಾರು ಇಲ್ಲಿದ್ರೆ ನಿಮಗೆಲ್ಲ ದೊಡ್ಡ ಜವಾಬ್ದಾರಿ ಇದೆ ಅದು ರಾಮಾಯಣವನ್ನು ನಡೆಸ್ಕೋಬೇಕು ಆಮೇಲೆ ತಾತಾಚಾರ್ಯ ಕುಲದವರು ಯಾರಿದ್ರೆ ಶಟಮನುಷನ ಗೋತ್ರದವರು ಅವರು ರಾಮಾಯಣದ ಅರ್ಥಗಳನ್ನು ಪರಂಪರೆಯಿಂದ ಬೆಳೆಸಿ ಉಳಿಸಿ ರಕ್ಷಿಸಿ ರಾಮಾನುಜಾಚಾರ್ಯರಿಗೆ ಕೊಟ್ಟ ಮಹಾನುಭಾವರು ತಿರುಪತಿಯ ಮೂರನೇ ಬೆಟ್ಟದಲ್ಲಿ ಆಚಾರ್ಯರು ಸನ್ಯಾಸ ತಗೊಂಡ ಮೇಲೆ ತಮ್ಮ ಸೋದರ ಮಾವಂದರಿಂದ ಹದಿನೆಂಟು ವರ್ಷ ಹದಿನೆಂಟು ಅರ್ಥಗಳನ್ನು ಆವರ್ತಿ ಅವರು ಕೇಳಿದರು ಅಂತ ಹೇಳ್ತೇವೆ ಅಷ್ಟೇನಿದೆ ರಾಮಾಯಣದಲ್ಲಿ ಅಂದ್ರೆ ನೀವು ಓದಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಪ್ರತಿನಿತ್ಯ ಗೋವಿಂದರಾಜರ ಹೆಸರನ್ನು ಹೇಳ್ತೇವೆ ನಾವು ತಿರುಪತಿಯವರು ಪುಷ್ಕರಣಿ ಗೋವಿಂದರಾಜರು ಅಂತ ಹೆಸರು ಹದಿನಾರನೇ ಶತಮಾನದವರು ಅವರಿಗೆ ಸ್ವಪ್ನವಾಯಿತು ತಿರುಪತಿ ಆಲಯದ ಮುಂದುಗಡೆ ಮೆಟ್ಲು ಹತ್ತಿದ್ರೆ ಈಗ ಇದೆಯೋ ಒಡೆದಾಕಿದ್ದಾರೋ ಗೊತ್ತಿಲ್ಲ ರೆಡ್ಡಿವಾರು ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿದ್ದೀರಾ ಎರಡು ಕೈಗೆ ಬೇಡಿ ಹಾಕಿದ್ದಾರೆ ಅವನಿಗೆ ಬೇಡಿ ಹನುಮಪ್ಪ ಅಂತಾರೆ ಅವನೇನ್ ಮಾಡಿದ್ದ ಒಂದು ಕಾಲದಲ್ಲಿ ಅವನು ಹುಟ್ಟಿದ ಬೆಳೆದಿದ್ದ ಜಾಗ ತಿರುಪತಿ ಈ ವೆಂಕಟೇಶ್ವರ ಎಲ್ಲಿರಬಾರದು ದೇವಲೋಕದಲ್ಲಿರಬೇಕು ಅಂತ ವಿಮಾನವನ್ನೇ ಎತ್ತಿಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ ಆಗ ಭಕ್ತರುಗಳೆಲ್ಲ ಅವನಿಗೆ ಬೇಡಿ ಹಾಕಿ ಅಲ್ಲಿ ಕೂರಿಸಿದ್ರು ನೀನು ಇಲ್ಲೇರು ವೆಂಕಟೇಶ್ವರ ಇಲ್ಲೇ ಇರಲಿ ಅಂತ ಹಿಂದೆ ಯಾತ್ರಿಕರೆಲ್ಲ ಸೇರ್ತಾ ಇದ್ದ ಜಾಗ ಛತ್ರಗಳಿಲ್ಲದೆ ಇದ್ದ ಜಾಗ ಅಲ್ಲಿ ಅನೇಕ ದೇಶಗಳಿಂದ ಬಂದ ವಿದ್ವಾಂಸರು ಸಂಸ್ಕೃತ ಬಲ್ಲವರು ಒಂದು ಕಡೆ ಸೇರಿದ್ದು ಬೆಳಗ್ಗೆ ಎಲ್ಲ ವಾಕ್ಯಾರ್ಥ ಮಾಡಿ ಸಾಯಂಕಾಲ ಮಲಕೊಂಡಿದ್ದಾಗ ಈ ಪುಷ್ಕರಣಿ ಗೋವಿಂದರಾಜಾಚಾರ್ಯರಿಗೆ ಕನಸಿನಲ್ಲಿ ಭಗವಂತ ಬಂದು ಇಷ್ಟೆಲ್ಲ ಜನ ಹೇಳ್ತಾ ಇದ್ದಾರೆ ನೀನು ಪರಂಪರೆಯಿಂದ ಕ್ರೋಢೀಕರಣ ಮಾಡಿದ್ದೀಯೇ ಈ ಅರ್ಥಗಳನ್ನೆಲ್ಲ ಒಂದು ಚಕಾರ ಬಿಡದಂತೆ ವ್ಯಾಖ್ಯಾನ ಬರೀ ಎಂಬುದಾಗಿ ಸ್ವಪ್ನವಾದ ಮೇಲೆ ಆಚಾರ್ಯರು ಲೇಖನಿ ಮುದ್ರಣ ಪೇಪರು ಒಂದು ಇಲ್ಲದೆ ಕಾಲದಲ್ಲಿ ಅದನ್ನೆಲ್ಲ ಶೇಖರಿಸಿಟ್ಟು ನಮಗೆ ಉಪಕಾರ ಮಾಡಿದರು ಇಷ್ಟಿಷ್ಟು ದೊಡ್ಡ ಸಂಪುಟದ ಮೂರು ಬೃಹತ್ ಸಂಪುಟಗಳು ಗೋವಿಂದರಾಜ ವ್ಯಾಖ್ಯಾನ ನನ್ನ ಕೈಯಲ್ಲಿ ತಗೊಂಬರೋಕ್ಕಾಗಲಿಲ್ಲ ಬರೀ ನೋಟ್ಸ್ ಮಾಡಿದ್ದಷ್ಟೇ ಅದಲ್ಲದೆ ಇನ್ನೂ ಏಳು ಎಂಟು ವ್ಯಾಖ್ಯಾನಗಳಿವೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಉತ್ತರ ದೇಶದಲ್ಲಿ ಮಾಡಿದ್ದಾರೆ ತಮಿಳು ದೇಶದಲ್ಲಿ ಮಾಡಿದ್ದಾರೆ ಇನ್ನೂ ನೋಡ್ತಕ್ಕದ್ದೆಷ್ಟಿದೆಯೋ ತಿಳ್ಕೊಡ್ತಕ್ಕದ್ದೆಷ್ಟಿದೆಯೋ ಅದು ಭರದ್ವಾಜರ ಹಿರಿಮೆಗೋಸ್ಕರವಾಗಿ ಹೇಳಿದ ಮಾತು ಋಷಿಗಳು ತಪಸ್ಸು ಮಾಡಿ ಪಡೆದ ಕಾವ್ಯ ನಾನು ಪದೇ ಪದೇ ಪದೇ ಹೇಳ್ತೇನೆ ಯಾರು ಮನಸ್ಸು ಬೇಜಾರು ಮಾಡಿಕೊಳ್ಳಿ do not compare Valmiki with any other poet in the world however great he Valmiki Valmiki ಇದು ವೇದದಿಂದ ಪ್ರೇರಿತವಾಗಿ ಜನಸಾಮಾನ್ಯರಿಗೆ ವೇದ ದೊರಕ್ತಾ ಇಲ್ವಲ್ಲ ಅಂತ ವೇದ ಪ್ರಾಚೇತ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ವೇದ ವೇದ್ಯೆ ಪರೇ ಪುಂಸಿ ವಾಲ್ಯೂಮ್ ಹೆಚ್ಚಾಗ್ತಾ ಇದೆ ಫ್ಯಾನಿಂಗ್ ಗಲಾಟೆ ಗೊತ್ತಾಗಿಲ್ಲ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇತ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನಃ ವೇದದಿಂದ ಅರಿಯಲ್ಪಡುವ ಮಹಾಪುರುಷ ಪರಮಪುರುಷ ಶ್ರೀಮನ್ನಾರಾಯಣ ರಾಮನಾಗಿ ರೂಪಾಂತರವನ್ನು ಹೊಂದಿ ಅವತಾರ ಮಾಡಿದ ಮೇಲೆ ಅವನನ್ನು ಸ್ತೋತ್ರ ಮಾಡುವ ವೇದವೂ ರೂಪಾಂತರವನ್ನು ಪಡೆದು ರಾಮಾಯಣವಾಗಿ ಬಂದು ಹೋಯಿತು ಅದರಿಂದ ವೇದ ಬೇರೆಯಲ್ಲ ರಾಮಾಯಣ ಬೇರೆಯಲ್ಲ ವೇದಕ್ಕೆ ಪ್ಯಾರಲಲ್ ಗ್ರಂಥ ಯಾರು ಬರೆದಿದ್ದಾರೆಯೇ ನೋಡಿ ಆಗತ್ಯ ಶಕ್ಯವೇ ನಮ್ಮ ದೇಶದಲ್ಲಿ ಶ್ರುತಿ ಅವೇದಕ್ಕೆ ಕೊಡುವ ಸ್ಥಾನವನ್ನು ನಾವು ಯಾವುದಕ್ಕೂ ಕೊಡೋದಿಲ್ಲ ಭಗವಂತನಿಗೆ ಕೊಡುವ ಸ್ಥಾನವನ್ನು ಇನ್ಯಾವ ದೇವತೆಗೂ ಕೊಡೋದಿಲ್ಲ ಏತದೇವ ಮಹದ್ದುಃಖಂ ಯದ್ಗುಂಜಾ ಸಮತೋಲನಂ ಹೇಂ ನ ಖೇದೋ ನ ದಾಹೇನ ಚೋಷಣೆ ಕಷಣೇನವ ಶ್ಲೋಕ ಕೇಳಿದ್ದೀರಾ ಹೇಳಿದ್ದೀನಿ ಬಂಗಾರಕ್ಕೆ ಅಕ್ಕಸಾಲಿಗರು ಅದನ್ನು ಕತ್ತರಿಸಿದ್ರೆ ಬೇಜಾರಾಗೋದಿಲ್ವಂತೆ ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟಕ್ಕಿಟ್ಟು ಸುಟ್ಟರೆ ಬೇಜಾರಾಗೋದಿಲ್ವಂತೆ ಆಸಿಡ್ ಹಾಕಿ ಬ್ಯಾಟರಿ ಟೆಸ್ಟ್ ಮಾಡಿ ಇದರಲ್ಲಿ ಏನಾದ್ರು ತಾಮ್ರ ಗೀಮ್ರ ಇದ್ರೆ ಶುದ್ಧಿ ತೆಗೀರಿ ಅಂದ್ರೆ ಬೇಜಾರಾಗೋದಿಲ್ವಂತೆ ಏನು ಪರೀಕ್ಷೆ ಮಾಡಿದಷ್ಟು ಬಂಗಾರ ಬೆಳೆಯುತ್ತೆ ಅದಕ್ಕಿರೋದು ಒಂದೇ ದುಃಖ ಅಂದ್ರೆ ಈ ವ್ಯಾಪಾರಿಗಳು ಶೆಟ್ರು ಒಂದು ಕಡೆ ಗುಲ್ಗಂಜಿ ಕೆಲಸಕ್ಕೆ ಬಾರದಿದ್ದನ್ನು ಹಾಕಿ ಇಷ್ಟು ಗುಲ್ಗಂಜಿ ತೂಕ ಇದೆ ಸಮ ಅಂತ ಹೇಳ್ತಾರಲ್ಲ ಅದಕ್ಕೆ ಬೇಜಾರಾಗುತ್ತಂತೆ ಹೇ ಉನ್ನಕ್ಕೆ ಅಣ್ಣಂಗರಾಚಾರ ಶ್ಲೋಕ ಕಾಣಪ್ಪ ಹೇ ಉನ್ನಖೇದೋ ನದಾಹೇನ ಚೋಷಣೆ ಕಷಣೇನವ ಏತದೇವ ಮಹದ್ದುಃಖಂ ಯದ್ಗುಂಜಾ ಸಮತೋಲನಂ ರಾಮನನ್ನು ಬೇರೆ ದೇವತೆಗಳಿಗೆ ಹೋಲಿಸಬೇಡಿ it will be an insult Rama Rama ರಾಮನೇ ಉಂಡೇಜಿ ರಾಮುಡೊ ತ್ಯಾಗರಾಜರನ್ನು ನೋಡಿ ಅವರು ಅನೇಕ ದೇವತೆಗಳ ಮೇಲೆ ಅಲ್ಲಲ್ಲಿ ಒಂದೊಂದೆರಡೆರಡು ಸ್ತುತಿ ಭಗವಂತನ ವಿಷ್ಣು ಅವತಾರದಲ್ಲೇ ಒಂದೆರಡು ಸ್ತುತಿಯನ್ನು ಬರೆದಿದ್ರು ರಾಮ ಅಂದ್ರೆ ಯಾತಿಕೆ ಅದು ಯಾಕೆ ಎಳೆಯಿತು ಅವ್ರು ನಾರದರ ಅವತಾರ ವಾಲ್ಮೀಕಿ ರಾಮಾಯಣ ಕೊಟ್ಟವರು ಅವರೇ ಅವರೇ ಮುಂದೆ ಪುರಂದರದಾಸರು ಹೀಗೆಲ್ಲ ಹೇಳ್ತೇವೆ ಅದರಿಂದ ರಾಮನಿಗೆ ಸಮವಾದ ದೈವಿಲ್ಲ ನೀ ಸಮಾನಮೆವರು ರಾಮ ನೀ ಸಮಾನಮೆವರು ಆ ರಾಗದ ಹೆಸರು ನೋಡಿ ಖರಹರ ಪ್ರಿಯ ಕರಹರ ಅಂದ್ರೆ ರಾಮ ಕೊಂಡವನು ಅವನಿಗೆ ಪ್ರಿಯವಾದದ್ದು ರಾಗ ನಮಗೂ ತುಂಬಾ ಪ್ರಿಯವಾದದ್ದೇ ಆ ಕರಹರ ಪ್ರಿಯ ರಾಗದಲ್ಲಿ ಎಷ್ಟೆಷ್ಟು ಹಾಡುಗಳನ್ನು ಬರೆದಿದ್ದಾರೆ ಅಂತಹ ರಾಮನಿಗೆ ಸಂವಾದ ದೈವವಿಲ್ಲ ರಾಮಾಯಣಕ್ಕೆ ಸಂವಾದಂತಹ ಕಾವ್ಯ ಇನ್ನೊಂದಿಲ್ಲ ಆದಿಕಾವ್ಯ ಅಂತ ಹೇಳ್ತೇವೆ ಹೆಸರಿಗೆ ಇತಿಹಾಸಂ ಪುರಾತನಂ ಇದು ಋಷಿದೃಷ್ಟವಾದದ್ದು ಇದು ಸಂಹಿತೆ ವೇದ ಸಂಹಿತೆ ಸುಮ್ಮನೆ ಬರೆಯಲಿಲ್ಲ ಇಪ್ಪತ್ನಾಲ್ಕು ಸಾವಿರ ಒಂದೊಂದು ಸಾವಿರದಲ್ಲಿ ಒಂದೊಂದು ಅಕ್ಷರ ಗಾಯತ್ರಿಯ ಮಹಿಮೆಯನ್ನು ಹೊಂದಿರತಕ್ಕಂತಹದ್ದು ಆದ್ರಿಂದ ನಾವು ಅಲ್ಲಲ್ಲಿ ಜೋಡಿಸ್ಕೊಳ್ತೇವೆ ಬೇರೆ ಕವಿಗಳು ವಾಲ್ಮೀಕಿ ದಾರಿಗೆ ಬಂದಿದ್ದಾರೆ ಅಂತ ಅವರ ದಾರಿಗೆ ವಾಲ್ಮೀಕಿ ನಡೆಯೋದಲ್ಲ ವಾಲ್ಮೀಕಿಯ ದಾರಿ ತೋರಿಸಿದವರು ಅದರಿಂದ ಇವತ್ತು ಭರದ್ವಾಜರಿಗೆ ವೇದವ್ಯಾಸರಿಗೆ ತಾತಾಚಾರ್ಯರಿಗೆ ಸಕಲ ಪೂರ್ವಾಚಾರ್ಯರಿಗೆ ಸಕಲ ಪೂರ್ವ ಸೂರಿಗಳಿಗೆ ಮಹಾಕವಿಗಳಿಗೆ ನಮಸ್ಕಾರವನ್ನು ಮಾಡಿ ಇವತ್ತು ರಾಮನನ್ನ ಭರದ್ವಾಜ ಆಶ್ರಮದಿಂದ ಮುಂದೆ ಕರೆದುಕೊಂಡು ಹೋಗೋಣ ಪೂರ್ಣೇ चतुर्दशे ವರ್ಷೇ ಪಂಚಮ್ಯಾಂ ಲಕ್ಷ್ಮಣಾಗ್ರಜಃ ಪೂರ್ಣೆ ಚತುರ್ದಶೆ ವರ್ಷೆ ಹದಿನಾಲ್ಕು ವರ್ಷ ಆಗಿಯೇ ಹೋಯಿತು ರಾಮ ಇನ್ನೂ ಹೋಗೇ ಇಲ್ಲ ಭರತನನ್ನು ನೋಡಿಯೇ ಇಲ್ಲ ಇಲ್ಲಿದ್ದು ಹೋಗು ಹೇಳಿಬಿಟ್ರು ಭರದ್ವಾಜರು ಗುರುಗಳ ಅಪ್ಪಣೆ ಮೀರತಕ್ಕದ್ದಲ್ಲ ರಾಮಚಂದ್ರ ಯೋಚನೆ ಮಾಡಿದ ನಾನು ಇಲ್ಲಿ ನಿಂತು ಬಿಟ್ಟ ಭರತನ ಗತಿ ಏನು ಭರತ ಎಷ್ಟು ತರ್ಕ ಮಾಡ್ತಾನೆ ಪಾಪಿ ಈ ಭರತನ ರಾಜ್ಯಕ್ಕೆ ಕಾಲಿಡಬಾರದು ಅಂತ ರಾಮ ಎಲ್ಲೋ ಉಳ್ಕೊಂಡ್ಬಿಟ್ಟ ಅಂತ ಕಾಣುತ್ತೆ ನಮ್ಮ ನಾನು ಹೇಗಿರಲಿ ನಾನು ಅಗ್ನಿಯಲ್ಲಿ ಬೀಳ್ತೇನೆ ತಾಯಿ ವಾಲ್ಮೀಕಿ ಚುಟುಕಿ ಮಾಡಿಬಿಟ್ರು ಕೌಸಲ್ಯ ಸಮಾಧಾನ ಮಾಡ್ತಾಳೆ ಭರತನನ್ನ ಕಂಬರಾಮಾಯಣದ ವರ್ಣನೆ ಮಾಡಿದ್ದಾರೆ ತುಂಬಾ ನಿಮ್ಮನ್ನು ಕರಗಿಸುವಂತಹ ಭಾಗ ಅದು ಕಂಬರಾಮಾಯಣ ಯಾರಾದರೂ ಮೂಲದ ಕನ್ನಡಕ್ಕೆ ಮಾಡಿ ಅಂತ ಒಬ್ಬರಿಗೆ ನಾನು ವಹಿಸಿ ನನ್ನ ಗ್ರಂಥಗಳು ಎಂಟು ಸಂಪುಟ ವ್ಯಾಖ್ಯಾನ ಸಮೇತ ಕೊಟ್ಟಿದ್ದೆ ಹೆದರಿದ್ರೆ ಅವರು ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ನಾಲ್ಕು ಸಂಪುಟ ಆಗುತ್ತೆ ಒಳ್ಳೆ ವಿದ್ವಾಂಸರು ಮಾಡೋ ಕೆಲಸ ಕನ್ನಡದಲ್ಲಿ ನೋಡಿ ಇಷ್ಟೆಲ್ಲ ಕನ್ನಡ ಕನ್ನಡ ಸುವರ್ಣ ಕನ್ನಡ ಅಂತಾರೆ ಪಕ್ಕದ ರಾಷ್ಟ್ರದ್ದು ಈ ತಮಿಳು ರಾಮ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೇವೆ ನನಗೆ ವಯಸ್ಸಾಯ್ತು ಒಬ್ರು ಯಾರು ಕನ್ನಡಕ್ಕೆ ಮಾಡಿ ತಮಿಳು ಕನ್ನಡ ಬೆಸೆಯೋದು ಬಿಟ್ಟು ಕಾವೇರಿ ಕಾವೇರಿ ಜಗಳ ಮಾಡ್ತಾ ಕೂತರೆ ಏನಾಗುತ್ತೆ ದೇಶಕ್ಕೆ ಈ ರಾಜಕಾರಣಿಗಳು ಮಾಡೋ ಕೆಲಸ ಬೆಸೆಯೋದಿಲ್ಲ ಹೃದಯ ಬೆಸೆಯಬೇಕು ಕಬ್ಬರು ನಮಗೆ ಹಾಗೆಯಲ್ಲ ಅಲ್ಲಿ ಅಲ್ಲಿ ಹೇಳ್ತಾಳೆ ಕೌಸಲ್ಯೇ ಮಗು ಭರತ ಹದಿನಾರು ಸಾವಿರ ರಾಮರನ್ನು ಹಾಕಿದರೆ ನೀನೊಬ್ಬ ಆಗ್ತೀಯೇನೋ ಅಂತಾಳೆ ಕೌಸಲ್ಯ ಮಾತಿದು ರಾಮ ಇರೋದು ಆಶ್ಚರ್ಯ ಅಲ್ಲ ಕಾಣು ನನ್ನ ಮಗ ಅವನಿಗೆ ಜ್ಯೇಷ್ಠ ಪುತ್ರ ಅಂತ ರಾಜ್ಯ ಸಿಕ್ಕಿತ್ತು ದೊಡ್ಡದಲ್ಲ ಮಗು ಅವನು ಬೇಡ ಅಂತ ನಿನಗೆ ತಾಯಿ ಕೇಳಿದ್ದಲ್ಲ ಅಂತ ಕೊಟ್ರೆ ಮಗು ಹದಿನಾಲ್ಕು ವರ್ಷ ಬರೀ ನೆಲದಲ್ಲಿ ಮಲಗಿದ್ದೀಯಲ್ಲೋ ಹೆಂಡತಿ ಮುಖ ನೋಡಿಲ್ಲ ಕಾಣೋ ಅವನಿಗೇನು ಹಣೆ ಬರ ನೀನು ಗೆಡ್ಡೆ ಗೆಣಸು ತಿಂತ ಇದ್ದೀಯಲ್ಲೋ ಹದಿನಾರು ಸಾವಿರ ರಾಮರನ್ನು ಹಾಕಿದ್ರೆ ಒಬ್ಬ ಭರತ ಆಗ್ತಾನೆ ಕೌಸಲ್ಯ ಬಾಯಲ್ಲಿ ಬಂತು ಯಾವ ಕೌಸಲ್ಯೇ ಭರತನನ್ನು ಬೈದಿದ್ಲು ಬಂದ್ಯಾ ರಾಜ್ಯ ನಿಷ್ಕಂಟಕವಾಯಿತು ನಿಮ್ಮಮ್ಮ ಎಲ್ಲ ಮಾಡಿಟ್ಟಿದ್ದಾಳೆ ಬಂದ್ಯಾ ಅಂತ ಬೈದಿದ್ಲು ಅಯೋಧ್ಯಾಕಾಂಡದಲ್ಲಿ ಅವಳೇ ಹೇಳ್ತಾಳೆ ಸಾವಿರ ಸಾವಿರ ರಾಮರನ್ನು ಹಾಕಿದ್ರೆ ಒಬ್ಬ ಭರತ ಆಗ್ತಾನೆ ಈ ರಾಮನಿಗೆ ಎಳಿತಾ ಇದೆ ಹೃದಯ ನಿನ್ನೆ ಎಲ್ಲ ಒಂದು ರೀತಿ ಕಥೆ ಕೆಲ ದಿವಸ ನಕ್ಕಿದ್ದೀರಿ ಕೆಲ ದಿವಸ ಬೇರೆ ಬೇರೆ ರಸಗಳನ್ನು ನೋಡಿದ್ದೀರಿ ಇವತ್ತು ಪೂರ್ತಿ ಹೃದಯ ಹಿಂಡು ಬಿಡ್ತಾರೆ ವಾಲ್ಮೀಕಿ ಕರಗಿಸ್ಬಿಡ್ತಾರೆ ನಿಮ್ಮನ್ನ ನಾನು ಅಲ್ಲಿ ಹೋಗ್ಬೇಕಲ್ಲ ಗುರುಗಳೇ ನೀವಿಲ್ಲಿ ಇರು ಅಂತ ಹೇಳಿಬಿಟ್ರೆ ಗುರುವಾಕ್ಯ ಬಿಡೋ ಹಾಗಿಲ್ಲ ನನ್ನ ತಮ್ಮನನ್ನೇನು ಮಾಡಲಿ ಸೋಪೃಚ್ಛತಿ ಅಭಿವಾದ್ಯೈನಂ ಬೋಧನಂ ಭರದ್ವಾಜರ ಪಾದಗಳನ್ನು ಹಿಡಿದುಕೊಂಡ ರಾಮಚಂದ್ರ ಸ್ವಾಮಿ ಅವನೇ ಮಾಡತಕ್ಕ ರೀತಿಯ ಕೆಲವು ಅನುಷ್ಠಾನ ಬೇರೆಯವರಿಂದ ಗಮನಿಸಿಯೇ ಇಲ್ಲ ನಾನೇನು ಮಾಡಲಿ ಬೇರೆ ರಾಮಾಯಣ ಒಯ್ಬೇಕು ಅಂತ ನನಗಲ್ಲ ಇದು ಮರ್ಮಗಳು ನೋಡಿ ನೋಡಿ ನಮಗೆ ಅವರು ಹೇಳ್ತಿದ್ದಾರೆ ಏನು ಇದು ಮೂರದ ಅರ್ಥ ಏನು ಹೇಳ್ತಾ ಇದ್ದೀರಿ ಹೀಗೇ ಬರೆದು ಕೊಡಿ ಎರಡು ಸಂಪುಟ ಕೊನೆಯ ಪಕ್ಷ ಇದೇನು ಟೇಪ್ ಮಾಡ್ತಾ ಇದ್ದಾರೆ ಸಿಡಿ ಇದನ್ನಾದರೂ ನಾವು ಪುಸ್ತಕ ರೂಪದಲ್ಲಿ ಹಾಕೋಣ ಅಂತ ಕೂತಿದ್ದಾರೆ ಇದು ಜಲ ಮುದ್ರಣದಲ್ಲಿ ಬಂದಿಲ್ಲ ಇದು ಜನ ಕೇಳಬೇಕು ತಿಳ್ಕೋಬೇಕು ಭರದ್ವಾಜರನ್ ರಾಮಪ್ರಭು ಕೇಳ್ತಾನೆ ಗುರುಗಳೇ ತಂಬು ಅಂತ ಹೇಳಿದ್ರಿ ಗುರುಗಳ ಅರ್ಥ ಏನೋ ಒಂದು ಇರಬೇಕು ತಮ್ಮ ಹೃದಯದಲ್ಲಿ ನನ್ನ ತಮ್ಮ ಭರತ ಯೋಗ್ಯವಾಗಿದ್ದಾನೆ ಮಾತು ನೋಡಿ ಕಚ್ಚಿಚ್ಚ ಯುಕ್ತೋ ಭರತ ಜೀವಂತ್ಯವಿತ ಮಾತರ ಎರಡೇ ವಾಕ್ಯ ಒಂದು ಅರ್ಧ ಶ್ಲೋಕದಲ್ಲಿ ಎರಡು ವಾಕ್ಯ ಕಚ್ಚಿಚ್ಚ ಯುಕ್ತೋ ಭರತಃ ಯುಕ್ತವಾಗಿದೆ ಅಂದ್ರೆ ಏನರ್ಥ ಸಂಸ್ಕೃತದಲ್ಲಿ ಪಂಡಿತರು ಹೇಳೋ ಮಾತು ಯಾರೋ ಒಬ್ಬರು ಒಂದು ಒಳ್ಳೆ ಮಾತು ಹೇಳಿ ಯುಕ್ತವಾಗಿದೆ ಅಂದ್ರೆ ತಾವು ಹೇಳಬೇಕು ಪರಂದಿ ಇರುಕು ಪರೋತ್ತಮ ಇರುಕು ಎಪ್ಪಡಿ ಅಪ್ಪಡಿ ಇರುಕ ಅರ್ಥ ಯುಕ್ತ ಅಯುಕ್ತ ಅಂದ್ರೂ ಅಯೋಗ್ಯ ಅಂದ್ರೂ ಒಂದೇ ತಾವು ತುಂಬಾ ಮಾತಾಡಿದ್ರಿ ಆದರೆ ಅಯುಕ್ತವಾಗಿತ್ತು ಅಂದ್ರೆ ಕಾರಣ ಕಾರ್ಯ ಸಂಬಂಧವಿಲ್ಲ ಒಂದಕ್ಕೊಂದಕ್ಕೆ ಸಬ್ಜೆಕ್ಟ್ ಒಂದು ವರ್ಬ್ ಒಂದು ಇವತ್ತು ಭಾನುವಾರ ಅದಕ್ಕೆ ಇಲ್ಲಿ ಕೂತಿದ್ದೇನೆ ಏನು ಸಂಬಂಧ ಭಾನುವಾರಕ್ಕೂ ನಾನಿಲ್ಲಿ ಕೂತರಕ್ಕೂ ಏನು ಸಂಬಂಧ ಹೇತು ಮದ್ವಾಕ್ಯಂ ಒಂದು ಸಂಬಂಧ ಇರಬೇಕು ಒಂದು ಸೆಂಟೆನ್ಸ್ ಆಗಬೇಕಾದ್ರೆ ರಾಮಚಂದ್ರ ಕೇಳ್ತಾನೆ ಭರತ ಅಯುಕ್ತವಾಗಿದ್ದಾನೆಯೇ ಇದರ ಅರ್ಥ ಏನು ಹೇಳಿರೋಣ ಆರೋಗ್ಯವಾಗಿದ್ದಾನೆ ಅಂತ ಅರ್ಥವೇ ರಾಜ್ಯ ಚೆನ್ನಾಗಿ ಪರಿಪಾಲನೆ ಮಾಡ್ತಿದ್ದೆ ಅಂತ ಅರ್ಥವೇ ನಾನು ಬರ್ತೇನೆ ಅಂತ ನಿರೀಕ್ಷೆಯಲ್ಲಿದ್ದಾನೆ ಅಂತ ಅರ್ಥವೇ ಇದು ಅಯೋಧ್ಯ ವಾಸಿಗಳು ಒಬ್ಬರೊಬ್ಬರಿಗೆ ಆಡ್ತಾ ಇದ್ದಾರೆ ಅದು ರಾಮನಿಗೆ ಗೊತ್ತು ಭರದ್ವಾಜರಿಗೆ ಗೊತ್ತು ಅದರ ಅರ್ಥ ಇಷ್ಟು ನಾನೀಗ ಹೋಗೋದು ಅಯೋಧ್ಯೆಗೆ ಸರಿಯಾಗಿದೆಯೋ ಇಲ್ಲವೋ ನಂದೇ ರಾಜ್ಯ ಅಂತ ಅವನು ಭದ್ರವಾಗಿ ಬೇರು ಬಿಟ್ಟು ಆಳುವ ಪಕ್ಷದಲ್ಲಿ ಅದು ಯುಕ್ತವೋ ಅಯುಕ್ತವೋ ತಾಯಿ ಕೇಳಿದ್ದಾಳೆ ಕೊಟ್ಟಿದ್ದಾಯ್ತು ಹದಿನಾಲ್ಕು ವರ್ಷ ಏನು ಸಾವಿರದ ನಾನೂರು ವರ್ಷ ಏನು ನಾನು ಹೋಗಿ ಅಲ್ಲಿ ಆಭಾಸ ಆಗೋದು ಬೇಡ ಇವನು ಯಾಕೆ ಬಂದ ಇಲ್ಲಿ ಹದಿನಾಲ್ಕು ವರ್ಷ ಕಳೆದ ಮೇಲೆ ಅಂತ ಬೇಜಾರು ಮಾಡಿಕೊಳ್ಳುವ ಪಕ್ಷದಲ್ಲಿ ನಾನು ಹೋಗುವುದೇ ಇಲ್ಲ ಹೇಗಿರಬೇಕು ಹಾಗಿದ್ದಾನೆಯೇ ಹದಿನಾಲ್ಕು ವರ್ಷಕ್ಕೂ ಮುಂಚೆ ಅಣ್ಣ ನೀನೇ ರಾಜ ರಾಜ್ಯಂಚ ಅಹಂಚ ರಾಮಸ್ಯ ನಾನು ನಿನ್ನವನು ರಾಜ್ಯವೂ ನಿನ್ನದು ನೀನೇ ಬರಬೇಕು ನೀವು ಬರದೇ ನಾವು ಊರಿಗೆ ಹೋಗೋದಿಲ್ಲ ಹೀಗೆಲ್ಲ ಹೇಳಿದ್ನಲ್ಲ ಅವತ್ತು ಹೇಗಿದ್ನೋ ಇವತ್ತು ಹಾಗೆ ಇದ್ದಾನೆ ಯುಕ್ತೋ ಭರತಃ ಪಿತ ಮಾತರಃ ನಮ್ಮ ತಾಯಂದಿರೆಲ್ಲ ಬದುಕಿದ್ದಾರೆಯೇ ಬಹುವಚನ ಹಾಕಿದ್ದ ಕೈ ಕೈ ಬದುಕಿದ್ದಾಳಿಯೇ ಸುಮಿತ್ರೆ ಬದುಕಿದ್ದಾಳಿಯೇ ನನ್ನನ್ನು ಹಡೆದವಳು ಬದುಕಿದ್ದಾಳೆಯೇ ಜೀವಂತ್ಯ ಮಾತರ ಇಷ್ಟ ಅಂದ್ರೆ ನಮ್ಮ ತಾಯಂದಿರು ಎದೆ ಓಡ್ಕೊಂಡು ಸತ್ತಿಲ್ಲ ತಾನೆ ನಾ ಬರ್ತೇನೆ ಅಂತ ಉಸಿರು ಹಿಡ್ಕೊಂಡಿದ್ರೆ ಅವರು ಬದುಕಿರ್ತಾರೆ ಬೆಳಿಗ್ಗೆ ಹೇಳ್ತಿದ್ದೆ ಇನ್ನೊಂದು ಕಡೆ ರಾಮಪಟ್ಟಾಭಿಷೇಕ ಯಾವ ಮನುಷ್ಯನಿಗೆ ಜೀವನದಲ್ಲಿ ಉನ್ನತವಾದ ಗುರಿಯನ್ನ ಮಹೋನ್ನತವಾದ ಧಾರ್ಮಿಕ ಗುರಿಯನ್ನ ಸಾಧಿಸಬೇಕು ಅನ್ನುವ ಉಜ್ವಲವಾದ ಆಶೆ ಆಕಾಂಕ್ಷೆ ಇರ್ತದೆಯೋ ಅವನು ಖಂಡಿತವಾಗಿ ದೀರ್ಘಾಯುಷ್ಮಂತನಾಗಿ ಬಾಳ್ತಾನೆ have a lofty purpose your life will be elevated ರೋಗ ಇರಲಿ ರುಜನ ಇರಲಿ ಬಡತನ ಇರಲಿ ಕಷ್ಟ ಕಾರ್ಪಣ್ಯಗಳಿರಲಿ ಎಲ್ಲವನ್ನ ಎಳ್ಕೊಂಡು ಹೋಗಿಬಿಡ್ತಾನೆ ರಾಮ ಅನ್ನೋ ಎಂಜಿನ್ ಎಳ್ಕೊಂಡು ಹೋಗಿಬಿಡ್ತಾನೆ because your purpose is great He will not allow you to die until you reach that purpose ಆದರೆ ನಮ್ಮ ನಮ್ಮ ಅನುಭವಗಳನ್ನೇ ಉದಾಹರಣೆ ಹೇಳ್ಬೋದು ನಾನು ಹುಟ್ಟಿದ ಹತ್ತನೇ ದಿವಸದ ತನಕ ನಮ್ಮ ತಾಯಿ ಮನೆ ಹಿತ್ತಲಲ್ಲಿ ಕೊಟ್ಟಿಗೆ ಇಲ್ಲಿ ನನ್ನ ಇಟ್ಟುಕೊಂಡು ಕೂತಿದ್ಲಂತೆ ಮಡಿಲಲ್ಲಿ ಈ ಮಗು ಯಾವಾಗ ಗೋಟಕ್ಕೆ ಅನ್ನುತ್ತೀಯೋ ಸಿಡುಬಿಲ್ ರೋಗ ದೇವರು ನೋಡಿ ನನ್ನ ಇಬ್ಬರು ಅಣ್ಣಂದ್ರು ಹೋದ್ರು ನನ್ನನ್ನು ಉಳಿಸಿಟ್ಟ ಭಗವಂತ ಯಾಕಿಟ್ಟ ಇದು ಸ್ವಲ್ಪ ಕೆಲಸ ಮಾಡು ಮುಂದುವರೆಸು ಏನೋ ಒಂದು ಇಟ್ಟಿದ್ದಾನೆ ಹಿಸ್ ಮಿಷನ್ ನನ್ನ ಮಿಷನ್ ಅಲ್ಲ ನನ್ನ ಗುರುಗಳು ನನಗೆ ದಿಸ್ ಈಸ್ ಯುವರ್ ಮಿಷನ್ ಅಂತ ಏನು ತೋರಿಸಿದ್ರು ಅದು ನನಗೇನು ಪ್ರೇರಣೆ ಇದೆ ಅಂದರೆ ಇನ್ನೂ ಇರಬೇಕು ಅವರು ಹೇಳಿದ್ದಾರೆ ಅವರಿಗೆ ಎರಡು ಸಂಪುಟ ಬರಿಬೇಕು ಕೃಷ್ಣಾವತಾರದ್ದು ಎರಡು ಸಂಪುಟ ಬರಿಬೇಕು ದಶಾವತಾರದ್ದು ಬರಿಬೇಕು ಟೈಮ್ ಇಲ್ಲ ಅಂತ ಹೇಳ್ತೇವೆ ಯಾರಿಗೆ ಟೈಮ್ಗೆ ಹೇಳ್ತೇವೆ ನಿಮ್ಮ ಟೈಮ್ ಆಯಿತು ಬನ್ನಿ Acharya no I want come ಆ ಟೈಮ್ ನೋಡ್ತಾ ಇದ್ದೇನೆ ದಿವಸ ಅರ್ಧ ಅರ್ಧ ಗಂಟೆ ತಡವಾಗಿ ಬಿಡ್ತಾ ಇದ್ದೇನೆ ನಿಮ್ಮನ್ನ ಕಾಲವನ್ನು ಕಟ್ಟಿ ಮೂಟೆ ಆಚೆ ಇಟ್ಟುಬಿಟ್ಟಿದ್ದೇನೆ ನಾನು ಇನ್ನೊಂದ್ಸಲ ಕರೆದಿರಬಾರದು ಗೋಖಲೆ ಇನ್ಸ್ಟಿಟ್ಯೂಟ್ ನಾನು ಇವರು ಟೈಮ್ ಕೀಪ್ ಅಪ್ ಮಾಡೋದಿಲ್ಲ ಅಂತ ವೈಕುಂಠದಲ್ಲಿ ಕಾಲ ಮುದುಡಿಕೊಂಡು ಬಿದ್ದಿರ್ತದಂತೆ ಕಾಲಂ ಸಪಚತೆ ತಸ್ಮೈ ನಕಾಲಸ್ತತ್ರ ವೈ ಪ್ರಭು ಓಡುವ ಕಾಲ ನಮ್ಮ ಲೋಕದಲ್ಲಿ ವೈಕುಂಠದಲ್ಲಿ ಬೀದಿಯಲ್ಲಿ ನಾಯಿ ಮುದುಡ್ಕೊಂಡು ಬಿದ್ದ ಹಾಗೆ ಕಾಲ ಮುದುಡ್ಕೊಂಡು ಬಿದ್ದಿರ್ತದೆ time does not run static time ಅಂತಾರೆ ವೈಕುಂಠದಲ್ಲಿ ಇದು ಡೈನಮಿಕ್ ಟೈಮ್ ಇದು ಫಿಸಿಕ್ಸ್ ಅಲ್ಲಿ ಅರ್ಥ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಸ್ಟ್ಯಾಟಿಕ್ ಟೈಮ್ ಅಂತೆ ಅಲ್ಲಿ ಇದು ನಾವು ಸ್ಟಾಟಿಕ್ ಟೈಮ್ ಅಲ್ಲಿ ಇದ್ದೇವೆ ಉದಾಹರಣೆ ಯಾತ ಕೊಟ್ಟೆ ಅಂದ್ರೆ ಅಂಥದೊಂದು ಗುರಿ ನಮಗೆ ಬರಬೇಕು ನಾನು ತೊಂಬತ್ತಾರು ಕೋಟಿ ರಾಮ ಜಪವನ್ನು ಮಾಡಬೇಕು ತ್ಯಾಗರಾಜ ರಾಗ ಆಗಬೇಕು ಇಟ್ಕೊಳ್ಳಿ ಮನಸ್ಸಲ್ಲಿ ಇಬ್ಬರು ಯಾರೋ ಒಂದು ಇದಿಷ್ಟನೇ ಸಾವಿರ ನಿಮ್ಮ ಕೈಯಿಂದ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಮಂತ್ರ ಬರ್ಕೊಡಿ ಅಂದ್ರು ಯಾರೋ ಮಹಾನುಭಾವರು ಬರೆದು ಕೊಟ್ಟೆ ಕೈಯಿಂದ ಇಂಥದೊಂದು ಗುರಿಯನ್ನು ಇಟ್ಕೊಳ್ಳಿ ಬದುಕ್ತೀರಿ ನೀವು ಜೀವಂತೆ ವಿಜಮ ತರಹ ರಾಮನ್ ತಾಯರಿಗೆ ತಾಯಂದರಿಗೆ ಇಷ್ಟು ದೀರ್ಘಾಯುಷ್ಯಕ್ಕೇನು ಕಾರಣ ರಾಮ ಬರ್ತಾನೆ ರಾಮನ ನೋಡಬೇಕು ಅಷ್ಟೇ ಅಲ್ಲ ರಾಮನ ಪಟ್ಟಾಭಿಷೇಕ ನೋಡಬೇಕು ಧನ್ಯಾ ಪಶ್ಯಂತಿ ಮೇ ರಾಮಂ ಸೀತಾಮಾತೆ ಆತ್ಮಹತ್ಯೆ ಮಾಡಿಕೋಬೇಕು ಅಂತ ಇಷ್ಟವಿಲ್ಲದೆ ಪ್ರಾಣ ಬಿಡಬೇಕು ಅಂತ ತಲೆ ಜಡೆಯನ್ನೇ ಬಿಚ್ಚಿ ಹಗ್ಗ ಕಟ್ಟಿಕೊಳ್ಳುವಾಗಲೂ ಕೊನೆಯಲ್ಲಿ ಹೇಳ್ತಾಳೆ ನನ್ನ ಪ್ರಭು ಊರಿಗೆ ಹೋದಾಗ ಅವನು ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ ಯಾರು ಬದುಕಿರ್ತಾರೆಯೋ ಅವರೇ ಧನ್ಯರು ಧನ್ಯ ಪಶ್ಯಂತಿ ಮೇ ರಾಮಂ ಹನುಮಂತ ಹೇಳಿದ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ಕಲ್ಯಾಣಿ ಬತಗಾಥೇಯಂ ಲೌಕಿಕೀ ಪ್ರತಿಭಾತಿಮ ಮನುಷ್ಯ ಉಸಿರು ಹಿಡ್ಕೊಂಡಿದ್ರೆ ಒಳ್ಳೆಯದನ್ನು ನೋಡ್ತಾನೆ ಅಥವಾ ಒಳ್ಳೆಯದನ್ನು ನೋಡಬೇಕು ಅಂತ ಆಸೆ ಇದ್ರೆ ಉಸಿರು ಹಿಡ್ಕೊಂಡಿರ್ತಾನೆ ಉಸಿರಿಗೂ ಒಳ್ಳೆ ಕೆಲಸಗಳಿಗೂ ಒಂದು ನಿಕಟವಾದ ಸಂಬಂಧ ನಾವು ಬದುಕಿರಬೇಕು ಇನ್ನೊಂದು ಟೈಮ್ ಪ್ರೈಮ್ ಮಿನಿಸ್ಟರ್ ಆಗಬೇಕು ಹ್ಮ್ ದೇವರು ಕೊಡೋದಿಲ್ಲ ಆಯುಷ್ಯ ಸಾಕು ನೀವು ಮಾಡಿರೋ ಅನರ್ಥ ಕೆಳಗಿಳಿ ಒಂದು ಒಂದು ಟರ್ಮ್ ಅಲ್ಲ ಹತ್ತು ತಿಂಗಳು ಎರಡು ತಿಂಗಳು ಡೌನ್ ಇಳಿಸ್ಬಿಡ್ತಾನೆ ದೇವರು ದುಷ್ಟ ಕಾರ್ಯ ಮಾಡೋಕೆ ಹೊರಟ್ರೆ ಬರೀ ದುಡ್ಡು ಗಳಿಕೆ ಅರ್ಥ ಕಾಮ ಬೆಳಗ್ಗೆ ಹೇಳಿದೆ ಅರ್ಥಕಾಮ ಸಂಪಾದನೆಗೆ ಅಂತ ಗುರಿ ಇಟ್ಕೊಳ್ಳಿ ಆಯುಷ್ಯ ಅಲ್ಪವಾಗ್ತದೆ ಧರ್ಮಕ್ಕೆ ಅಂತ ಗುರಿ ಇಟ್ಕೊಳ್ಳಿ ಆಯುಷ್ಯ ಉದ್ದವಾಗ್ತದೆ ಮೋಕ್ಷಕ್ಕೆ ಅಂತ ಗುರಿ ಇಟ್ಕೊಳ್ಳಿ ಚಿರಂಜೀವಿಗಳಾಗ್ತೀರಿ ಹನುಮಂತನ ಹಾಗೆ ಜೀವಂತ್ಯ ಮಾತರ ಈ ಎರಡೇ ಪ್ರಶ್ನೆ ಕೇಳಿದ್ದು ಯಾರ ಸಲುವಾಗಿ ನಾನು ಅಯೋಧ್ಯೆಗೆ ಹೋಗಬೇಕು ಗುರುಗಳೇ ಯಾವ ಚಿಕ್ಕ ತಾಯಿ ನನ್ನನ್ನು ಕಾಡಿ ಕಳಿಸಿದ್ಲು ಅವಳ ಕೃಪೆಯಿಂದ ಇಷ್ಟೆಲ್ಲಾ ಒಳ್ಳೆ ಕೆಲಸಗಳು ನಡೆಯಿತು ರಾವಣವಧಿಯಾಯಿತು ಆಯಿತು ವಿಭೀಷಣ ರಾಜ್ಯ ಪ್ರಾಪ್ತವಾಯಿತು ಆ ಅಮ್ಮನಿಗೆ ಹೋಗಿ ಹೇಳಬೇಕು ಅಮ್ಮ ನೀ ಕಾಡಿ ಕಳಿಸಿದ ಒಳ್ಳೆ ಮುಹೂರ್ತ ಕಾಣೆ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೇನೆ ಅಂತ ಅವಳು ಬದುಕಿದ್ದಾಳೆ ತಾನೆ ಜೀವಂಚ ವಿಜಮಾತರ ಭರದ್ವಾಜರು ಈ ಪ್ರಶ್ನೆ ಅಂತರಂಗವನ್ನು ಕೇಳಿದ್ರು ಓಹೋ ಭರತ ಚೆನ್ನಾಗಿದ್ದಾನೆ ಅಂದ್ರೆ ಅವನ ಹೃದಯಾಂತರಂಗ ಹೇಗಿದೆ ಅಂತ ನನ್ನ ಗೂಢಚಾರನಾಗಿ ಉಪಯೋಗ ಮಾಡುತ್ತಿದ್ದಾನೆ ಅಂತ ಕಾಣುತ್ತೆ ರಾಮಚಂದ್ರ ಪ್ರತ್ಯವಾತರಗು ಶ್ರೇಷ್ಠಂ ಸ್ಮಿತ ಪೂರ್ವಂ ಸ್ವಲ್ಪ ಮುಸಿನಕರು ಏನಡ ಎನ್ನೆ ಕುತ್ತಿ ಪಾರ್ಕಣನು ಬಾಕ್ರಿಯಾ ನನ್ನ ಚುಚ್ಚಿ ನೋಡ್ಬೇಕೆ ನಾ ಋಷಿ ಕಾಣೋ ನಿನಗಿಂತ ಮೊದಲಿದ್ದವನು ಆ ಭರತ ಹೇಗಿದ್ದಾನೆ ಅಂತ ಕೇಳ್ತಾ ಪಂಕ ಪಂಕದಿಗ್ಧಸ್ತು ಭರತಃ ಜಟಿಲಸ್ತ್ವಾಂ ಪ್ರತೀಕ್ಷತೆ ಪಾದುಕೇತೆ ಪುರಸ್ಕೃತ್ಯ ಸರ್ವಂಚ ಕುಶಲಂಗ್ರಹೇ ದಿಗ್ಧಸ್ತು ಭರತಃ ಕಂಬರಾಮಾಯಣದಲ್ಲಿ ಎರಡು ಮೂರು ಪದ್ಯ ಬರೆದಿದ್ದಾರೆ ಈ ಜಾಗದಲ್ಲಿ ಇದರ ಅರ್ಥ ಹೇಳುತ್ತೆ ನಿಮಗೇನಾದ್ರು ತಿಳಿಯುತ್ತೆ ನೋಡಿ ಅಲ್ಲಿ ಶ್ಲೋಕ ಇದೆ ತಾನೆ ದಿಗ್ಧಸ್ತು ಭರತ ಅವ್ರು ಕೇಳಿದ ಪ್ರಶ್ನೆ ಏನು ಭರತ ಯೋಗ್ಯವಾಗಿದ್ದಾನೆ ಇವ್ರು ಹೇಳಿದ್ರು ಅವನಿಗೆ ಮೈಯೆಲ್ಲ ಕೆಸರಾಗಿದೆ ಅಂತ ಎಲ್ಲಿಗೆಲ್ಲಿ ಸಂಬಂಧ ದಿಗ್ಧಸ್ತು ದಿಗ್ಧ ಪಂಕ ಅಂದ್ರೆ ಕೆಸರು ದಿಗ್ಧ ಮೈ ತುಂಬ ಕೆಸರನ್ನು ಬಳಕೊಂಡ ಹಾಗಿದೆ ಅವನು ಮೈ ಪಂಕ ದಿಗ್ಧಸ್ತು ಭರತಃ ಜಟಿಲ ತಲೆಯಲ್ಲಿ ಜಡೆ ಬೆಳೆದು ಬಿಟ್ಟಿದೆ ನಿನ್ನ ಹಾಗೆ ಅವನ ಪಕ್ಕದಲ್ಲಿ ನಿಂತುಕೊಂಡ್ರೆ ಕಪ್ಪು ಬಿಳಿರಾಮ ಅಂತ ಇಷ್ಟೇ ಹೇಳಬೇಕು ನೀನು ಅವನು ಬೇರೆ ಎಲ್ಲ ದಾಡಿ ಏನು ಮೀಸಿ ಏನು ತಲೆ ಏನು ಜಟಿಲ ತ್ವಾಂ ಪ್ರತೀಕ್ಷತೆ ನೀನು ಬರ್ತೀಯಾ ಅಂತ ಕಾಯ್ಕೊಂಡಿದ್ದಾನೆ ಅವನಿಗೆ ಆಸೆ ಕೊಟ್ಟಿರೋದು ಯಾವುದು ಪಾದುಕೇತೆ ಪುರಸ್ಕೃತ್ಯ ನಿನ್ನ ಪಾದಕೆಗಳನ್ನು ಮುಂದಿಟ್ಟಿದ್ದಾನೆ ಪ್ರಭು ನೀ ಬರದೇ ಇದ್ರೆ ಪಾದಕೆ ಅಮ್ಮ ಪಾದಕಾದೇವಿ ನೀ ಜವಾಬ್ದಾರಿ ರಾಮನ್ ಕರ್ಕೊಂಡ್ ಬರಬೇಕು ನಮ್ಮನ್ನು ಸೇರಿಸಬೇಕು ಅಣ್ಣ ತಮ್ಮಂದರನ್ನ ನ್ಯಾಸಭೂತವನ್ನಾಗಿಟ್ಟಿದ್ದಾನೆ ಸರ್ವಂಚ ಕುಶಲಂಗ್ರಹೇ ತಾಯಂದ್ರ ಸೌಖ್ಯವೇ ಅಂತ ಕೇಳಿದೆ ಅಪ್ಪ ಮೂರು ಜನ ಏನು ಅಯೋಧ್ಯೆಯಲ್ಲಿ ಎಷ್ಟು ಪ್ರಜೆಗಳು ನಿನ್ನಲ್ಲಿ ಪ್ರಾಣ ಇಟ್ಟಿದ್ದಾರೋ ರಾಮ ಊರಿಗೆ ಬರ್ತಾನೆ ರಾಮಚಂದ್ರ ವಾಲ್ಮೀಕಿ ಸಣ್ಣ ಪಿಕ್ಚರ್ ವೆರಿ ಎಕನಾಮಿಕ್ ಇನ್ವರ್ಸ್ ನಮ್ಮ ರಾಮ ಬಂದ ಅಂತ ಗೋ ಅಂತ ಕಿರಿಸ್ತಾರ ರಾಮ ಬಂದ ನಮ್ಮ ರಾಮ ಬಂದ ಅವ್ರು ಹೇಳಿದ್ದೇನು ಮಾತು ದೊಡ್ಡದಲ್ಲ ಆ ಮಾತಿನ ಹಿಂದಿನ ಭಾವ ಹೇಗಿದೆ ನಮ್ಮ ರಾಮ ಬಂದು ಬಿಟ್ಟ ರಾಮ ಬರೋದಿಲ್ಲ ಅಂತ ಮಾಡಿದ್ದು ಈ ಕೈ ಕೈ ಅವಾಂತರದಿಂದ ಈ ಭಾರತ ಎಷ್ಟು ಪ್ರಾಶ್ಚಿತ್ಯ ಮಾಡಿಕೊಂಡ್ರು ಕಳಿಸಿಬಿಟ್ರು ಕಳಿಸಿಬಿಟ್ರು ರಾಮ ಬರ್ತಾನೆ ಹದಿನಾಲ್ಕು ವರ್ಷ ನಿರಾಶೆಯಲ್ಲಿ ಬಂದಿದ್ದವರು ಹಾ ನಮ್ಮ ರಾಮ ಬಂದು ಬಿಟ್ಟ ನಮ್ಮ ರಾಮ ಬಂದು ಬಿಟ್ಟ ಊರು ಜನ ಕಾಯ್ತಿದ್ದಾರಪ್ಪ ಪಂಕದಿಗ್ಧಸ್ತು ಭರತಃ ಇಲ್ಲಿ ಯಾರಾದರೂ ವಿದ್ವಾಂಸರು ಇಲ್ಲೂ ಅನೇಕರು ರಾಮಾಯಣ ಪ್ರವಚನ ಮಾಡಿದ್ದಾರೆ ಅಂತ ಕಾಣುತ್ತೆ ಇದು ನಮಗೆ ತಿಳಿದ ಹಾಗೆ ಗೋವಿಂದರಾಜಿಯಾದಿ ವ್ಯಾಖ್ಯಾನಗಳಲ್ಲಿ ಈ ಶ್ಲೋಕ ವ್ಯಾಖ್ಯಾನ ಇಲ್ಲ ಎಲ್ಲೋ ದಿವ್ಯ ಪ್ರಬಂಧ ಒಂದು ಮೂಲೆಯಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಪೆರುಮಾಳ್ ತಿರುಮಳಿ ವಾರದ ಪೆರುಮಾಳ್ ತಿರುಮಳಿ ಎರಡನೇ ಮೂರನೇ ಪಾಶರದ ಅಡಿಯಲ್ಲಿ ಈ ಶ್ಲೋಕವನ್ನು ತೆಗೆದು ವ್ಯಾಖ್ಯಾನ ಮಾಡಿದ್ದಾರೆ ಪಂಕಜಿಗ್ಧಸ್ತು ಭರತಃ ಮೈಯೆಲ್ಲ ಯಾತಕ್ಕೆ ಹೆಸರಾಯಿತು ಒಂದು ಸಭೆಯಲ್ಲಿ ನನಗೆ ಬೇಕಾದವರು ಸಂಬಂಧವರು ಮೂರ್ನಾಲ್ಕು ಜನ ಪಂಡಿತರು ಇದ್ರು ಇದಕ್ಕೇನರ್ಥ ಕೇಳಿದೆ ನಾನು ತಿಳ್ಕೊಬೇಕು ತಿಳ್ಕೋಬೇಕು ಅವರೇನು ಹೇಳ್ತಾರು ಒಬ್ರು ಹೇಳಿದ್ರು ರಾಮ ಕಾಡಿಗೆ ಹೋದ ಅಂತ ದುಃಖದಲ್ಲಿ ಹದಿನಾಲ್ಕು ವರ್ಷ ಸ್ನಾನವನ್ನೇ ಮಾಡಲಿಲ್ಲ ಭರತ ಅದಕ್ಕೆ ಮೈ ಕೆಸರಾಯಿತು ಅಂದ್ರೆ ಸ್ನಾನ ಅನ್ನೋ ಎಲಿಮೆಂಟರಿ ಪ್ರಿನ್ಸಿಪಲ್ ಕೂಡ ಬರ್ತಾ ಬಿಟ್ಟುಬಿಟ್ಟಿದ್ದ ಇವನೇನ್ ಏನು ಮೈಯಲ್ಲಿರುವ ಕೊಳೆ ಕ್ರಿಮಿ ಇವುಗಳನ್ನು ತಿಕ್ಕಬೇಕಾಗತ್ತಲ್ಲ ಅಂತ ಕೆಲವರು ಕಠಿಣ ವ್ರತ ಮಾಡಿಕೊಂಡು ಸ್ನಾನನೂ ಬಿಟ್ಟುಬಿಡ್ತಾರಲ್ಲ ಕೊಳಕನಾಗಿದ್ದ ಅಂತ ಅರ್ಥವೆ ಭರತ ಧರ್ಮ ತಿಳಿದವನಲ್ಲವೇ ಧರ್ಮಜ್ಞನಲ್ಲವೇ ಸ್ನಾನ ಬಿಟ್ಟಿದ್ದನೆ ಅದರಿಂದ ಅರ್ಥ ತಪ್ಪು ಇನ್ನೇನು ಹೇಳಬೇಕು ಬೇಕಂತ ಮೈ ನಿತ್ಯ ಪ್ರಿಸರ್ವೇಟಿವ್ ಅಂತ ಕೆಸರು ಬಳ್ಕೊಳ್ತಾ ಇದ್ದೇನೆ ಅದು ಯಾವ ಶಾಸ್ತ್ರದಲ್ಲಿಯೂ ಹೇಳಲಿಲ್ಲ ಈಚೆಗೆ ಈ ಆಯುರ್ವೇದಿಕ್ ನ್ಯಾಚುರೋಪತಿಯಲ್ಲಿ ಮಾಡ್ತಾರಂತೆ ಅದನ್ನ ಮಣ್ಣು ಮೆತ್ತಿದ ಹಾಗೆ ಬದುಕಿರುವಾಗಲೇ ಮಣ್ಣಿಗೆ ಹಾಕ್ತಾರೆ ಮನುಷ್ಯನನ್ನ ಅದು ಮಾಡಿಸ್ಕೊಂಡು ಅವ್ರು ಉಂಟು ದುಃಖಪಟ್ಟು ಬಂಕದಿಗ್ಧಸ್ತು ಭರತಃ ಅದೇನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತಾ ಇದ್ನೇ ಅವನು ಅದಲ್ಲ ಮತ್ತೆ ಯಾತಕ್ಕೆ ಆಯ್ತಿದು ಹೇಳ್ತೀರಾ ಯಾರಾದರೂ ನಾ ಹೇಳಿದ್ದನ್ನೇ ಕೇಳಿದ್ದೀರಿ ನಾರಾಯಣ ಏರಡರ್ತು ಏನಾಯ್ ನೇನಾಯ್ ನೇಂದ್ ಮುನ್ನಿ ರಾಮನಾಯ್ ಮಾಾರಡರ್ತದ ಮಣ್ಣಳಂದಿಡಿ ಒನ್ ಪೊನ್ನಿರಾಲ್ ಪೋಲ್ವರು ಕಣ್ಣ ನೀರು ರಾಮ ಊರೋ ನನಗೆ ಶ್ರೀರಂಗನಾಥನ ದೇವಸ್ಥಾನದಲ್ಲಿ ಭಕ್ತರ ದಿವಸ ಆಳ್ತಾರಂತೆ ಏರಡರ್ತದು ಪ್ರಭು ಕೃಷ್ಣಾವತಾರದಲ್ಲಿ ಸಪ್ತ ವೃಷಭಗಳನ್ನು ಅಡಗಿಸಿ ನಪ್ಪಿನ್ನೈ ಪಿರಾಟಿಯನ್ನು ಮದುವೆ ಮಾಡಿಕೊಂಡೆ ನೀಳಾದೇವಿಯನ್ನ ಮಾಹಿನಿ ಲಂಕೆಂಡದು ಸ್ವಾಮಿ ವರಾಹಾವತಾರವನ್ನು ಮಾಡಿದ ಭೂಮಿಯ ಮೇಲೆ ಕೆತ್ತಿದ ಮುನ್ನಿರಾಮನಾಯ ಮಾರಡರ್ಥದುಂ ಮೊದಲನೇ ರಾಮನಾಗಿ ಭೂಮಿಯನ್ನು ವಶಪಡಿಸಿಕೊಂಡು ಇಕ್ಷ್ವಾಕು ಚಕ್ರವರ್ತಿಯಾಗಿ ಆಳಿದ್ದನ್ನು ಮಣ್ಣಳಂದದುಂ ಸೊಲ್ಲಿಪ್ಪಾಡಿ ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ಮೂರು ಪಾದಗಳಿಂದ ಲೋಕವನ್ನಳದದ್ದನ್ನ ಕುರಿತು ಸೊಲ್ಲಿಪ್ಪಾಡಿ ವಾಯಿನಾಲ್ ಸೊಲ್ಲಿ ಮನತ್ತಿನಾಲ್ ಸಿಂಧಿಕ್ಯ ಇದು ಕ್ರಮ ಇಟ್ಕೊಳ್ಳಿ ಬಾಯಲ್ಲಿ ಹೇಳಬೇಕು ಮನಸ್ಸು ಧ್ಯಾನ ಮಾಡುವಾಗ ಒಬ್ರು ಹೇಳ್ತಾ ಇದ್ದಾರೆ ಕೈಯಲ್ಲಿ ತಂಬೂರಿ ತಾಳ ಇಟ್ಕೊಂಡು ಹಾಡ್ತಾ ಇದ್ದಾರೆ ಉಳಿದ ಭಕ್ತರಿಗೆ ಒನ್ ಪೊನ್ನಿಪ್ಪೇರಾರು ಪೋಲ್ವರುಂ போல் ಕಣ್ಣ ನೀರು ಹೊಂಡು ಕಾವೇರಿಯಂತೆ ಎರಡು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಂಟಾಗುತ್ತೆ ಭಗವಂತನ ಒಂದೊಂದು ಅವತಾರವನ್ನು ವರ್ಣಿಸುವಾಗ ಸಾವಿರಾರು ಭಕ್ತರು ರಂಗನಾಥನ ಆಲಯದ ಮುಂದುಗಡೆಯಲ್ಲಿ ಆವಾಗೆಲ್ಲ ಕಲ್ಲು ಗಿಲ್ಲು ಚಪ್ಪಡಿ ಹಾಕ್ತಾ ಇರಲಿಲ್ಲ ದೇವಸ್ಥಾನದ ಮುಂದುಗಡೆ ಸಗಣಿ ಗಿಗಣಿ ಹಾಕಿ ಶುದ್ಧ ಮಾಡಿರ್ತಿದ್ರು ಆ ಕಣ್ಣೀರೆಲ್ಲ ಸೇರಿ அரங்கன் ಕೋಯಿಲ್ திருமுத்தம் சேருஷை தொண்டர் சேவடிஷயும் ಶೇರು ಎನ್ ಸನ್ನಿ ಕಣಿವದೇ ಆ ಭಕ್ತರು ಕಣ್ಣೀರು ಹಾಕಿ ಹಾಕಿ ಕೆಸರಾಗಿ ಆನಂದ ಬಾಷ್ಪಗಳನ್ನು ಅವರು ಸುರಿಸಿ ಸುರಿಸಿ ಮನಸ್ಸು ಶರೀರ ಧರಿಸಿ ನಿಂತುಕೊಳ್ಳಲಾಗದೆ ಹೊರಳಾಡಿ ಹೊರಳಾಡಿ ಅವರ ಮೈಯೆಲ್ಲ ಏನು ಕೆಸರಾಗ್ತದೆಯೋ ಆ ಕೆಸರು ಆ ಪಾಲಧೂಳಿ ನನ್ನ ತಲೆಗೆ ಬರೋದು ಯಾವತ್ತು ಅಂತ ಆಳ್ವಾರರು ಕುಲಶೇಖರ ಆಳ್ವಾರರು ಅಳ್ತಾರೆ ಈಗಾಗಲೇ ಭಾಗವತರ ಗೋಷ್ಠಿಗೆ ಭಾಗವತರ ಪಾದಧೂಳಿಗೆ ಆಶೆ ಪಡ್ತಾರೆ ಭರದ್ವಾಜರು ಹೇಳಿದ್ರು ರಾಮ ನಿನ್ನ ತಮ್ಮನನ್ನು ಪರೀಕ್ಷೆ ಮಾಡ್ತೀಯನು ನಿನಗಿಂತ ಗಟ್ಟಿ ಕಾಣೋ ಪಾದುಕಾರಾಧನೆ ಮಾಡ್ತಾನೆ ಪ್ರತಿನಿತ್ಯ ಶ್ಲೋಕ ಹೇಳ್ತಾನೆ ಅದಕ್ಕೆ ನೈವೇದ್ಯ ಮಾಡ್ತಾನೆ ಬೀಸಣಿಗೆ ಬೀಸ್ತಾನೆ ಚಾಮರ ಬೀಸ್ತಾನೆ ಛತ್ರಿ ಹಿಡಿತಾನೆ ನಿಂತುಕೊಳ್ಳೋದಿಲ್ಲ ಕಾಣು ನಿನ್ನ ಗುಣಗಳನ್ನು ಹೇಳ್ತಾ ಹೇಳ್ತಾ ಕುಣಿದಾಡಿ ಭಜನೆ ಮಾಡಿ ಕೆಳಗೆ ಬಿದ್ದು ಒದ್ದಾಡಿ ಆ ನಂದಿ ಗ್ರಾಮದಲ್ಲಿ ಮೈಯೆಲ್ಲ ಕೆಸರಾಯಿತು ಹದಿನಾಲ್ಕು ವರ್ಷ ಹೀಗೆ ಕೆಸರಾಗಿದೆ ಪಂಗ ದಿಗ್ಧಸ್ತು ಭರತ ಏನು ವ್ಯಾಖ್ಯಾನ ಇದು ಕೇಳಿದ್ದೀರಾ ಎಲ್ಲರೂ ದಿವ್ಯ ಪ್ರಬಂಧ ಓದಿದವರು ಬಾಯಲ್ಲಿ ಬರತಕ್ಕ ರಾಮಾಯಣದ ವ್ಯಾಖ್ಯಾನದ ರುಚಿಯೇ ಬೇರೆ ಅದಿಲ್ಲದೆ ಸಾಮಾನ್ಯ ಅರ್ಥ ಹೇಳ್ಬೋದು ದಿಗ್ಧಸ್ತು ಭರತ ಜಟಿಲ ತಲೆ ಜಡೆ ಬಿಟ್ಟಿದ್ದಾನಲ್ಲ ಜಡೆ ಬಿಟ್ಟಿದ್ದ ಜಾತಿಗೆ ಪಾಪ ಪ್ರಾಯಶ್ಚಿತ್ತಕ್ಕೆ ರಾಮಚಂದ್ರ ಜಡೆ ಅದಕ್ಕೆ ಅವ ಬಾಳ ಕಾಡಿಗೆ ಹೋಗು ಅಂತ ಅವರಮ್ಮ ಹೇಳಿದ್ದು ವಾನಪ್ರಸ್ಥ ರಾಮಾವತಾರದಲ್ಲಿ ಸ್ವಲ್ಪ ತಲೆ ಅವತಾರ ಮುಗಿಸುವಾಗ ವಾನಪ್ರಸ್ಥ ಅಲ್ಲ ಮೊದಲೇ ವಾನಪ್ರಸ್ಥ ಯೋಗೇನಾಂತೆ ತನು ತ್ಯಜ ದಶರಥನಿಗೆ ವಾನಪ್ರಸ್ಥಾವಸ್ಥೆ ಬರಲೇ ಇಲ್ಲ ಅಷ್ಟರಲ್ಲೇ ಸತ್ತು ಹೋಗಿಬಿಟ್ಟ ಅವರ ಹಿಂದಿನವರೆಲ್ಲ ಯೌವನೇಶು ಯೌ ಶೈಶವೇಭ್ಯಸ್ತ ವಿದ್ಯಾನಾಂ ಶೈಶವದಲ್ಲಿ ವಿದ್ಯೆ ಕಲ್ತ್ಕೊಂಡ್ರು ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ ಬಹೂಣಾಮನ್ವಯಂ ವಕ್ಷೆ ಕೊನೆಯಲ್ಲಿ ಯೋಗದಲ್ಲಿ ಜನಗಳಲ್ಲಿ ಚೀಥು ಅಂತ ಹೇಳಿಸ್ಕೊಂಡು ಮಾಜಿ ಅನ್ನಿಸ್ಕೊಂಡು ಬದುಕೋವರಲ್ಲ ಕಾಡಲ್ಲಿ ಹೋಗಿ ಮಕ್ಕಳು ಮರಿ ಯಾರೂ ಕಾಟ ಕೊಡದೇ ಇರೋ ರೀತಿಯಲ್ಲಿ ತಪಸ್ವಿಗಳಾಗಿ ಬಾಳ್ತಿದ್ರು ಸೆಲ್ಫ್ ಇಂಪೋಸ್ಡ್ ವಾಲಂಟರಿ ರಿಟೈರ್ಮೆಂಟ್ ಅದು ವಾನಪ್ರಸ್ಥ ರಾಮಚಂದ್ರನ ಮೊದಲೇ ವಾನಪ್ರಸ್ಥ ತಂದೆ ಹೇಳ್ದ ದಂಡಕಾರಣ್ಯಕ್ಕೆ ಹೋಗು ವಾನಪ್ರಸ್ಥಾನವಾಯಿತು ರಾಜ್ಯಾಲೆ ಸರ್ ಮಾಡ್ಕೊಂಬಂದು ಆಮೇಲೆ ಪಟ್ಟಾಭಿಷೇಕ ಮಾಡ್ಕೋ ಅನ್ನೋ ಅರ್ಥದಲ್ಲಿಯೋ ಏನೋ ಕಾಡಿಗೆ ಹೋಗು ಒಂದು ಬಿಟ್ಟ ಅಪ್ಪ ಹುಜೂರ್ ಹೋದ ರಾಮಚಂದ್ರ ಬೆಳಗ್ಗೆ ಹೇಳಿದೆ ಆ ಹದಿನಾಲ್ಕು ವರ್ಷ ವಾನಪ್ರಸ್ಥ ಧರ್ಮವನ್ನು ಕಿಂಚಿತ್ತು ಮೀರಲಿಲ್ಲ ಅಡಿಗೆ ಮಾಡಿದ ಬೇಯಿಸಿದ ಪದಾರ್ಥವನ್ನು ಪ್ರಭು ಎಲ್ಲಿಯೂ ಉಣ್ಣಲಿಲ್ಲ ಒಳಗಿದ್ದ ಹಣ್ಣು ಬಿದ್ದ ಎಲೆ ನದಿ ನೀರುಗಳು ಅದು ಫಿಲ್ಟರ್ಡ್ ವಾಟರ್ ಅನ್ಫಿಲ್ಟರ್ಡ್ ಗೊತ್ತಿಲ್ಲ ಯಾವುದು ಶುದ್ಧ ಅಶುದ್ಧದ ಪ್ರಶ್ನೆ ಇಲ್ಲ ಸಂತ ತಂದೆ ಶ್ರಾದ್ದ ಒಂದ್ ದಿವಸ ಬಿಡಲಿಲ್ಲ ಮಾಡೋ ಸಂದರ್ಭದೆಲ್ಲ ಒಣಗಿದ ಹಣ್ಣು ಬೇಲದ ಹಣ್ಣು ಪೆಣ್ಯಾಕದ ಹಣ್ಣು ಹೆಂಡಿಗಳನ್ನೇ ಇಟ್ಟುಕೊಂಡು ತರ್ಪಣ ಹಾಕ್ತಾ ಅಪ್ಪ ನಾನಿವತ್ತು ಬಡವಾಗಿದ್ದೀನಿ ಅಂತಲ್ಲ ಅಲ್ಲಿದ್ರೂ ನಾ ಕಾಡಲ್ಲಿದ್ದೀನಿ ನೆನಪು ನೆನಪು ಬರುವಂತಾಯ್ತಲ್ಲ ಅಂತ ಹೇಳ್ತಾನೆ ರಾಮಚಂದ್ರ ಪಿತೃವತ್ಸಲ ಇದರ ಮರ್ಮಗಳು ಅವನಿಗದು ಧರ್ಮ ವಾನಪ್ರಸ್ಥ ಭರತನಿಗೆ ವಾನಪ್ರಸ್ಥ ಇರಲಿಲ್ಲ ತಾನೇ ಮಾಡಿಕೊಂಡ ಕಾಡು ಕಳಿಸಿದ್ದು ನಮ್ಮಮ್ಮ ಮಾಡಿ ತಪ್ಪು ನನ್ನ ತಲೆಯಲ್ಲಿ ಬಂತಲ್ಲ ಅಂತ ಜಟಿಲ ತ್ವಾಂ ಪ್ರತೀಕ್ಷತೆ ನಿನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದಾನಪ್ಪ ಪಾದುಕೇತೆ ಪುರಸ್ಕೃತ್ಯ ನಿನ್ನ ಪಾದುಕೆ ಮುಂದಿಟ್ಕೊಂಡಿದ್ದಾನೆ ಸರ್ವಂಚ ಕುಶಲಂಗ್ರಹೇ ವಸನಂ ಪ್ರವಿಶಂತಂ ಮಹಾವನಂ ಸ್ತ್ರೀ ತೃತೀಯಂ ಚುಚುಂ ರಾಜ್ಯಾತಿ ಧರ್ಮಕಾಮಂಚ ಕೇವಲಂ ನೀವು ಬರೀ ನಾರುಮಡಿ ಉಟ್ಕೊಂಡು ಹೋದದ್ದನ್ನು ಕೇಳೇ ಸಂಕಟಪಟ್ಟ ಅರಮನೆಯ ಚಕ್ರವರ್ತಿ ಹೇಗಿರಬೇಕು ನಾರಮಡಿ ಉಟ್ಕೊಂಡು ಹೋದ ಅಮ್ಮ ಉಡಿಸಿಬಿಟ್ಲು ಹದಿನಾಲ್ಕು ವರ್ಷ ಅದನ್ನೇ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅದು ಸ್ತ್ರೀ ತೃತೀಯ ಮೂರನೇ ಅವಳು ಸೀತಾದೇವಿಯನ್ನು ಬೇರೆ ಕರ್ಕೊಂಡು ಹೋದ ಅವಳೆಲ್ಲೆಲ್ಲಿ ಮುಳ್ಳು ಕಲ್ಲಲ್ಲಿ ಕಾಲು ನಡಬೇಕು ಚ್ಯುತಂ ರಾಜ್ಯಾತಿ ಧರ್ಮ ಮುಂಚ ಕೇವಲಂ ಧರ್ಮ ಆಗಲಿ ಧರ್ಮ ಆಗಲಿ ಅಪ್ಪ ಹೇಳಿದ ಮಾತು ನಿಜ ಲೋಕಕ್ಕೆ ಒಳ್ಳೇದಾಗಲಿ ಅಂತ ಬೆಳಗ್ಗೆ ಹೇಳಿದ್ದೆಲ್ಲ ಧರ್ಮ ಮಂಚ ಕೇವಲಂ ಧರ್ಮಕ್ಕಾಗಿಯೇ ಬದುಕಬೇಕು ಧರ್ಮಕ್ಕೂ ಅರ್ಥಕ್ಕೂ ಕಾಮಕ್ಕೂ ಸೇರಿ ಬದುಕೋದಲ್ಲ ಧರ್ಮಕ್ಕಾಗಿಯೇ ಬದುಕಬೇಕು ಅಂದ್ರೆ ಅರ್ಥಕಾಮ ಹಿಂದೆ ಬರುತ್ತದೆ ಮುಂದೆ ಹೋಗುವ ಸೂಜಿ ನನ್ನ ಹಿಂದೆ ದಾರ ಬಂತೆ ಅಂತ ನೋಡೋದಿಲ್ಲ ಮುಂದೆ ಹೋಗ್ತಾ ಇರ್ತದೆ ದಾರದ ಧರ್ಮ ಹಿಂದೆ ನಿಂದು ಹೋಗುವುದು ಕೊಂಚ ವೆಯ್ಟ್ ಮಾಡು ನಾನು ಮುಂದೆ ಬರ್ತೀನಿ ಅಂತ ದಾರ ಹೇಳೋದಿಲ್ಲ ಧರ್ಮ ಅನ್ನೋದಿಲ್ಲ ಧರ್ಮಾತ್ ಧರ್ಮದಿಂದಲೇ ಮನುಷ್ಯ ಪಾಪಮ ಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಧರ್ಮಕ್ಕಿಂತ ಮೇಲ್ಪಟ್ಟದ್ದಿಲ್ಲ ಅಂತ ವೇದ ಧರ್ಮ ಅಂದ್ರೆ ವ್ಯವಸ್ಥೆ ಲೋಕದಲ್ಲಿ ವ್ಯವಸ್ಥೆ ನಾನು ನೀವು ಮಾಡಿದ್ದಲ್ಲ ಈ ಗಂಡು ಹೆಣ್ಣು ವ್ಯವಸ್ಥೆ ನಾವು ಮಾಡ್ಕೊಂಡ್ವಾ ಹೆಂಗಸರೇ ಮಕ್ಕಳನ್ನು ಹಡಿಯಬೇಕು ನಾವು ಮಾಡಿದ್ವ ಇದನ್ನ ಕನ್ವೆನ್ಷನ್ ಇದು ಮನುಷ್ಯಕೃತ ಧರ್ಮ ಅಲ್ಲ ಮನುಷ್ಯಕೃತ ಧರ್ಮ ಯಾವುದು ನಿಮ್ಮ ಕಾನ್ಸ್ಟಿಟ್ಯೂಷನ್ ನಿಮ್ಮ ಎಲೆಕ್ಷನ್ ಮನುಷ್ಯ ಮಾಡೋದಿಲ್ಲ ಅಂತ ಹೊಲಸು ದೇವರು ಮಾಡಿದ ಧರ್ಮ ಹೇಗಿರ್ತದೆ ಹೇಗೆ ಬಾಳ್ಬೇಕು ಯಾತಕ್ಕಾಗಿ ಬಾಳ್ಬೇಕು ನೂರು ವರ್ಷ ಶತಮಾನಂಭವತಿ ಎಲ್ಲ ಪಾಪಿಗಳು ನಾವು ನೂರು ವರ್ಷ ಬದುಕೋದಿಲ್ಲ ಯಾಕೆ ಧರ್ಮ ಮಾಡೋದಿಲ್ಲ ಧರ್ಮ ಮಾಡೋದಂದ್ರೇನು ಉಪವಾಸ ಮಾಡು ನೇಮ ನಿಷ್ಠೆ ಇಟ್ಕೋ ದೇವರಿಗಾಗಿ ಬದುಕು ನಾಲ್ಕು ಶ್ಲೋಕ ರಾಮಾಯಣವನ್ನು ಓದು ದೇವರು ದೀಪ ಹಚ್ಚು ಒಡ್ಲಿಗೆ ಹಾಕೋದನ್ನು ಸೊಡ್ರಿಗೆ ಹಾಕು ಹೊಟ್ಟೆಯಲ್ಲಿ ತಿಂದ್ರೆ ಹೋಗ್ಬಿಡುತ್ತೆ ಕೊಲೆಸ್ಟ್ರಾಲ್ ಆಗ್ತದೆ ದೀಪಕ್ಕೆ ಹಾಗು ಹೇಳ್ತಿದ್ರು ಹಿಂದಿನವರು ದೇವ್ರಿಗೆ ತುಪ್ಪ ದೀಪ ಹಚ್ಚು ನೀ ತಿಂದ್ರೂ ಆಗುತ್ತೆ ತಿಂದಿದ್ರು ಆಗುತ್ತೆ ಹಾಗೆಲ್ಲ ನೂರಾರು ವರ್ಷ ಕನ್ನಡಕ ಹಾಕದೆ ಕಣ್ಣಲ್ಲಿ ಪುಸ್ತಕ ಪೆನ್ನು ಪೇಣಿ ಇಲ್ಲದೆ ಓಲೆಗರಿಯಲ್ಲಿ ಬರೆದು ಮಾಡಿ ಮಹಾನುಭಾವರು ಕೊಟ್ಟಿದ್ದಾರೆ ನಮಗೆ ಈ ಗ್ರಂಥಗಳನ್ನು ಧರ್ಮಕ್ಕಾಗಿ ತೇಷಾಂ ಧರ್ಮೈಕ ನಿಷ್ಠಾನ ಭರತ ಹೇಳ್ತಾನೆ ಕೈಕೇಯಿ ಧರ್ಮೈಕ ನಿಷ್ಠರು ನಮ್ಮ ಪೂರ್ವಜರು ಅಂತ ವಂಶದಲ್ಲಿ ಮಣ್ಣು ತಂದು ಹಾಕ್ಬಿಟ್ಟೆ ಎಲ್ಲಿಂದ ಬಂದೆ ನೀ ಪಾಪಿ ಅಂತ ಕೇಳಿ ಧರ್ಮೈಕ ನಿಷ್ಠಾನ ರಾಮಾಯಣ ಹೇಳುತ್ತೆ ಧರ್ಮ ಧರ್ಮ ಧರ್ಮ ಧರ್ಮವನ್ನು ಬಿಡಿ ದೇವರು ಮಾಡಿದ ಧರ್ಮವನ್ನು ಬಿಡಬೇಡಿ ಅಂಥ ಧರ್ಮದಲ್ಲಿ ಬದುಕಿದ್ದಾನಪ್ಪ ನಿನ್ನ ತಮ್ಮ ಧರ್ಮ ಧರ್ಮಕಾಮಂಚ ಕೇವಲಂ ನೋಡಿ ಅರ್ಥಕಾಮ ಇಲ್ಲ ಧರ್ಮಕಾಮಂಚ ಕೇವಲಂ ಧರ್ಮಕ್ಕಾಗಿಯೇ ಬದುಕಿದ್ದಾನೆ ರಾಜಕುಮಾರ ಅದಕ್ಕೆ ಹೇಳಿದ್ಲು ಕೌಸಲ್ಯೆ ರಾಮ ಇರೋದು ದೊಡ್ಡದಲ್ಲ ನೀನಿಂಥವನಿರೋದು ದೊಡ್ಡದು ಕಾಣೋ ಅಂದ್ಬಿಟ್ಲ ಮಾತನ್ನ ತ್ವಾಂಪುರಾಚೀರವಸನಂ ಪ್ರವಿಶಂತಂ ಮಹಾವನಂ ಪದಾತಿಂ ತ್ಯಕ್ತ ಸರ್ವಸ್ವಂ ಪಿತುರ್ವಚರಕಾರಿಣಂ ಸರ್ವಭೋಗೈ ಪರಿತ್ಯಕ್ತಂ ಸ್ವರ್ಗಚ್ಯುತಮಿವಾಮರಂ ಪದಾಚಿಂ ಕಾಲ್ನಡಿಗೆಯಲ್ಲಿ ನೋಡು ಪಾದಕೆ ನೀ ಮೆಟ್ಕೊಂಡು ಹೋಗಿದ್ರೆ ನಿನ್ ತಮ್ಮ ಬಂದು ಅದನ್ನು ತಗೊಂಡು ಹೋಗ್ಬಿಟ್ಟ ನೀವು ಬರಿಗಾಲಲ್ಲಿ ಹೋಗಬೇಕು ಅಂತ ಅವನು ಖುಷಿ ಆಯ್ತಾ ಹಾಗಲ್ಲ ಅದು ಕಿತ್ತಿಟ್ಕೊಂಡ್ರೆ ಕಾಲು ಚುಚ್ಚುತ್ತೆ ಅಂತ ಬೇಗ ವಾಪಸ್ ಬರ್ತಾನೆ ಎಂಬುದಾಗಿ ನ್ಯಾಸಭೂತವಾಗಿ ಕಿತ್ತಿಟ್ಕೊಂಡಿದ್ದಾನೆ ಕಿತ್ತಿಟ್ಕೊಂಡು ಒಳ್ಳೇದಾಯ್ತು ನಮ್ಮ ಗುರುಗಳು ಒಂದು ಸಾವಿರ ಶ್ಲೋಕ ಬರೆದ್ರು ಪಾದುಕಾ ಸಹಸ್ರ ಅಂತ ಬರೆದ್ರು ತೆಕ್ತ ಸರ್ವಸ್ವಂ ರಾಜ್ಯವನ್ನು ಒಮ್ಮೆಯೂ ನೆನೆಸಲಿಲ್ಲ ಸಿಂಹಾಸನ ಆಗಿತ್ತು ಹೀಗಿತ್ತು ಪನ್ನೀರು ಸ್ನಾನ ಮಾಡ್ತಾ ಇದ್ದೆ ಇಂಥ ಗಂಧ ಬಳ್ಕೊಳ್ತಾ ಇದ್ದೆ ಒಮ್ಮೆ ಆದರೂ ರಾಮ ಅದು ಸ್ಮರಿಸಿದ್ದಾನೆ ನೋಡಿ ಅರಮಲ್ಲಿ ಎಂಥ ಅಕ್ಕಿಯಲ್ಲಿ ಅನ್ನ ಮಾಡ್ತಿದ್ರು ಎಂಥ ನನಗೆ ಪಾಯಸ ನಮ್ಮ ತಾಯಿ ಹೇಗಾಗಿ ಬಡಿಸಿದ್ರು ಇದು ಗಾಸಿಪ್ ಇದು there was no time for gossip ರಾಮಾಯಣದಲ್ಲಿ <coughs> ಸೀತೆ ಜೊತೆಯಲ್ಲಿ ಲಕ್ಷ್ಮಣ್ ಜೊತೆಯಲ್ಲಿ ಉಳಿದ ಟೈಮು ಹೋಮ ಹವನ ಮಾಡಿದಾಗ ಉಳಿದರ ಕಾಲದಲ್ಲಿ ಏನ್ ಮಾಡ್ತಿದ್ದ ರಾಮಚಂದ್ರ ಬೆಳಗ್ಗೆ ಕೇಳಿದ್ರಿ ಭರತನ ಗುಣಗಳನ್ನು ಅನುಭವಿಸ್ತಾ ಇದ್ದ ಶತ್ರುಘ್ನ ಗುಣಗಳನ್ನು ಅನುಭವಿಸ್ತಾ ಇದ್ದ ವಸಿಷ್ಠರ ಗುಣಗಳನ್ನು ಅನುಭವಿಸ್ತಾ ಇದ್ದ ವೇದ ಹೇಳ್ಕೊಟ್ರು ನಮ್ಮ ಎಷ್ಟು ಎಂಥೆಂಥ ರಹಸ್ಯಗಳನ್ನು ಹೇಳಿದ್ರು ವಿಶ್ವಾಮಿತ್ರರು ಹೃದಯ ಬಿಚ್ಚಿ ನನಗೆ ಶಸ್ತ್ರಾಸ್ತ್ರಗಳನ್ನು ಹೇಳ್ಕೊಟ್ರು ಗುರುಗುಣಸ್ತವನ ಭ್ರಾತೃಸ್ತವನ ಇದರಲ್ಲಿ ಕಾಲ ಕಳಿಸಿದ್ದಾನೆಯೇ ಹೊರತು not a word of gossip ಅದು ರಾಮಚಂದ್ರನ ದೊಡ್ಡತನ ನಾವು ಕಾಲ ಹಾಕಬೇಕು ನೋಡ್ಕೊಳ್ಳಿ ತ್ಯಕ್ತ ಸರ್ವಸ್ವಂ ಕಾರಣಂ ಸರ್ವಭೋಗೈ ಪರಿತ್ಯಕ್ತಂ ದೃಷ್ಟ್ವಾ ಕರುಣಾ ಪೂರ್ವಂ ಮಮಾಸೀತ್ ಸಮಿತಿಂಜಯ ಗುರುಗಳೇ ನಮ್ಮ ಭಾರತ ಹೇಗಿದ್ದಾನೆ ನೋಡ್ಕೊಂಬಂದ್ರ ಯಾವಾಗಲಾದರೂ ಅದಕ್ಕೆ ಹೇಳಿದ್ರು ಹೋಗಿದ್ದೆ ಕಣೋ ಅವನು ಬಂದು ಪಾದುಕಾ ಪಟ್ಟಾಭಿಷೇಕ ಮಾಡುವಾಗ ಬನ್ನಿ ಅಂತ ನನ್ನೂ ಕರೆದಿದ್ದ ಹೋಗಿ ನೋಡಿದೆ ವೈಡ್ ಪಿಂಜು ಬಂದು ನನ್ನ ಹೊಟ್ಟೆ ಕಿತ್ತು ಹೋಯ್ತು ಕಾಡು ದೃಷ್ಟವಾತು ಕರುಣ ಪೂರ್ವಂ ಮಮಾಸೀತೆ ಆ ಭರತನ ಸ್ಥಿತಿ ನೋಡಿ ಕರುಳು ಕಿತ್ತು ಬಂದ್ಬಿಡ್ತೋ ರಾಮ ದಯವಿಟ್ಟು ಅವನ ಪರೀಕ್ಷೆ ಮಾಡಬೇಡಪ್ಪ ಅವನ ಹೊಟ್ಟೆ ಉರಿಸ್ಬೇಡ ಬೇಗ ಹೋಗಿ ಸೇರ್ಕೋ ಇದು ಧ್ವನಿ ಇದು ಧ್ವನಿಕಾವ್ಯ ಅದನ್ನು ಬಾಯ್ಬಿಟ್ಟು ಹೇಳಲಿಲ್ಲ ನನಗೆ ಕರುಣೆ ಉಂಟಾಯಿತು ರಾಮ ಭರತನ ನೋಡಿದ್ರೆ ಕರಗೋಗ್ಬಿಡ್ತೀಯ ನೀನು ಸಮೀಕ್ಷ ವಿಜಿತಾರಿಂತ ಮಮ ಉತ್ತಮ ವಿಷಯಾಂತರ ಮಾಡಿದರು ಈಗ ನನಗೆ ಸಂತೋಷ ಆಯ್ತು ರಾಮ ಶತ್ರುವನ್ನು ಗೆದ್ದು ಬಂದಿದ್ದೀಯೇ ರಾವಣ ಸಂಹಾರ ಮಾಡಿದ್ದೀಯೇ ಸರ್ವಂಚ ಸುಖ ದುಃಖಂತೆ ಅವ ಅವರಾಘವ ನಿನ್ನ ಸುಖ ದುಃಖ ಎಲ್ಲ ನನಗೆ ಗೊತ್ತಾಯಿತು ನೀ ರಾಮಾಯಣ ಹೇಳಬೇಡ ನನಗೆಲ್ಲ ಗೊತ್ತಿದೆ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡಿದ್ದೇನೆ ನಾನು ಬೇಗ ಹೋಗು ನಿಮ್ಗೆ ಹೇಗೆ ಗೊತ್ತಾಯಿತು ಗುರುಗಳೇ ಸರ್ವಂ ತಪಸ ತಪಸಾ ಮತ್ಸಲ ಹದಿನಾರನೇ ಶ್ಲೋಕ ಧರ್ಮ ಧರ್ಮದ ಮಹಿಮೆಯಿಂದ ನನಗೆ ಅರ್ಥವಾಯಿತು ಧರ್ಮ ಅನ್ನೋದು ಕಣ್ಣು ಪ್ರಿಡಿಕ್ಷನ್ ಮಾಡಬಹುದು ಧರ್ಮ ತಿಳಿದವರು ಹೇಳ್ತಾರೆ ಯಾವನೊಬ್ಬ ಬಂದು ಎಲೆಕ್ಷನ್ ಅಲ್ಲಿ ನನಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿ ನೀನು ಖಂಡಿತ ಜಯ ಆಗೋದಿಲ್ಲ ಹೋಗಯ್ಯ ಹಾಗೆ ಆಗುತ್ತೆ ಇವ್ರು ಹೇಳಿದ್ರು ಅಂತಲ್ಲ ಅವ್ರು ತಿಳ್ಕೊಳ್ತಾರೆ ಇವನು ಮಾಡಿರೋ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ಏನು ಇವನು ಎಂದೆಂದೂ ಬರೀ ಎಲೆಕ್ಷನ್ನಲ್ಲಿ ಸೋಲುವುದಲ್ಲ ಇವನು ಎಂದೆಂದೂ ಜನಗಳಿಂದ ಛೀ ಹೋಲಿಸ್ಕೊಂಡು ಹೆಣ ಎತ್ತವರಿಲ್ಲದೆ ಸಾಯ್ತಾನೆ ಶಾಪ ಕೊಡ್ತಾರೆ ಅಂತ ಹೇಳಿಬಿಡಿ ಕಣ್ಣಿಂದ ಅವರು ನಿಜವೇನು ಮಾಡಿ ನೋಡಿ ಗೊತ್ತಾಗುತ್ತೆ ತಪಸ್ ತಪಸ್ ಅಂದ್ರೇನು ರಾಮಾಯಣ ಓದುವುದು ನಿತ್ಯ ರಾಮಾಯಣವನ್ನ ಬಿಡದೇ ಓದು ರೈಲಲ್ಲಿರಲಿ ಬಸ್ಸಲ್ಲಿರಲಿ ಆಫೀಸಲ್ಲಿರಲಿ ಇದು ಒಂದು ತಪಸ್ಸನ್ನು ನೀವು ಮಾಡಿ ನೋಡಿ ಧರ್ಮದ ಕಣ್ಣು ನಿಮಗೆ ಮುಂದಾಗೋದು ತಿಳಿಯುತ್ತೆ ಅಲ್ವ ನೋಡಿ ಹಿಂದೆ ಆಗಿದ್ದ ಅರ್ಥವಾಗುತ್ತೆ ಮುಂದಾಗೋದ ಅರ್ಥವಾಗುತ್ತೆ ಭರದ್ವಾಜರು ಹೇಳಿದರು ನನಗೆ ಮಮಯಿ ತದ್ವಿದಿತಂ ತಪಸಾ ಧರ್ಮವತ್ಸಲ ಅಹಮಪ್ಯತ್ರದೇ ದದ್ಮಿ ವರಂ ವರ ನಾನು ಒಂದು ವರವನ್ನು ಕೊಡ್ತೇನೆ ನಿನಗೇನು ಬೇಕೋ ಕೇಳ್ಕೊ ಬಾ ಇಲ್ಲಿ ಅರ್ಘ್ಯ ಇದು ಪಾದ್ಯ ಇತ್ತಕೋ ಎಂಬುದಾಗಿ ಅವನಿಗೆ ಕೈಕಾಲು ತೊಳೆದು ಆಚಮನೀಕೆಲ್ಲ ಏರ್ಪಾಡು ಮಾಡಿ ರಾಮಚಂದ್ರನ ಉಭಯ ವಿಧ ಸೈನ್ಯಕ್ಕೆ ಕಪಿ ಸೈನ್ಯಕ್ಕೆ ರಾಕ್ಷಸ ಸೈನ್ಯಕ್ಕೆ ಇವತ್ತೆಲ್ಲೇ ಬಿಡದಿ ಇವರು ಎಲ್ಲೇ ಇವತ್ತು ಆಹಾರ ಎಂಬುದಾಗಿ ಕಾಮಧೇನುವಿನ ಸಹಾಯದಿಂದ ಅದ್ಭುತವಾದ ಆತಿಥ್ಯವನ್ನು ಮಾಡಿದರು ಅವ ಹಿಂದೆ ಭರತನ ಸೈನ್ಯಕ್ಕೆ ಮಾಡಿದ್ರು ಬರೀ ರಾಮ ಲಕ್ಷ್ಮಣ ಸೀತೆಯಾಗಿ ಮಾಡಿದ್ರು ಈ ಕಪಿಗಳಿಗೆ ಎಲ್ಲಿ ಇಂತಹ ಮೃಷ್ಟಾನ್ನ ಇವತ್ತು ಬೆಳಿಗ್ಗೆ ಮಾಡಿದ ಹಾಗೆ ಈ ಕಪಿಗೆ ಈ ರಾಕ್ಷಸನಿಗೆ ಅವರ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ರಾಮಾಯಣ ಪಟ್ಟಾಭಿಷೇಕ ಶಾಸ್ತ್ರೋಕ್ತವಾದ ಪಟ್ಟಾಭಿಷೇಕ ಎಲ್ಲರೂ ಬಹಳ ಸಂತೋಷಪಟ್ಟು ಸಾಯಂಕಾಲ ಇಲ್ಲಿ ರಾಮ ಪಟ್ಟಾಭಿಷೇಕ ಪ್ರವಚನ ರೂಪದಲ್ಲಿ ಅಲ್ಲಿ ಒಂದು ಸಣ್ಣ ಪ್ರವಚನ ಅಂಥದ್ದೊಂದು ಸಂದರ್ಭ ನೀವಿಟ್ರೆ ಯಾರು ಹೇಗೆ ಅಡಿಗೆ ಮಾಡಿದರೂ ಅಮೃತವಾಗುತ್ತದೆ ಮಣ್ಣು ನೋಡಿ ಗೊತ್ತಾಗುತ್ತೆ ನಿಮಗೆ ಮನಸ್ಸು ಬೇಕು ಅದು ನಡೆಯಿತು ಆಮೇಲೆ ರಾಮಚಂದ್ರ ಅಯ್ಯೋ ಭರತನನ್ನು ಮಾತನಾಡಿಸಬೇಕಲ್ಲ ಆ ಹೃದಯದ ತುಯ್ಯಾಟ ಅಮ್ಮ ಅಂತ ಕಿರಿಸ್ತಾ ಇದೆ ಅಮ್ಮ ಕೊಟ್ಟಿಗೆ ಇಲ್ಲಿ ಗೋವು ಕರು ಇನ್ನೊಂದು ಕಡೆ ಕಟ್ಟಿಟ್ಟಿರ್ತೀರಿ ಆ ಧ್ವನಿ ಕೇಳಿದ ಕೂಡಲೇ ಆ ಕರುಳಿಗೆ ಅರ್ಥವಾಗುತ್ತೆ ಇದು ಅಂಬಾ ಅಂತೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿಕೊಂಡು ಹೋಗಬೇಕು ಅಂತ ನೋಡುವಂತೆ ಇದು ಇದು ಧರ್ಮ ಭಗವಂತ ಮಾಡಿದ ಧರ್ಮ ಯಾವುದು ಆಕಳು ಕೂಗಿದರೆ ಕರು ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ ತನ್ನ ತಾಯಿ ಕೂಗಿದ್ರೆ ಮಾತ್ರ ಕರುವಿಗೆ ಅರ್ಥವಾಗ್ತದೆ ತನ್ನ ಕರು ಕೂಗಿದ್ರೆ ತಾಯಿಗೆ ಅರ್ಥವಾಗ್ತದೆ ಅಪ್ಪ ಇದು ಭಗವಂತ ಮಾಡಿದ ಧರ್ಮ ನಾವೆಲ್ಲೋ ದೂರದಲ್ಲಿರ್ತೇವೆ ನಮ್ಮ ಮಾತಾ ಏನೋ ಒಂದು ಕೇಡಾಯಿತು ಕರುಳು ಚೊರ್ರಂದು ಬಿಡುತ್ತೆ ಎಷ್ಟು ದೂರದಲ್ಲಿ ಸಾವಿರ ಮೈಲಿ ದೂರದಲ್ಲಿದ್ರೂ ಅರ್ಥವಾಗುತ್ತೆ ಇದು ಭಗವಂತ ಇಟ್ಟಿರೋ ಧರ್ಮ ನಾ ಭರತನನ್ನು ನೋಡಬೇಕಲ್ಲ ಹನುಮಂತನನ್ನು ಕರೆದ ಆಪತ್ಕಾಲ ಬಂದರೆ ಹನುಮಂತನೇ ಗತಿ ಎಲ್ಲರಿಗೂ ರಾಮನಿಗೂ ಗತಿ ನಮಗೂ ನಿಮಗೂ ಗತಿ ರಾಮನಿಗೆ ಗತಿಯಾದೋ ನಮಗೂ ನಿಮಗೂ ಗತಿಯಲ್ಲಿ ಯೋಚನೆ ಮಾಡಿ ನಿಮ್ಮೆಲ್ಲರ ಕೈಲಿ ಆಂಜನೇಯ ಸ್ವಾಮಿ ಫೋಟೋ ಕೊಟ್ಟಿದ್ದಾರೆ ಅಂದರೆ ನಿಮಗೆ ರಾಮಾಯಣ ದೀಕ್ಷೆ ಕೊಟ್ಟರವರು ಓದಿ ಅಂತ ಹನುಮಂತನನ್ನು ಮುಂದೆ ಇಟ್ಟು ರಾಮಾಯಣವನ್ನು ಓದಬೇಕು ಚಿಂತಯಿತ್ವ ಹನುಮಂತಂ ಹೂವಾಚ ಪ್ಲವಗೋತ್ತಮಂ ಪ್ಲವನ್ ಗಚ್ಚತಿ ಪ್ಲವಗ ಅಂದ್ರೆ ಕೋತಿನ್ ಬಿಡ್ತೇವೆ ಇವನು ಜಂಪ್ ಮಾಡಿ ಹೋಗುವನು ಅಂತ ಅರ್ಥ ಸುಮ್ಮನೆ ಕಾಲ್ನಡಿಗೆಯಲ್ಲಿ ಹೋಗೋವನಲ್ಲ ಬರ್ತನ್ ನೋಡ್ಕೊಂಬಾರೋ ಇಲ್ಲಿ ನೆಗೆದ ಅಲ್ಲೇ ಹೋಗಿ ಸೇರು ಅಷ್ಟು ವೇಗಶಾಲಿ ಅಂತ ಅರ್ಥ ಅದು ಪ್ಲವಂಗ ಅಂದ್ರೆ ಕೋತಿ ಅಂದ್ಬಿಟ್ಟು ಅಂತ ತಿಳ್ಕೊಬೇಡಿ ತಿಳ್ಕೋಬೇಡಿ ನೆಗೆದು ಹಾರುವವನು ಅಂತ ಅರ್ಥ ಪ್ಲವನ್ ಗಚ್ಚತಿ ಈ ಈ ಕೋತಿ ಕಾಡಿನ ಕೋತಿಗಳು ಓಡಾಡೋ ರೀತಿ ನಾವು ನೋಡಿದಿರಲ್ಲ ಇಲ್ಲೊಂದು ಕಾಲ್ ಅಲ್ಲೊಂದು ಕಾಲಿಟ್ಟು ಒಂದು ಟೊಂಗೆ ಒಂದು ಟೊಂಗೆ ಎಷ್ಟು ವೇಗದಲ್ಲಿ ಓಡ್ತೇವೆ ಸಾಮಾನ್ಯ ಕೋತಿಗಳು ಹನುಮಂತನನ್ ಕರೆದ ರಾಮಚಂದ್ರ ಜಾನೀಹಿ ಕಚ್ಚಿತ್ ಕುಶಲಿ ಜನೋ ನೃಪತಿ ಮಂದಿರೇ ശൃംഗിവേരപുരം ಪ್ರಾಪ್ಯ ಗೃಹಂ ഗഹനഗോ ಗುಹಂ ഗഹനഗോചരം ನೃಪತಿ ಮಂದಿರೆ ಅರಮನೆಯಲ್ಲೆಲ್ಲ ಸೌಖ್ಯವೇ ನೋಡ್ಕೊಂಬ ಸಿಂಗಿಬೇರುಪುರಕ್ಕೆ ಹೋಗು ಗುಹನನ್ನು ಕೇಳು ಭಾರತ ಸರಿಯಾಗಿದ್ದಾರೆ ಅಂತ ಇನ್ನೊಂದು ಪರೀಕ್ಷೆ ರಾಮ ಏನು ಪ್ರಭೋಪ ಇವನು ನಮ್ಮ ಹೃದಯದಲ್ಲಿ ಎಷ್ಟು ಪರೀಕ್ಷೆ ಮಾಡ್ತಿರ್ತಾನೆ ಪ್ರತಿಯೊಂದು ಕ್ಷಣದಲ್ಲಿ ಸಿಂಗಿಬೇರುಪುರಕ್ಕೆ ಹೋಗು ನಿಷಾದಾಧಿಪತಿಂ ಬ್ರೂಹಿ ಕುಶಲಂ ವಚನಾನ್ಮ ನಾ ಸೌಖ್ಯವಾಗಿದ್ದಾನೆ ಅಂತ ಹೇಳು ಭರತನ ಹತ್ರ ಹೋಗಬೇಕು ಭರತಸ್ತುತ್ವಯ ವಾಚ್ಯ ಕುಶಲಂ ವಚನಾನ್ ಮಮ ಅವನಿಗೆ ಮೊದಲು ಹೇಳಬೇಕು ರಾಮ ಸೌಖ್ಯವಾಗಿದ್ದಾನೆ ಬರ್ತಾ ಇದ್ದಾನೆ ಅಂತ ಬಾಯಲ್ಲಿ ಕರೆದು ಅವನು ಕಿವಿಯಲ್ಲಿ ಹೇಳ್ತಾನೆ ಸಜತೆ ವೇದಿತವ್ಯ ಸ್ಯಾತ್ ಹನ್ನೆರಡನೇ ಹದಿಮೂರನೇ ಶ್ಲೋಕ ಸರ್ವಂ ಯಚ್ಚಾಪಿ ಮಾಂ ಪ್ರತಿ ಆ ಭರತನಿಗೆ ನನ್ನ ವಿಷಯದಲ್ಲಿ ಹೃದಯದ ಒಳಗಡೆ ಹೃದಯದ ಹೊರಗಡೆ ಅವನಿರೋ ನಂದಿಗ್ರಾಮದ ಸುತ್ತಮುತ್ತ ಜನ ಏನೇನು ಮಾತನಾಡ್ಕೊಳ್ತಾರೆ ಎಲ್ಲವನ್ನ ವಾಪಸ್ ಬಂದು ಹೇಳಬೇಕು ನೀನು ಭರತ ಹೇಳ್ಬೋದು ರಾಮ ಬಂದ್ರೆ ಸಂತೋಷ ಅವನು ಬರಲೇಬೇಕು ಅಂತ ಬಾಯಲ್ಲಿ ಹೇಳ್ಬೋದು ಅವನ ಅಂತರಾಂಗ ತಿಳಿದವರು ಸುತ್ತಮುತ್ತ ಇರ್ತಾರೆ ಈ ಮಹಾರಾಜರು ಸುಮ್ಮನೆ ಹೇಳ್ತಾರೆ ರಾಮ ಯಾಕಾದರೂ ಬರ್ತಾನೋ ಅನ್ನೋದು ಗುಟ್ಟಾಗಿ ಇಡೋಕೆ ಬರೋದಿಲ್ಲ ಅರಮನೆ ಗುಟ್ಟುಗಳು ಹೊರಗೆಲ್ಲ ಗೊತ್ತಾಗುತ್ತೆ ಅವ್ರು ಯಾರೊಬ್ಬರಿಗೆ ಏನಾದರೂ ರಾಮ ಬರೋದು ಬೇಡ ಅಂತ ಭರತನ ಹೃದಯದಲ್ಲಿದೆ ಅಂತ ನಿನಗೆ ಅನಿಸಿದ್ರೆ ನೀವು ವಾಪಸ್ಸು ಬಂದು ನನಗೆ ಹೇಳು ಆ ಭರತನನ್ನೇ ಚೆನ್ನಾಗಿ ನೋಡು ನೀ ಸಾಮುದ್ರಿಕ ತಿಳಿದವನು ಶಕುನಶಾಸ್ತ್ರ ತಿಳಿದವನು ತತ್ವೇನ ಮುಖವರ್ಣೇನ ದೃಷ್ಟ್ಯ ವ್ಯಾಭಾಷಣೇನ ಚ ಕ್ರಾಸ್ ಎಕ್ಸಾಮಿನೇಷನ್ ಆ ಜಾಗದಲ್ಲಿ ಭರತನ ಜಾಗದಲ್ಲಿ ನೀವಿದ್ರೆ ಸತ್ತು ಹೋಗ್ಬಿಡ್ತಿದ್ಯ ಇಷ್ಟೆಲ್ಲ ಹನುಮಂತನಿಗೆ ಹೇಳಿದ್ದಾನೆ ರಾಮ ಅಂತ ಕೇಳಿದ್ರೆ ತತ್ವೇನ ಹೃದಯಾಂತರಾಳದಲ್ಲಿ ಏನು ಭಾವನೆ ಇದೆ ಮುಖವರ್ಣೇನ ರಾಮ ಬಂದ ಬುದ್ಧಿ ಅಂತ ಅಂದು ಕೂಡಲೇ ಮುಖ ಪೆಚ್ ಮಾಡ್ಕೊಂಡು ಗಂಟಲು ನಿಧಾನವಾಗಳು ನಂಗೆ ರಾಮ ಬಂದ್ನೆ ಅಂತೂ ಬಂದೇ ಬಿಟ್ನೆ ಕೊನೆಗೂ ಬಂದ್ಬಿಟ್ನೆ ಮುಖವರ್ಣ ಮುಖ ಬಿಡಿಸುತ್ತೆ ಕೆಲವರಿಗೆ ಬಂದ್ಬಿಟ್ನೆ ಅವನು ಅಂತ ಅದು ಹರ್ಷವಾಗುತ್ತೋ ದುಃಖವಾಗುತ್ತೋ ಮುಚ್ಚಿಡೋಕೆ ಬರೋದಿಲ್ಲ face is index of man ತತ್ವೇನ ಮುಖವರ್ಣೇನ ದೃಷ್ಟ್ಯ ವ್ಯಾಭಾಷಣೇನ ಚ ಮಾತನಾಡುವ ರೀತಿಯಲ್ಲಿ ಅವನು ತೊದಲ್ತಾನೆ ಡಸ್ ಇ ವೈಟ್ ಫಾರ್ ಅಥವಾ ಬಂದ ಅಂತ ಸಂತೋಷ ಹಾಗೆ ಅಭಿವ್ಯಕ್ತ ಮಾಡ್ತಾನೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಸರ್ವಕಾಮ ಸಮೃದ್ಧಂ ಹಿ ಹಸ್ತಿ ಅಶ್ವರಥ ಸಂಕುಲಂ ಪಿತೃಪೈತಾಮಹಂ ರಾಜ್ಯಂ ಕಸ್ಯ ನಾವರ್ತಯೇ ಮನಃ ಎಷ್ಟೊಂದು ಆನೆ ಎಷ್ಟೊಂದು ಕುದುರೆ ಎಂಥ ರಾಜ್ಯ ಅಜ್ಜ ಮುತ್ತಜ್ಜ ಮುನು ಚಕ್ರವರ್ತಿ ಸೂರ್ಯನಿಂದ ಆಳಿದಂಥ ದೇಶ ಇದು ಯಾರು ಮನಸ್ಸನ್ನು ತಾನೇ ಅಪಹಾರ ಮಾಡೋದಿಲ್ವೋ ಹನುಮಂತ ಒಂದು ಸಿಂಹಾಸನ ಅನ್ನೋದು ಸಾಮಾನ್ಯವಲ್ಲ ಪೂರ್ವಜರು ಎಂಥವರು ದಿಲೀಪ ಆಜ ಅಭಿಗೀರ್ತ ಅವರಾಳಿದ ರಾಜ್ಯ ಒಂದು ವೇಳೆ ಭರತನ ಮನಸ್ಸು ಚಂಚಲವಾಗಿದ್ದರೆ ತಸ್ಯ ಬುದ್ಧಿಂಚ ವಿಜ್ಞಾಯ ವ್ಯವಸಾಯಂಚವಾನರ ವಾನರ ಅವನ ಬುದ್ಧಿ ವ್ಯವಸಾಯ ವ್ಯವಸಾಯ ಅಂದ್ರೆ ಏನೇನು ಏರ್ಪಾಡು ಮಾಡಿದ್ದಾನೆ ರಾಮ ಬಂದರೆ ಸ್ವಾಗತ ಮಾಡಬಾರದು ಅಂತ ಯಾರಿಗಾರು ಹೇಳಿದ್ದಾನೆ ತೋರಣ ಕಟ್ಟಬಾರದು ಅಂತ ಹೇಳಿದ್ದಾನೆಯೇ ಕಪ್ ಚಿಪ್ಪಾಗಿರಬೇಕು ಬಂದ್ರೆ ಬರಲಿ ಹೋದ್ರೆ ಹೋಗಲಿ ಆ ಊರೆಲ್ಲ ನೋಡಿಕೊಂಡು ಅವನೇ ಆಡ್ಕೊಳ್ಳಿ ವಸುಧಾಂ ಕೃಷ್ಣ ಮಖಿಲಾಂ ರಘುನಂದನ ನೀ ವಾಪಸ್ಸು ಬಂದು ಹೇಳಬೇಕು ಯಾವನ್ನ ದೂರಂ ಯಾತಾಸ್ಮಃ ಕ್ಷಿಪ್ರಮಾಗಂತು ಮರ್ಹಸಿ ಇವನು ಬರಲಿಲ್ಲ ಹನುಮಂತ ಅಂತ ತಿಳ್ಕೊಂಡು ರಾಮನೇ ನೇರ ನೇರವಾಗಿ ನಂದಿಗ್ರಾಮ ತನಕ ಹೋಗೋದು ಆಮೇಲೆ ಹನುಮಂತ ಬಂದು ನಾ ಬರೋ ಸ್ವಲ್ಪ ತಡವಾಯಿತು ನೀವು ಬರೋದು ಅವರಿಗೆ ಅಷ್ಟು ಬೇಕಾಗಿಲ್ಲ ಅಂತ ಕಾಣುತ್ತೆ ಅಲ್ಲಿ ಹೇಳಿದ್ರೆ ಆಭಾಸ ಆಗುತ್ತೆ ಕಾಣೋ ನಾನಿಲ್ಲಿರುವಾಗ ನೀನು ಇಲ್ಲೇ ಬಂದು ನಾವು ವಾಪಸ್ಸಲ್ಲಿ ಹೋಗುವಷ್ಟರಲ್ಲಿ ಯಾವನ್ನ ದೂರಂ ಯಾತಾಸ್ಮ ಕ್ಷಿಪ್ರಮಾಗಂತು ಮರ್ಹಸಿ ಮನುಷ್ಯ ವೇಷ ಮಾಡಿಕೊಂಡು ಹೋಗುವ ಕುಪಿವೇಷ ಬೇಡ ಅಂತ ಹೀಗೆ ಕಳಿಸಿದ ಇಲ್ಲಿ ತಿರುಮಂಗಿ ಒಂದು ಪಾಶರ ಹೇಳಬೇಕು ಆಳ್ವಾರನ್ನು ಬಿಟ್ಟು ಹೋಗೋಗಿಲ್ಲ ಇಲ್ಲಿ ಕಥಾ ಸಂವಿಧಾನ ಕೊಂಚ ಬದಲಿ ಮಾಡಿಕೊಂಡಿದ್ದಾರೆ ದರ್ಶನಕ್ಕೆ ಭಂಗವಿಲ್ಲ ರಾಮನ ತಮ್ಮ ಆದ್ದರಿಂದ ಭರತನಿಗೆ ಈ ಸಮಾಚಾರ ಮುಂದೆ ಗೊತ್ತಾಗುತ್ತೆ ಒಂದು ಕ್ಷಣದಲ್ಲಿ ಹೇಳ್ತೇನೆ ಅಂಗ ಪೋಯಿ ಸೊಲ್ಲಿಟ್ಟು ನೀವು ಕಾಯ್ಕೊಂಡಿದ್ದೀರಿ ಅಂತ ರಾಮನಿಗೆ ಹೇಳಿ ಬರುತ್ತೇನೆ ಅಂತ ಇವನು ಹೊರಟ್ರೆ ಅಲ್ಲಿ ಹೋಗಿ ಏನು ಚುಚ್ಚ ನೀವು ಮೊದಲೇ ಕಪಿ ಇವನು ಆ ಮಾತು ಬರುತ್ತೆ ಇಲ್ಲೇನೆ ಆದ್ರಿಂದ ಇವನು ಹೋಗಿಬಿಟ್ರೆ ಅನರ್ಥ ಏನಾರು ಮಾಡಿ ಅವನು ಪರಿಚಯ ಮೊದಲೇ ಇಲ್ದಿದ್ದವನು ಅಂತ ರಾತ್ರಿ ಎಲ್ಲ ಬೆಳ್ಳಂಬೆಳದಿಂಗಳು ರಾಮಾಯಣದ ಕಥೆ ನಿಮಗೂ ರಾಮನಿಗೂ ಹೇಗಯ್ಯ ಸ್ನೇಹವಾಯಿತು ಕೃಷಿಯಿಂದ ಕಾಂಡಿಂದ ಕಥೆ ಹೇಳು ಅಂತ ಸೂರ್ಯೋದಯವಾಗಿ ರಾಮಚಂದ್ರ ಬರೋ ತನಕ ಅಲ್ಲೇ ನಿಲ್ಲಿಸ್ಕೊಂಡ್ಬಿಟ್ಟ ಇದು ವಾಲ್ಮೀಕಿ ಬರೆದಿದ್ದಾರೆ ಚರ್ಮಂಜಾಳ್ವಾರರು ಸ್ವಲ್ಪ ಬದಲಿಸಿದ್ದಾರೆ ಹನುಮಂತ ವಾಪಸ್ ಬಂದನಂತೆ ಕಥೆ ತುಂಬಾ ಸುಂದರವಾಗಿದೆ ಕೇಳಿದ್ದೀರಾ ಕಥೆಯನ್ನ ಕೇಳಿಲ್ಲ ಅಂತ ಹೇಳಿ ಅಂತ ಕಥೆ ಹೇಳ್ತೇನೆ ನಾನು ಕೇಳಿದ್ದರೆ ತಿರುಗಿ ತಿರುಗಿ ಹೇಳೋದೇನಿದೆ ಒಂದ್ಸಲ ಹೇಳಿದ್ ಮತ್ತೆ ಹೇಳಬಾರದು ಹನುಮಂತ ಭರತನನ್ನು ಒಡಂಬಡಿಸಿ ಪ್ರಭು ಬರ್ತಾ ಇದ್ದಾರೆ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲ ಎಲ್ಲ ಗೊತ್ತಿದೆ ಕಾಣು ಹದಿನಾಲ್ಕು ವರ್ಷ ನಾನು ಕೌಂಟ್ ಮಾಡಿದ್ದೀನಿ ಮನೆ ನೋಡ್ಕೊಂಬ ಹೋಗು ಅಯೋಧ್ಯೆ ಚೆನ್ನಾಗಿ ಅಲಂಕಾರ ಮಾಡಿದ್ದೇವೆ ಬೇಗ ಬರು ಹೇಳೋ ರಾಮನನ್ನ ಕರ್ಕೊಂಬಾರೋ ನೀನು ಇದೋ ಒಂದುಟೆ ಓಡಿ ಬಂದ ಬರೋ ಹೊತ್ತಿಗೆ ಭರದ್ವಾಜ ಆಶ್ರಮದಲ್ಲಿ ಎಲ್ಲರಿಗೂ ಎಲೆಗಳನ್ನು ಹಾಕಿದ್ದಾರೆ ಪಂಚಾಮೃತ ಕೋಸಂಬರಿ ಅದು ಇದು ಏನೇನು ಮಾಡಿದ್ದಾರೆಯೋ ಎಲ್ಲ ಬಡಿಸಿದ್ದಾರೆ ಹನುಮಂತ ಬರ್ತಾನೆ ಬರೋ ಹೊತ್ತಿಗೆ ಅವನಿಗೆ ಬಾಳೆ ಎಲೆ ಇಲ್ಲ ಎಲೆ ಸ್ಟಾಕ್ ಮುಗಿದೋಗ್ಬಿಟ್ಟಿದೆ ಭರದ್ವಾಜಾಶ್ರಮದಲ್ಲಿ ಅದು ಭಗವತ್ ಸಂಕಲ್ಪ ಒಂದು ವಿಶೇಷವಾದ ಸಂದರ್ಭ ಹನುಮಂತ ವಾಪಸ್ ಬಂದರೆ ರಾಮಚಂದ್ರ ನೋಡಿದ ಬಂದೇನೋ ಬಾರೋ ಹನುಮಂತ ಹೇಳಿದರ ಕಥೆಯನ್ನ ಅವನನ್ನು ಕರೆದು ಏನು ದೊಡ್ಡ ಬಾಳೆಲೆ ಹಾಕಿದ್ರು ಆ ಕಡೆಯಲ್ಲಿ ಹನುಮಂತನನ್ನು ಕೂರಿಸಿ ತನಗೆ ಬಡಿಸಿದ್ದ ಹಣ್ಣು ಹಂಪಲಗಳನ್ನು ಆ ಕಡೆಯ ಕೆಲವನ್ನ ತೆಗೆದಿಟ್ಟು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ಶಾಸ್ತ್ರ ನಿಷಿದ್ಧವಾದ್ರಿಂದ ಬಾಳೆ ಎಲೆಯಲ್ಲಿ ಕೈ ಹೀಗೆ ಹಾಕಿದನಂತೆ ಅವತ್ತಿನಿಂದ ಬಾಳೆ ಎಲೆಯಲ್ಲಿ ಗೆರೆ ಬರುವುದಕ್ಕೆ ಆರಂಭವಾಯಿತು ಅಂತ ಒಂದು ಕಥೆ ತಮಿಳುನಾಡಿನ ಕಥೆ ಅದು வாதமாமகன் மர்க்கட்டம் விலங்கு மத்தோர் ஜாதி என்றொழிந்திலை உகந்து காதலாதரம் கடலினும் பெருக செய்தகவினுக்கு இல்லை கைமாறென்று கோஜில்வாய் மையனாயொடும் உடனே உண்பன்னான் என்ற ஒன்பொருள் எனக்கும் ஆதல் வேண்டுமென்று அடியேன் அடியினை அடைந்தேன் அணிபொழில் திருவரங்கத்தம்மானே ஏழை ஏதலன் கீழ் மகன் என்னாது இறங்கி மற்றவர்க்கு ಇನ್ನರುಳ್ ಸುರಂದು ಅದು ಗುಹನ ವಿಷಯದಲ್ಲಿ ತಿರುಮಂಗಿ ಆಳ್ವಾಗ ಅನುಭವಿಸಿದ್ದಾರೆ ರಾಮಾಯಣವನ್ನು ಇದು ಹತ್ತು ಪಾಶ್ರಗಳು ರಾಮಾಯಣವನ್ನು ಹೇಳುವುದು ಅದರಲ್ಲಿ ಎರಡರದಲ್ಲಿ ಅವನು ಹನುಮಂತ ಬಂದ ರೇ ನೀವು ಆತಪುತ್ರ ಕಾಣೋ ಕೋಟಿ ಮರ್ಕಟಂ ವಿಲಂಗ್ ಎನ್ರಿ ಮತ್ತೋರ್ ಜಾತಿ ಎನ್ರಿ ಒಳಿಂದಿಲೈ ಅವನು ಕಪಿ ಅಂತ ಬೇರೆ ಜಾತಿಯನ್ನು ದೂರ ಕಳಿಸಲಿಲ್ಲ ಊಹಂದ್ ಕಾದಳಾದರಂ ಕಡಲಿನುಂ ಪೆರುಹ ಆ ಉಕ್ಕಿ ಬರುವ ಆದರ ಹನುಮಂತನಲ್ಲಿ ಸಮುದ್ರಕ್ಕಿಂತ ಹೆಚ್ಚು ಉಕ್ಕಿ ಬಂದು ಶೈಲಹವಿನ ಕೈಯಲ್ಲೈ ಕೈಮಾರೆನ್ರಿ ನೀ ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರ ಮಾಡಲಾರೆ ಬಾಯಲ್ಲಿ ಅಂತ ಕೋಜಲ್ವಾಯಮಯ್ಯನಾಳು ಅವನ ಶರೀರ ಕಪಿ ಶರೀರವೆಲ್ಲಿ ರಾಮನ ಶರೀರವೆಲ್ಲಿ ಅಂಥವನನ್ನು ಕೂಡ ಉಡನೆ ಉಣ್ಬನ್ನಾನ್ ಸಹಭೋಜನ ಮಾಡೋಣ ಎಂಬುದಾಗಿ ಒಂದರ್ಥ ಸಹಯೋಗ ಎಂಬುದಾಗಿ ಒಂದರ್ಥ ಆಲಿಂಗನ ಸೌಖ್ಯವನ್ನು ಕೊಟ್ಟ ಕಥೆ ಕೇಳಿದ್ದೀರಿ ರಾಮಾಯಣದಲ್ಲಿ ಎರಡು ಅರ್ಥ ಬರೆದಿದ್ದಾರೆ ವ್ಯಾಖ್ಯಾನದಲ್ಲಿ ಜೊತೆ ಊಟ ಮಾಡೋಣ ಬಾ ಅಂತ ನೀ ಹೇಳಿದೆಯಂತೆ ಎನ್ ರವಣ್ ಪರುಳ್ ಈ ಮಾತನ್ನ ಕಿವಿಯಿಂದ ಪರಂಪರೆಯಿಂದ ಕೇಳಿ ಇಂಥದೊಂದು ಭಾಗ್ಯ ನನಗೂ ಎನಕ್ಕುಂ ಆದಲ್ ವೇಂಡುಮೆಂದು ಹಿಂದೆ ರಂಗ ತಿರುವರಂಗತ್ತಮ್ಮನೇ ಆಳ್ವಾರದ ಅನುಭವ ಇದು ರಾಮಾಯಣ ಹೇಳಿದೆ ಆಳ್ವಾರ ಹೇಳೋ ಹಾಗಿಲ್ಲ ಆಳ್ವಾರ ಹೇಳಿದೆ ರಾಮಾಯಣ ಹೇಳೋ ಹಾಗಿಲ್ಲ ಕಥೆ ಹಾಗೆ ಮಾಡಿದ್ದಾರೆ ಸರಿ ನಾನು ನೋಡ್ಕೊಂಡ್ ಬರ್ತೇನೆ ಯೋಚನೆ ಮಾಡಬೇಡಿ ಅಂತ ಹೇಳಿದವನೇ ಈ ಕಡೆಯಿಂದ ಹೊರಟ ಶೃಂಗಿಬೇರಪೂರಕ್ಕೆ ಬಂದ ಮೇಲಿನಿಂದ ಹಾರಿದ್ದಾನೆ ಗುಹ ಅವನು ಲೆಕ್ಕಾಚಾರ ಹಾಕ್ತಾ ಇದ್ದಾನೆ ರಾಮ ಬರಲಿಲ್ಲ ಹದಿನಾಲ್ಕು ವರ್ಷ ಆಯಿತು ಮುಗಿದೋಯ್ತಲ್ಲ ಪಂಚಮಿ ರಾಮ ಯಾತಕ್ಕೆ ಬರಲಿಲ್ಲ ಸಖಾತು ತವಕಾ ಕುಸ್ತೋ ರಾಮ ಸತ್ಯಪರಾಕ್ರಮ ಸಹಸೀತಃ ಸಸೋಮಿತ್ರಿ ಸತ್ವಾನ್ ಕುಶಲಮಬ್ರವೀತ್ ಪಂಚಮೀ ಮಧ್ಯ ರಜನಿ ಮುಷಿತ್ವ ಮುನೆ ಪಂಚಮಿ ಅಂತ ಗೊತ್ತಿದೆ ಅವನಿಗೆ ಋಷಿಗಳ ವಾಕ್ಯದಂತೆ ಭರದ್ವಾಜಾಶ್ರಮದಲ್ಲಿ ತಂಗಿದ್ದಾನೆ ಭರದ್ವಾಜಾಭ್ಯನುಜ್ಞಾತಂ ದ್ರಕ್ಷಸಿ ಅಜ್ಜೈವ ರಾಘವ ಇನ್ನೇನು ಬರ್ತಾನ ರಾಮ ಅಂತ ಹೇಳಿದ ಮೇಲೆ ಕೂತ್ಕೋ ಮಹಾರಾಯ ಅಂದ ನೀ ಯಾರೋ ಅಂದ ಗುಹ ಸರಿ ಶುರುವಾಯಿತು ರಾಮಾಯಣದ ಕಥೆ ಹನುಮಂತನ ಕೂಲಿ ಕೊಡಬೇಕೆ ಸುಂದರಕಾಂಡದಿಂದೀಚೆಗೆ ಎಷ್ಟು ಸಲ ರಾಮಾಯಣವನ್ನು ಹನುಮಂತನ ಬಾಯಲ್ಲಿ ಕೇಳ್ತೀರಿ ಎಷ್ಟು ಸಂಗ್ರಹ ಎಷ್ಟು ವಿಸ್ತಾರ ಎಷ್ಟು ಸಲ ಎಷ್ಟೆಷ್ಟು ಬೇರೆ ಬೇರೆ ಅಧಿಕಾರಿಗಳಿಗೆ ಅದನ್ನು ಹೇಳ್ತಾ ಹೇಳ್ತಾ ಸ್ವಲ್ಪ ಹೊತ್ತಾಯಿತು ಇನ್ನು ನಾನು ಮುಂದಕ್ಕೆ ಹೋಗಬೇಕು ಇಲ್ಲೆಲ್ಲ ಕಬ್ಬಿಗಳು ಬರ್ತಾರೆ ನಮ್ಮ ರಾಕ್ಷಸ ಸೈನ್ಯವೂ ಬರ್ತಾ ಇದೆ ರಾಮನ ಸಹಾಯ ಮಾಡಿದವರೆಲ್ಲ ಬರ್ತಾ ಇದ್ದಾರೆ ನ್ಯಾತಿಥ್ಯ ಮಾಡು ಅಂತ ಹೇಳಿದವನೇ ನಂದಿಗ್ರಾಮಕ್ಕೆ ಬಂದಿದ್ದಾನೆ ಬಲಮುಖ್ಯ ಇಷ್ಟ ಯುಕ್ತ ಇಷ್ಟ ಕಾಷಾಯಾಂಬರಧಾರಿಭಿ ಅಲ್ಲಿ ಭರತನ ಆಶ್ರಮದ ಸುತ್ತ ಅನೇಕ ಸನ್ಯಾಸಿಗಳು ಅಯೋಧ್ಯ ಸನ್ಯಾಸಿಗಳು ಕಾಷಾಯವನ್ನು ಸುತ್ತಿಕೊಂಡವರು ಒಂದು ಅಗ್ನಿಯ ಸುತ್ತ ಸೇರಿಬಿಟ್ಟಿದ್ದಾರೆ ಭರತನೂ ಸೇರಿದ್ದಾನೆ ಪಾದುಕೇತೆ ಪುರಸ್ಕೃತ್ಯ ಶಾಶ್ವತಂ ಸುಂದರಂ ಪಾಟಿಕೆ ಬೇರೆ ಇಟ್ಕೊಂಡಿದ್ದಾನೆ ಪೂಜೆ ಮಾಡಿದ್ದಾನೆ ಅಗ್ನಿ ಸಿದ್ಧ ಮಾಡಿದ್ದಾನೆ ಹದಿನೈದು ವರ್ಷ ಆಗೋಯ್ತು ಹದಿನಾಲ್ಕು ವರ್ಷ ಆಗೋಯ್ತು ಪಂಚಮಿ ಆಗೋಯ್ತು ಬರಲಿಲ್ಲ ಈ ಪಾಪಿಯನ್ನು ಆಟಕ್ಕೆ ನೋಡಬೇಕು ನಾವು ಆ ಕೆಟ್ಟ ತಾಯಿ ಮಗ ನನಗೆ ಬೇಡ ಅಂತ ರಾಮ ಬಿಟ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ ನಾನು ಯಾಕಿರಬೇಕು ಇವನ ಮನಸ್ಸಿನ ಆ ಒಳಗಿನ ಹೊಯ್ದಾಟವನ್ನು ಕಂಬರ ಚಿತ್ರಣ ಮಾಡಿದ್ದಾರೆ ಸ್ವಾಮಿ ಲೋಕದಲ್ಲಿ ಯಾವ ಕವಿ ಹಾಗೆ ಮಾಡಿಲ್ಲ ಆದಷ್ಟು ಬೇಗ ಕನ್ನಡ ಕೊಡ್ಬೇಕು ನಿಮಗೇನು ಆಸೆ ನಾನು ಏನು ಮಾಡಲಿ ಕಂಬರಾಮಾಯಣ ಓದಬೇಕು ವಾಲ್ಮೀಕಿ ರಾಮಾಯಣಕ್ಕೆ ಪುಟವಿಕ್ಕಿದಂತ ಹದಿನೆಂಟು ಕಡೆಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಶ್ರೇಷ್ಠವಾದದ್ದು ಕೊಂಚವೂ ರಾಮಾಯಣದಲ್ಲಿರುವ ಈ ಧರ್ಮಾಧರ್ಮದ ಸಂಘರ್ಷ ಯುದ್ಧದ ಚಿತ್ರವನ್ನು ವೈದಿಕ ದರ್ಶನವನ್ನು ಎಲ್ಲಿಯೂ ಬದಲಿ ಮಾಡಿಲ್ಲ ಆಗ ಹನುಮಂತ ಮೇಲಿನಿಂದ ಬಂದ ನೋಡಿದ ಅಯ್ಯೋ ಇನ್ನೊಂದು ಕ್ಷಣ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಅನಾಹುತವಾಗಿತ್ತು ಅಂತ ಯೋಚನೆ ಮಾಡಿ ವಸಂತಂ ದಂಡಕಾರಣ್ಯೇ ಯಂತ್ವಂ ಚೀರ ಜಟಾಧರಂ ಅನುಶೋಚ ಕಾಕುಸ್ತಂ ಸತ್ವಾಂ ಕುಶಲಮಬ್ರವೀತೆ ಅಪ ಮಹಾನುಭಾವ ಯಾವೊಬ್ಬ ಇನ್ನ ಮಹಾಭಾವನನ್ನ ನೆನೆಸಿಕೊಂಡು ದಂಡಕಾರಣದಲ್ಲಿದ್ದಾನೆ ಬರ್ತಾನೆ ಬರ್ತಾನೆ ಬರ್ತಾನೆ ಅಂತ ಜಪ ಮಾಡ್ತಾ ಇದ್ದೀಯೋ ಆ ರಾಮಪ್ರಭು ಕಾಕುಸ್ಥ ನಿನಗೆ ಕುಶಲವನ್ನು ಹೇಳಿ ಕಳಿಸಿದ್ದಾನೆ ಪ್ರಿಯಮಾಖ್ಯಾಮಿತೇ ದೇವ ನಾನು ಪ್ರಿಯವನ್ನು ಹೇಳ್ತೇನೆ ಶೋಕಂ ತ್ಯಜ ಸುಧಾರುಣಂ ಈ ಶೋಕವನ್ನು ಬಿಡು ಬೀಳ್ಬೇಡ ಅಗ್ನಿಗೆ ಬೀಳ್ಬೇಡ ಅಸ್ಮಿನ್ ಮುಹೂರ್ತೆ ಇದೇ ಮುಹೂರ್ತದಲ್ಲಿ ಭ್ರಾತ್ರ ತ್ವಂ ರಾಮೇಣ ಸಹ ಸಂಗತಃ ರಾಮನು ನೀನು ಆಲಿಂಗನ ಮಾಡ್ಕೊಳ್ತೀರಿ ಭರತ ನನ್ನ ಮಾತನ್ನು ಕೇಳು ಅಂತ ಮೇಲಿನಿಂದ ಇಳಿದ ಹನುಮಂತ ಇವನೇ ಭರತ ಅಂತ ಗೊತ್ತಾಯಿತು ಇವಳೇ ಸೀತೆ ಅಂತ ಗೊತ್ತಾಯಿತು ಅದೇ ರೀತಿಯಲ್ಲಿ ಭರತನ ಲಕ್ಷಣ ಹೇಳೋದೇ ಬೇಡ ಸೀತೆಯ ಲಕ್ಷಣವನ್ನಾದರೂ ರಾಮಚಂದ್ರ ಹೇಳಿದ್ದ ಭರತ ಹೇಗಿರ್ತಾನೆ ರಾಮ ಇದ್ದ ಹಾಗೆ ಇರ್ತಾನೆ ಅದೇ ಪಡಿ ಪಡಿಯಚ್ಚು ಕೊಂಚ ಬಿಳಿ ಬಣ್ಣ ಹೇಳಬೇಕೆ ಅಲ್ಲ ಹನುಮಂತ ಸಿಕ್ಕಿದಾಗಲಿಂದ ರಾಮಚಂದ್ರ ಅವಂಜ ಹನುಮಂತನ ಜೊತೆ ಅಲ್ಲಿ ಮಾತನಾಡಿರೋದೆಲ್ಲ ಭರತನ ಗುಣಗಳೇ ಆ ಭರತನ ಬಿಟ್ಟು ಇನ್ನೊಂದು ಟಾಪಿಕ್ ಇಲ್ಲ ಅವನಿಗೆ ಕಣ್ಣಿಗೆ ಕಟ್ಟಿಬಿಟ್ಟಿದೆ ರಾಮಪ್ರಭು ಕೊಂಡಾಡಬೇಕಾದ್ರೆ ಆ ಭರತ ಹೇಗಿರಬೇಕು ಮನಸ್ಸಲ್ಲಿ ಬರ್ಕೊಂಡ್ಬಿಟ್ಟಿದ್ದಾನಾದ್ದರಿಂದ ಅನುಮಾನ ಬರಲಿಲ್ಲ ನನ್ನ ಮಾತನ್ನು ಕೇಳು ಅಂತ ಕೇಳಿಗಿಳಿದ ಮೇಲೆ ಅವನು ಅಗ್ನಿಯಲ್ಲಿ ಇನ್ನೇನು ಬೀಳೋದಿದ್ದಲ್ಲಿ ಸ್ವಲ್ಪ ತಡೆದ ಅವನಿಗೂ ಮೈ ಪೂರ್ತಿ ಸೊರಗಿತ್ತು ಬಾರೋ ಹನುಮಂತ ಅಂತ ಭಾಚಿ ತಬ್ಬಿಕೊಂಡ ಅಲ್ಲಿ ರಾಮಾಲಿಂಗನ ಇಲ್ಲಿ ಭರತಾಲಿಂಗನ ತಬ್ಬಿಕೊಂಡ ಹನುಮಂತನು ಅಳ್ತಾನೆ ಇಂಥ ತಮ್ಮನನ್ನು ನೋಡೋ ಭಾಗ್ಯ ಸಿಕ್ಕಿತಲ್ಲ ಇವನು ಅಳ್ತಾ ಇದ್ದಾನೆ ಭರತ ಇಂಥ ರಾಮದೂತನ ನೋಡಿದ್ನಲ್ಲ ಯಾರೋ ಏನೋ ಕುಲ ಗೊತ್ತಿಲ್ಲ ಕಣ್ಣಲ್ಲಿ ಆನಂದ ಬಾಷ್ಪ ಉಂಟಾಯಿತು ನಮಗೆ ನಿಮಗೆ ಬರ್ತಾ ಇರುವಂತೆ ಅಶೋಕಜೈ ಪ್ರೀತಿಮಯೀ ಕಪಿಮಾಲಿಂಗ್ಯ ಸಂಭ್ರಮಾತೆ ಅಶೋಕಜೈ ಶೋಕದಿಂದ ಬಂದ ಕಣ್ಣೀರಲ್ಲ ಅದು ಸುಟ್ಟು ಬಿಡುತ್ತಿತ್ತದು ಆನಂದ ಉಕ್ಕಿ ಬರ್ತಾ ಇದೆ ಆಹ್ಲಾದ ಶೀತಾಂಬು ಆಹ್ಲಾದ ತುಂಬಾ ಸಂತೋಷ ಉಂಟಾದರೆ ಭಕ್ತಿಯಲ್ಲಿ ಕಣ್ಣಲ್ಲಿ ಬರುವಂತಹ ನೀರು ತಂಪಾಗಿರುತ್ತಂತೆ ಅದು ನೋಡಿಬೇಕಾದ್ರೆ ಆಹ್ಲಾದದಿಂದ ಭಕ್ತಿಯಿಂದ ಪುಲಿಕಿತಾಂಗರಾಗಿ ಕಂಠೇನ ಸ್ವರಗದ್ಗದೇನ ನಯನೇನ ಉದ್ಗೀರ್ಣ ಬಾಷ್ಪಾಂಬುನ ಯಾರು ಒಳಸ್ಕೊಳ್ಳೋದಿಲ್ಲ ದುಃಖದಿಂದ ಬಂದರೆ ಕಣ್ಣೀರು ಕಣ್ಣು ಸುಟ್ಟು ಬಿಡುತ್ತೆ ಅದು ಈ ಆನಂದದಿಂದ ಬರೋದಂದ್ರೆ ಹೇಗೆ ಸ್ವಲ್ಪ ಭಕ್ತಿಯನ್ನು ಅಭ್ಯಾಸ ಮಾಡಿ ನೋಡಿ ಅಷ್ಟಾಂಗ ಯೋಗ ಇದು ಕೇಳಿ ಕೇಳಿ ಅಭ್ಯಾಸ ಆಗಿದೆ ಒಂದು ತಿಂಗಳು ಟ್ರೈನಿಂಗ್ ನಿಮಗೆ ಈ ಶ್ಲೋಕ ತಗೊಂಡ್ರೆ ಇಲ್ಲಿ ಇಂತಹ ಭಾವನೆ ಬರುತ್ತೆ ಆ ಆನಂದದ ಕಣ್ಣೀರನ್ನು ಹಾಕಿದ ಹನುಮಂತನ ಬೆನ್ನೆಲ್ಲ ತೊಯ್ದು ಹೋಯ್ತು ಆಲಿಂಗನ ಸೌಖ್ಯ ಬಹಳ ಹೊತ್ತು ಹಿಡ್ಕೊಂಡ ಬಂದೆಲ್ಲ ಒಳ್ಳೆ ಮಾತನ್ನು ಹೇಳಿದೆಲ್ಲ ಜೈ ಪ್ರೀತಿಮಯೈ ಕಪಿಮಾಲಂಗ್ಯ ಸಂಭ್ರಮಾತಿ ಶ್ರೀಶೇಷ ಭರತ ಶ್ರೀಮಾನೆ ಅವನಿಗೆ ಅಭಿಷೇಕ ಮಾಡಿದಾಗಾಯಿತು ಅಷ್ಟೊತ್ತಿದ್ದಾನೆ ಹನುಮಂತ ಅವನ ಜನ್ಮದಲ್ಲಿ ಆಗುತ್ತಿದ್ನೋ ಇಲ್ವೋ ಇಂಥ ಭರತನ ನೋಡಿದ್ನಲ್ಲ ಅಂತ ಆಮೇಲೆ ಬಿಡಿಸ್ಕೊಂಡ ಹನುಮಂತ ಭರತನ ನೋಡ್ತಾನೆ ಭರತ ಅವನು ನೋಡ್ತಾನೆ ಡೇ ಎಂಗಡ ಒಂದೇ ಯಾರೋ ನೀನು ಗುರುತಿಲ್ಲ ಪರಿಚಯ ಇಲ್ಲ ಅಗ್ನಿ ನನ್ನಷ್ಟು ನಾ ಬೀಳ್ತಾ ಇದ್ದೆ ನನ್ನ ಪ್ರಾಣ ಉಳಿಸಿದೆ ಅಯೋಧ್ಯೆ ಪ್ರಾಣ ಉಳಿಸಿದೆ ರಾಮ ಬರ್ತಾನೆ ಇದಕ್ಕಿಂತ ನನ್ನ ಜನ್ಮದಲ್ಲಿ ಪ್ರಿಯವಾದ ಸಮಾಚಾರ ಉಂಟೆ ಎಂದ ನನ್ನ ಕಷ್ಟ ಎಲ್ಲ ತೀರಿತು ಈಗ ನನ್ನನ್ನು ಲೋಕ ನಂಬುತ್ತೆ ಇವನು ಪ್ಲಾನ್ ಮಾಡಿ ರಾಮನನ್ನು ಕಾಳಿ ಕಳಿಸಿದವನಲ್ಲ ನನ್ನ ಶಾಪ ವಿಮೋಚನೆ ಸಮಾಚಾರವನ್ನು ತಗೊಂಬಂದೆ ನೀನು ಇನ್ನು ಮೇಲೆ ನಾ ಧೈರ್ಯವಾಗಿ ಬದುಕಬಹುದು ನಿನಗೇನು ಕೊಳ್ಳೋ ನಿನಗೇನು ಕೊಳ್ಳೋ ಹನುಮಂತ ನಿನಗೇನು ಕೊಡ್ಲೋ ಎಂಬುದಾಗಿ ಯೋಚನೆ ಮಾಡಿ ನೀನೇನ್ ನೀನೇನು ದೇವೋವ ಮಾನುಷೋವಾತ್ಮಂ ಹಾಗೆ ನೀವೇನ್ ದೇವತೆಯೋ ಮನುಷ್ಯನೋ ನನ್ನ ಮೇಲೆ ಕರುಣೆಯಿಂದಲೇ ಬಂದಿಯೋ ಯಾರು ಕಳಿಸಿದ್ರೋ ನೀನ್ ನನ್ನ ಇಷ್ಟು ಪ್ರಿಯವಾದ ಮಾತನ್ನ ಪ್ರಿಯಾಖ್ಯಾನಸ್ಯತೆ ಸೌಮ್ಯ ದದಾ ವಿಬ್ರವತ ಪ್ರಿಯಂ ಏನ್ ಬಹುಮಾನ ಕೊಡ್ತೇನೆ ಗವಾಂ ಶತಸಹಸ್ರಂಚ ಶತಕೋಟಿ ಗೋವುಗಳನ್ನು ದಾನ ಕೊಡ್ತೇನೆ ಇವನೇನು ದನ ಮೇಯಿಸ್ತಾ ಹೋಗ್ಬೇಕಾಗಿತ್ತೆ ಹನುಮಂತ ಅಯ್ಯ ದನ ಮೇಯಿಸೋದ ಒಳ್ಳೆ ಚೆನ್ನಾಗಿ ನಮಗೆ ರಾಮಾಯಣ ಕಥೆ ಕೇಳಿದ್ರು ಸಾಕು ಅಂತಾನೆ ದನ ಕೊಟ್ಟಿಗೆ ಇಟ್ಕೊಂಡು ಅವನೇನ್ ಮಾಡಬೇಕು ಬೇಡವೇನೋ ಗೋವುಗಳು ಗ್ರಾಮಾಣಾಂಚ ಶತಂ ಪರಂ ಜಮೀನು ಕೊಡ್ತೇನೆ ಗ್ರಾಮಗಳನ್ನು ಕೊಡ್ತೇನೆ ಉಂಬಳಿಯನ್ನು ಕೊಡ್ತೇನೆ ತಯಾರಿಸಿದ ಅದು ವೇಂಡಾಮ ಸುಕಂಠ ಸುಕುಂಡಲಾ ಶುಭಾಚಾರಾ ಭಾರ್ಯಾ ಕನ್ಯಾಶ್ಚ ಷೋಡಶ ಹದಿನಾರು ಒಳ್ಳೆ ಕನ್ಯೆಯರನ್ನು ಕೊಡ್ತೇನೆ ವೇಂಡಾಮ ಒಳ್ಳೆ ಬಂತರು ಕಾಣು ಸುಕುಂಡಲಾಹ ಒಳ್ಳೆ ಕಿವಿಯಲ್ಲಿ ವಜ್ರದ ಕಡುಕು ಹಾಕೊಂಡಿದ್ದಾರೆ ಶುಭಾಚಾರವುಳ್ಳವರು ಭಾರ್ಯಾಹ ಹದಿನಾರು ಜನರನ್ನು ಕೊಡ್ತೇನೆ ನಿನಗೆ ಅದಕ್ಕೋಸ್ಕರ ಬಂದೆ ನಾನು ಏನೇ ಮಾತಾಡ್ತೀಯೇ ರಾಮ ಬಂದ ನಾ ಹೇಳಿದ್ರೆ ನನಗೆ ಅದು ಕೊಡ ಕ್ಷುದ್ರ ಪುರುಷಾರ್ಥ ಕಾಮಗಳನ್ನು ಹೇಳ್ತಾ ಇದ್ದೀಯೇ ಪ್ರಭು ನಾ ಧರ್ಮದ ಸಮಾಚಾರ ತಂದೆ ತಿರುಗಿ ಬೆಳಿಗ್ಗೆ ಮಾತಿಗೆ ಹೋಗುತ್ತೆ ನೋಡಿ ನೀನು ರಾಮನಿಗಾಗಿ ಪ್ರಾಣ ಕೊಡೋಕೆ ಸಿದ್ಧ ಅವನು ನಿನಗೋಸ್ಕರ ಪ್ರಾಣ ಕೊಡುವುದಕ್ಕೆ ಸಿದ್ಧ ವಿಧಿನಿರ್ಮಿತಮೇತನನ್ವಯಂ ಭಗವನ್ ಪಾಲಯ ಮಾಸ್ಮಜೀಹಪಃ ಇದು ಧರ್ಮ ಲೋಕದಲ್ಲಿ ಭಕ್ತರು ಹೀಗೆ ಬಾಳಬೇಕು ಅನ್ನೋದು ಧರ್ಮದಿಂದ ಬೆಳಿಗ್ಗೆ ಹೇಳಿದ್ರಿ ಸತ್ಸಂಗದಿಂದ ಬಾಳಬೇಕನ್ನೋದು ದೇವರ ಸಂಕಲ್ಪ ಅದೇ ಧರ್ಮ ಅಲ್ಲಿ ಆಯುಷ್ಯ ಕೊಟ್ಟ ಭಗವಂತ ಯಾತ್ರೆ ಹೋಗಬೇಕು ಹೋಗಿದ್ರೆ ಕೂತಿರೋ ಜಾಗದಲ್ಲಿ ಅಯೋಧ್ಯೆ ಚತುರ್ಕೂಟ ಮಾಡ್ಕೋಬೇಕು ರಾಮಾಯಣ ಓದಬೇಕು ಓದಿಸ್ಬೇಕು ಒಬ್ರು ಹೇಳಬೇಕು ನಾಲ್ಕು ಜನ ಕೇಳಬೇಕು ಇದಕ್ಕಿಂತ ಮೇಲ್ಪಟ್ಟ ಸತ್ಸಂಗದ ಸುಖ ಜನ್ಮದಲ್ಲಿ ಸಿಕ್ಕೋದಿಲ್ಲ ನಿಮಗೆ ಬೆಳ್ಳಿಯಿಂದ ಬಂಗಾರದಿಂದ ಆಸ್ತಿಯಿಂದ ಒಡವೆಯಿಂದ ಪದವಿಯಿಂದ ಮಕ್ಕಳು ಮರಿಯಿಂದ ಸಿಕ್ಕೋದಿಲ್ಲ ಇದರಿಂದ ಸಿಕ್ಕುತ್ತೆ ಸತ್ಸಂಗದಿಂದ ಸಿಕ್ಕುತ್ತೆ ಬೇಡ ಅಂತ ಹೇಳ್ತಿಯಲ್ಲೋ ಒಳ್ಳೆ ಬಣ್ಣದವರು ಕಾಣೋ ನಿಮ್ಮೂರು ಕಪಿಗಳಿದ್ದಾಗಲ್ಲ ಹೇಮವರ್ಣ ಸುನಾಸೋರು ಒಳ್ಳೆ ಮೂಗು ಸೊಂಪಿಗೆ ಮೂಗಿದ್ದ ಹಾಗೆ ಒಳ್ಳೆ ತೊಡೆಯಿರುವವರು ಶಶಿ ಸೌಮ್ಯಾನನಾಸ್ತ್ರೀಯ ವರ್ಣನೆ ಮಾಡ್ತಾ ಇದ್ದಾನೆ ಚಂದ್ರಸೂರ್ಯನಂತೆ ಕಾಣತಕ್ಕಂಥ ಅವರು ಸರ್ವಾಭರಣ ಸಂಪನ್ನಾ ಮೈ ಮೇಲಿದ್ದ ಬಂಗಾರೆಲ್ಲ ಕಿತ್ಕೊಂಡು ಕೆಲವು ದರಿದ್ರ ತಂದೆಯರು ಹೆಣ್ಣು ಮಕ್ಕಳನ್ನು ದಾನ ಮಾಡ್ತಾರಲ್ಲ ಹಾಗಲ್ಲ ಸರ್ವಾಭರಣ ಸಂಪನ್ನಾಹ ಸಂಪನ್ನಾಹ ಕುಲ ಜಾತಿಭಿ ಒಳ್ಳೆ ಕುಲದವರು ಸ್ತ್ರೀಯರು ಅವರನ್ನು ಕೊಡ್ತೇನೆ ಬೇಡ ನನಗೆ ಎಂದ ಮತ್ತೇನು ಬೇಕು ನೀ ರಾಮನ ಕತೆ ಹೇಳು ನಾನು ರಾಮನ ಕತೆ ಹೇಳ್ತೇನೆ ನಿಂಗೆ ತಿಳಿದಿದ್ದು ನೀ ಹೇಳು ನನ್ಗೆ ತಿಳಿದಿದ್ದು ನಾನು ಹೇಳ್ತೇನೆ ಈ ರಾಮ ಹೇಗೆ ಬಾಲ್ಯವನ್ನು ಕಳೆದ ನೀನೆಲ್ಲಿ ಬಾಲ್ಯವನ್ನು ಕಳೆದೆ ನಿಮ್ಮ ಚಿಕ್ಕ ವಯಸ್ಸಿನ ಅನುಭವಗಳನ್ನು ಹೇಳಿ ಆಟೋಬಯೋಗ್ರಫಿ ಹೇಳು ನನಗೆ ಅರ್ಲಿ ರಾಮಾಯಣ ಕಳೆದು ಹೋಗ್ಬಿಟ್ಟಿದೆ ಅವನು ನಮ್ಮೂರಿಗೆ ಬಂದ ಮೇಲಿಂದ ರಾಮಾಯಣ ಅಷ್ಟೇ ಗೊತ್ತು ಹಳೆ ಕಥೆ ಗೊತ್ತಿಲ್ಲ ಹೇಳು ಎಂಬುದಾಗಿ ಹೇಳಿದಾಗ ಹನುಮಂತನಿಗೂ ವಾಪಸ್ ಅನ್ನೋದು ಮರೆತು ಹೋಯಿತು ಮನೆಗೆ ಹೋಗಬೇಕು ಅಂತ ನಿಮಗೆ ಹೇಗೆ ಮರೆತು ಹೋಯಿತು ಉಪನ್ಯಾಸ ನಿಲ್ಲಿಸಬೇಕು ಅಂತ ನನಗೆ ಹೇಗೆ ಮರೆತು ಹೋಗ್ತದೆಯೋ ನೋಡಿ ಇನ್ನು ಭರದ್ವಾಜಾಶ್ರಮ ಬಿಟ್ಟು ಹೋಗಿಲ್ಲ ರಾಮಚಂದ್ರ ಹಾಗೆ ಕಳಿಸ್ಲಿ ರಾಮನನ್ನ ಕಥೆ ಇಷ್ಟು ಸಣ್ಣ ಭಾಗ ಇಟ್ಕೊಂಡಿದ್ದೀರಲ್ಲ ಇವತ್ತು ಬೇಗ ಮುಗಿದೋಗುತ್ತಲ್ಲ ಅಂದ್ರೆ ಹೇಗೆ ಮುಗಿಯುತ್ತೆ ರಾಮಾಯಣ ಎಳೆಯೋದು ಬಿಡೋದು ಮುಗಿಸೋದು ನಮ್ಮ ಕೈಲಿದೆ ವೆಲಾಸ್ಟಿಕ್ ಮಾಡ್ಬೋದು ಅನುಭವ ಕೊಟ್ಟ ರಾಮಾಯಣದ ಕಥೆ ಎಲ್ಲ ಕೇಳಿರ್ಬೋದು ಬಿಡಿ ಆಗ ಹೇಳಿದ ಭರತ ಒಳ್ಳೆಯದು ದೊಡ್ಡವ್ರ ಮಾತು ನಿಜವಾಯಿತು ಬದುಕಿದ್ರೆ ಆನಂದವನ್ನು ಕಾಣು ಇವತ್ತು ಕಷ್ಟ ಬಂತು ಅಂತ ಇವತ್ತು ಪ್ರಾಣ ತಗೊಂಡ್ರೆ ಏನು ಬಂತು ಕಲ್ಯಾಣಿ ಬತಗಾಥೇಯಂ ಲೌಕಿಕಿ ಪ್ರತಿಭಾತಿಮೆ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ಆದರೆ ಒಂದು ರಾಘವಸ್ಯ ಹರಿಣಾಂಚ ಕಥಮಾಸೇತ್ ಸಮಾಗಮಃ ರಘುಕುಲದ ತಿಲಕ ರಾಮಚಂದ್ರ ಇಕ್ಷ್ವಾಕು ದೊರೆಯಾಗಿದ್ದವನು ನೀವೆಲ್ಲ ಕಪಿಗಳು ನಿಮಗೂ ಅವನಿಗೂ ಸ್ನೇಹ ಹೇಗೆ ಇದು ಎನ್ಕ್ವೈರಿ ಅಲ್ಲ ನಮ್ಮ ಪ್ರಭು ನಿಮ್ಮಂಥವರ ಜೊತೆಯಲ್ಲಿಯೂ ಸ್ನೇಹ ಬೆಳೆಸುವಷ್ಟು ವಿಶಾಲ ಕಾರುಣ್ಯವುಳ್ಳವನೇ ಆ ಕರುಣೆಯನ್ನು ಹೇಳೋ ಸುಗ್ರೀವ ಸಖ್ಯದ ಕಥೆಯನ್ನು ಹೇಳೋ ಭಗವಂತನ ಸೌಲಭ್ಯ ಗುಣವನ್ನು ಹೇಳೋ ಅವನು ದೊಡ್ಡವನು ದೊಡ್ಡವನು ದೇವರು ದೊಡ್ಡವನು ದೇವರು ದೊಡ್ಡವನು ನಾ ದೊಡ್ಡವನು ನೀವು ದೊಡ್ಡವರೇ ಯಾಕೆ ಹೇಳಿ ಹೆದರಿಸ್ತೀರಿ ಜನಗಳನ್ನ ಎಷ್ಟು ಸುಲಭ ಅನ್ನೋದನ್ನು ಹೇಳಬೇಕು ಹೌ ಈಸಿಲಿ ಅಕ್ಸೆಸಿಬಲ್ ಈಸ್ ಅದನ್ನು ಹೇಳಿ ಜನರಿಗೆ ಆಶೆ ಬರುತ್ತೆ ಮೊದಲೇ ಹೆದರಿಸಾಯ್ತಾ ಇದ್ದೇವೆ ದೇವರು ದೊಡ್ಡವನು ದೇವರು ದೊಡ್ಡವನು ದೇವರು ದೊಡ್ಡವನು ಏನು ಹೇಳ್ತೀರಿ ಹರಿ ನೀ ಬಲ್ಲಿದನೋ ನಿನ್ನ ದಾಸರು ಬಲ್ಲಿದರೋ ನಾನಾ ವಿಧದಿ ನಿಧಾನಿಸಿ ನೋಡಲು ನೀ ಬಲ್ಲಿದನೋ ನಿನ್ನ ದಾಸರು ಬಲ್ಲಿದರೋ ಹರಿಭಕ್ತರ ದೊಡ್ಡವರು ಅವರಿದ್ದ ಕಡೆ ಓಡಿ ಬರ್ತಾನೆ ಭಗವಂತ ಕಥೆ ಹೇಳಪ್ಪ ಅಂದಾಗ ಹನುಮಂತ ಮತ್ತೆ ತನಗೆ ತಿಳಿದಿದ್ದ ಭಾಗದ ಕಥೆಯನ್ನೆಲ್ಲ ಹೇಳಿದ ಅದನ್ನ ಮತ್ತೆ ವರ್ಣಿಸೋದಕ್ಕೆ ಹೋಗೋದಿಲ್ಲ ನಿಮಗೆಲ್ಲ ಗೊತ್ತಿದೆ ಆ ಕಥೆ ಇದು ಹೇಳ್ತಾ ಹೇಳ್ತಾ ಬೆಳಗಿನ ಜಾವ ಆಗ್ತಾ ಬಂತು ಹನುಮಂತ ನನ್ ಕೇಳಿದ ಎಲ್ಲಯ್ಯ ರಾಮ ಬರ್ತಾನೆ ಅಂತ ಹೇಳಿದೆ ಯಾರೋ ಚಾಳಿಗೀಡಿ ಹೇಳಿ ಇವನು ಬೆಂಕಿಗೆ ಬೀಳ್ತಾನೆ ತಪ್ಪಿಸ್ಬೇಕು ಅಂತ ನನಗೆ ಸುಳ್ಳು ಹೇಳಿ ತಪ್ಪಿಸಿದೆಯಲ್ಲ ಕಚ್ಚಿನ್ನು ಕಲು ಕಾಪೇಯಿ ಕಪಿ ಬುದ್ಧಿ ಇಲ್ವಲ್ಲ ತಾನೇ ಅಂತ ಕೇಳಿದ ಕಾಪೇಯಿ ಬುದ್ಧಿ ಒಬ್ಬ ಜೀವ ಉಳಿಸೋದ್ರಲ್ಲಿ ಕಪಿ ಬುದ್ಧಿ ಇದ್ರೇನು ತಪ್ಪಿಲ್ವಲ್ಲ ಸುಳ್ಳು ಹೇಳಿದ್ರೇನು ತಪ್ಪಿಲ್ವಲ್ಲ ಹನುಮಂತನ ಕೋಪ ಬಂತು ನಾನೇನು ಸುಳ್ಳು ಹೇಳ್ತಾ ಇದ್ದೇನೆ ನೋಡಿ ಆ ಕಡೆ ಅಂತ ಪೂರ್ವಕ್ಕೆ ನೋಡ್ತಾಳೆ ಇನ್ನೇನು ಕೆಂಪು ಅರುಣೋದಯ ಜಾಗದಲ್ಲಿ ಬಿಳಿ ಬಣ್ಣ ಒಂದು ಕಾಣಿಸಿತು ಹಂಸಗಳು ಎಳೀತಾ ಇರತಕ್ಕಂತಹ ಪುಷ್ಪಕ ವಿಮಾನದಲ್ಲಿ ಪ್ರಭು ಬರ್ತಾ ಇದ್ದಾನೆ ಹಾಕಿ ಚಪಾಳೆ ಹಾಕಿ ಅಯೋಧ್ಯೆ ಅರುಣೋದಯ ಕಾಲದಲ್ಲಿ ಬಿಳಿ ಕಾಣಿಸ್ತು ಆಕಾಶದಲ್ಲಿ ಅದು ಹಂಸಗಳು ಎಳೆಯುವಂತಹ ವಿಮಾನ ಹೆಸರುಗತ್ತೆ ರಾವಣ ಕುದುರೆಯೆಲ್ಲ ಕತ್ತೆ ಇಟ್ಕೊಂಡಿದ್ದ ಕುಬೇರನ ಕೈಯಲ್ಲಿದ್ದ ವಿಮಾನಕ್ಕೆ ಹಂಸಗಳು ಎಳೀತಾ ಇದ್ದಂತಹ ಒಂದು ಗತಿ ಇತ್ತು ಆ ವಿಮಾನವನ್ನು ದುರಸ್ತಿ ಮಾಡಬೇಕಾಯಿತು ವಿಭೀಷಣ ಹಂಸಗಳು ಎಳೀತಾ ಇವೆ ಅದಕ್ಕೆಲ್ಲ ಮುತ್ತಿನ ಹಾರಗಳನ್ನ ಪೆಂಡಗಳನ್ನ ಫೆಸ್ಟೂನ್ಸ್ ಗಾರ್ಲೆಂಡ್ಸ್ ಏನು ಅಲಂಕಾರ ಮಾಡಿರಬೇಕು ರಾಮಚಂದ್ರನ ಈ ಪಲ್ಲಕ್ಕಿ ಉತ್ಸವ ಅಂದ್ರೆ ಹಾಗಿರ್ಬೇಕು ನೋಡಿ ಇವತ್ತು ನಾವು ಒಂದು ಸಣ್ಣ ಹಳ್ಳಿಯಲ್ಲಿದ್ದಿವತ್ತು ಪಟ್ಟಾಭಿಷೇಕ ಮಾಡಿದ್ರೆ ಒಂದು ದೇವಸ್ಥಾನದಲ್ಲಿದ್ದರೆ ಇವತ್ತು ಸಾಯಂಕಾಲ ಪಲ್ಲಕ್ಕಿ ಉತ್ಸವ ರಾಮನ ಹೀಗೆ ಆಗಬೇಕು ಅಂತ ಕಂಪಲ್ಸರಿ ಮಾಡಿಬಿಡ್ತಿದ್ದೆ ರಾತ್ರಿ ಎಲ್ಲ ಭಜನೆ ಮಾಡಿ ಉತ್ಸವ ಸೇವಿಸಬಹುದಾಗಿತ್ತು ದೊಡ್ಡ ಊರಿನಲ್ಲಿ ಮಾಡೋದು ಕಷ್ಟ ನೀವು ಬರೋದೇ ಕಷ್ಟ ನಾ ಕೂತ್ಕೊಳ್ಳೋದು ಕಷ್ಟ ಅದು ಎಪ್ಪಡಿ ಅಶಕರು ಆ ಪಲ್ಲಕ್ಕಿ ಆ ಪುಷ್ಪ ವಿಮಾನ ಆಡ್ತಾ ಇದೆ ಒಳಗಡೆ ಕೂತಿದ್ದಾನೆ ರಾಮಚಂದ್ರ ಅವನ ಮುಖ ಕಾಣಿಸ್ತಾ ಇದೆ ಆ ರತ್ನದ ಗೊಂಡೆಗಳ ಅಲಂಕಾರದಿಂದ ಜಡೆ ಕಟ್ಟಿದ್ರು ಅವನ ಮುಖದಲ್ಲಿ ವಿಶೇಷವಾದ ತೇಜಸ್ ಕಾಣ್ತಾ ಇದೆ ಎಡಮಡ್ಲಲ್ಲಿ ಸೀತಾದೇವಿ ಕೂತಿದ್ದಾಳೆ ಹಿಂದ್ಗಡೆ ಲಕ್ಷ್ಮಣ ಧರ್ನಾಗಿದ್ದಾನೆ ವಿಭೀಷಣ ಒಂದು ಕಡೆ ಸುಗ್ರೀವ ಒಂದು ಕಡೆ ಹೀಗೆ ನೋಡ್ತಾರೆ ಕೋಟಿ ಕೋಟಿ ಕೋಟಿ ವಾನರವೀರರು ಕೋಟಿ ಕೋಟಿ ರಾಕ್ಷಸರು ವಾನರ ಪತ್ನಿಯರು ಅವ್ರನ್ನೆಲ್ಲ ಕರ್ಕೊಂಡ್ಬರ್ತಿರುವಾಗ ತುಂಬಾ ಸಂತೋಷಪಟ್ಟ ಭರತ ಹನುಮಂತ ಒಳ್ಳೆ ಕೆಲಸ ಮಾಡಿದ್ಯಪ್ಪ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದಾನೆ ರಾಮ ಬರ್ತಾನೆ ಎಂಬುದಾಗಿ ಆ ಪುಷ್ಪಕ ಮೆಲ್ಲಗೆ ಬಂದು ಇಳಿಯಿತು ಭರತ ಇದ್ದ ಜಾಗದಲ್ಲಿ ಭರತ ತನ್ನ ದೊಡ್ಡ ತಟ್ಟೆಯಲ್ಲಿ ಹರಿವಾಣದಲ್ಲಿ ನವರತ್ನ ಖಚಿತವಾದ ಬಂಗಾರ ತಟ್ಟೆ ಅದರಲ್ಲಿ ರಾಮಚಂದ್ರ ಸ್ವಾಮಿಯ ಪಾದುಕೆಗಳನ್ನು ಇಟ್ಟು ತಲೆ ಮೇಲೆ ಸಿಂಬಿ ಕಟ್ಟಿ ಪರಿವಟ್ಟು ತೋಡೆ ಕಾತರಗಾರ್ ಭರತ ಆ ಪಾದುಕೆ ಕುಣಿತಾ ಇದೆ ಬೇಗ ಸೇರಿಸ್ಬಿಡಿ ರಾಮನ ಪಾದಕಿಗೆ ರಾಮನ ಪಾದಕ್ಕೆ ಸೇರಿಸ್ಬಿಡಿ ಗುರುಗಳು ಪಾದಕ ಶಾಸ್ತ್ರ ಬರೀ ತಲೆ ಅಣ್ಣ ತಮ್ಮಂದ್ರು ಸೇರೋದು ದೊಡ್ಡದ ನನ್ನ ಕೇಳೋರು ಯಾರು ನಾನೊಂದು ಮರದ ತುಂಡು ಅದಕ್ಕೆಲ್ಲವೇ ಬಂಗಾರ ಗಿಂಗಾರ ಹಾಕಿ ಎಲ್ಲ ಅಲಂಕಾರ ಮಾಡಿದ್ದೀನಿ ಅವನ ಪಾದ ಸೇರೋದು ಯಾವಾಗ ಕುಣಿತಾ ಇದೆ ಜನ ಎಲ್ಲ ನೋಡ್ತಾ ಇದ್ದಾರೆ ನಂದಿ ಗ್ರಾಮದಲ್ಲೇ ಎಲ್ಲ ಜನ ಓಡು ಬಂದ್ಬಿಟ್ಟಿದ್ದಾರೆ ಅಯೋಧ್ಯೆಯಿಂದ ಈ ಸಮಾಗಮ ನೋಡಬೇಕು ಭರತ ಕಟ್ಟಪ್ಪಣೆ ಮಾಡಿದ್ದ ಎಲ್ಲ ಇಲ್ಲಿ ಬಂದ್ಬಿಟ್ರೆ ರಾಮ ಅಲ್ಲಿ ಬರೋ ಹೊತ್ತು ಖಾಲಿ ಇರುತ್ತೆ ಅಯೋಧ್ಯೆಯಲ್ಲಿ ಜನ ಎಲ್ಲ ನಾ ಬರೋದು ಬೇಡೋ ಏನೋ ವಾಪಸ್ ಹೋಗ್ಬಿಡ್ತಾನೆ ನೀವು ನೀವು ನಿಮ್ಮ ಜಾಗದಲ್ಲೇ ಇರಬೇಕು ಕೆಲವರು ಮಂತ್ರಿಗಳು ಪುರೋಹಿತರು ಮುಖ್ಯವಾದವರು ಮಾತ್ರ ಬಂದಿದ್ದಾರೆ ಉತ್ಸಾಹ ತಡಕೊಳ್ಳಾರದಂತಹ ಕೆಲವು ಯುವಕರೆಲ್ಲ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಇದೆಲ್ಲ ಕವಿಗಳು ಹೆಚ್ಚು ಬರೆಯಬಹುದು ಆ ಪುಷ್ಪಕುಮಾರ ಇಳಿದು ಕೂಡಲೇ ಭರತನನ್ನು ನೋಡಿ ಬಾರೋ ಅಂತ ತೋಳನ್ನು ನೀಡುತ್ತಾನೆ ರಾಮಚಂದ್ರ ಹೋಗಿ ತಕ್ಕೆಗೆ ಬಿದ್ದ ಭರತ ಅವನನ್ನು ಬಲಗಡೆ ತೊಳೆಯಲು ಹೋಲಿಸಿಕೊಂಡ ನಾ ಪಟ್ಟು ಸುಖ ನೀನು ಪಡಬೇಕು ಪುಷ್ಪಕದಲ್ಲಿ ಕೂಡಬಾರ್ದು ನಾ ಪಟ್ ಕಷ್ಟಪಟ್ಟಿದ್ದೀಯಲ್ಲ ನಾ ಪಟ್ಟು ಸುಖ ಕೊಡು ಮಡಿಲಲ್ಲಿ ಕೋಲಿಸಿಕೊಂಡ ಆಮೇಲೆ ಅವರೆಲ್ಲ ನಮಸ್ಕಾರ ಮಾಡಿದರು ಕೆಳಗಿಳಿದ ರಾಮಚಂದ್ರ ಪರಿಶುಜ್ಜ ಮಹಾತೇಜ ಭರತೋ ವರಹ ಆಮೇಲೆ ಸುಗ್ರೀವ ವಿಭೀಷಣ ಬಾವ ಇಲ್ಲಿ ಭರತನಿಗೆ ತೋರಿಸ್ತಾನೆ ಅಪ್ಪ ನಾವು ನಾಲ್ವರು ಹುಟ್ಟಿದ್ದು ಕಾಣೋ ಇದು ಐದನೇ ತಮ್ಮ ಕಾಣೋ ಇವನು ಗುಹ ಗುಹ ನೋಡು ಮೈವರಾನೇ ರಾಮಾಯಣ ಇವನು ಆರನೇ ತಮ್ಮ ಇವನೇ ಸುಗ್ರೀವ ಅಯ ಜೀವದ ಹಂಗು ತೊರೆದು ರಾಜ್ಯದ ವೈಭವ ತೊರೆದು ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಪಣವಿಟ್ಟು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಕಾಣೋ ಎಂಥ ಯುದ್ಧ ನಡೆಯಿತು ಆಮೇಲೆ ಹೇಳ್ತೇನೆ ಕತೆ ವಿಭೀಷಣ ಎಂಥ ಧರ್ಮಾತ್ಮ ರಾಕ್ಷಸ ಕುಲದಲ್ಲಿ ಹುಟ್ಟಿ ಇವನೊಬ್ಬ ಧರ್ಮಾತ್ಮ ನಮ್ಮಪ್ಪ ಹೇಳಿದ್ದ ನಾಲ್ಕೇ ಗಂಡು ಮಕ್ಕಳು ತುಂಬಾ ಕೊರತೆ ಕಾಣೋ ಮಗು ಕಾಡಿಗೆ ಹೋಗಿ ಅರಣ್ಯವಾಸ ಮಾಡಿ ಇನ್ನೊಂದಷ್ಟು ಜನ ತಮ್ಮಂತನ ಕರ್ಕೊಂಬಾರು ಅಂತ ಇನ್ನೊಂದು ಮೂರು ಜನ ಕರ್ಕೊಂಡ್ ಬಂದಿದ್ದೇನಪ್ಪ only three people I could gather ಇವರೇ ಮೂರು ಜನ ತಮ್ಮಂತರು ಪ್ರಭು ಜಾತಿಯನ್ನು ನೋಡಿದ್ರೆ ಸುಮ್ಮನೆ ಯಾತಿಗೆ ಜಾತಿ ಅಂತ ಸಾಯ್ತೇವೆ ಇವತ್ತು ಭಕ್ತಿಗೆ ಜಾತಿ ಎಂಬುದಿಲ್ಲಪ್ಪ ನಮ್ಮ ದೇಶವನ್ನು ಜಗತ್ತನ್ನು ಉಳಿಸಬಲ್ಲದು ಭಕ್ತಿಯೊಂದೇ ಭಗವದ್ಗೀತಾ ತಾತ್ಪರ್ಯವಾದೆ ಜ್ಞಾನಯೋಗ ಬೇಕು ಕರ್ಮಯೋಗ ಬೇಕು ಹೋಗೋರು ಹೋಗ್ಲಿ ನಾವೇನು ಬೇಡ ಅನ್ನೋದಿಲ್ಲ ಭಕ್ತಿ ಯೋಗಕ್ಕೆ ಹೋಗೋ ನನ್ನ ಜೊತೆಯಲ್ಲಿ ಬನ್ನಿ ನಾ ಕರ್ಕೊಂಡು ಹೋಗ್ತೇನೆ ರಾಮ ಭಕ್ತಿ ಕೃಷ್ಣ ಭಕ್ತಿ ವಾಸುದೇವ ಭಕ್ತಿ ವಿಠಲ ಭಕ್ತಿ ಇದು ಸಿಮೆಂಟ್ ಹಾಕುತ್ತೆ ಇದಕ್ಕೆ ಕಠಿಣವಾದ ವ್ರತ ಇಲ್ಲ ನಾವು ಕರಗುವಂತ ಹೃದಯ ಒಂದಿರಬೇಕು ನಿಮ್ಮಲ್ಲಿ ಇದಿಷ್ಟೇ ಕೇಳೋದು ರಾಮ್ ಕಥೆ ಕೇಳಿದ್ರೆ you must respond you must not be like a stone ಕಲ್ಲಂತಿದ್ರೆ ಏನ್ ಪ್ರಯೋಜನ ಈ ಮೈಕ್ರೋಫೋನ್ ಇಷ್ಟೆಲ್ಲ ಉಪಕಾರ ಮಾಡುತ್ತೆ ಅದಕ್ಕೆ ಸ್ವಲ್ಪವಾದರೂ ಅರ್ಥವಾಗುತ್ತೆ ನಾನು ಹೇಳೋದು ನಿಮಗಿಂತ ಸಮೀಪದಲ್ಲಿ ಕೂತಿದೆ ಅದು ಮಾಡೋದು ಒಂದೇ ಅಪಕಾರ ದೃಷ್ಟಿ ಪ್ರಿವೆಂಟ್ ಮಾಡ್ತಾ ಇದೆ ಪುಸ್ತಕದ ಮೇಲೆ ನಾನು ಜ್ಞಾನ ಹೋಗದೆ ಅಲ್ಲಿಂದ ಹೀಗೆ ಹಾಗೆ ತಿರುಗಬೇಕು ಅದರಂತೆ ಆಗಬಾರದು ಮನುಷ್ಯ ಧನಿವರ್ತಕ ಇನ್ನೊಬ್ಬರಿಗೆ ಹೇಳು ಅದು ಚೆನ್ನಾಗಿ ಚೆನ್ನಾಗಿ ಪ್ರವಚನ ಆಗ್ತಾ ಇದೆ ಬನ್ನಿ ಬನ್ನಿ ಅಂತ ಕರೀತಾರೆ ನೀವು ಬನ್ನಿ ನನಗೆ ಬೇರೆ ಕೆಲಸ ಇದೆ ನೀವು ಹೋಗಿ ಅಂತ ಅದು ಮೈಕ್ ಮಾಡೋ ಕೆಲಸ ಇನ್ನೊಬ್ಬರನ್ನು ತಂದು ಕೂಸು ತಾನೆಲ್ಲೋ ಹೋಗ್ಬಿಡುತ್ತೆ ಆಗಲ್ಲ ರಾಮಚಂದ್ರ ತಾಯಂದರು ನಮಸ್ಕಾರ ಮಾಡಿದ ಕೌಸಲ್ಯ ಸುಮಿತ್ರೆ ಕೈಕೇಯಿ ಕೈಕೇಯಿ ಸೊರಗಿದ್ದಾಳೆ ಅಷ್ಟು ಜನರ ಮಧ್ಯೆ ತಿರುಗಿ ಏನವಾಂತರ ಬರುತ್ತೆ ಅಂತ ಭಾವನೆಯೋ ಏನೋ ಗೊತ್ತಿಲ್ಲ ಆದರೆ ಅವಳನ್ನು ಎಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾನೆ ವಾಲ್ಮೀಕಿ ವಿವರಿಸಿಲ್ಲ ಅಲ್ಲೆಲ್ಲ ಬೇರೆ ಕವಿಗಳು ಕುವೆಂಪು ಕಂಬರಾಮಾಯಣಕಾರರು ತೊಳವೆ ರಾಮಾಯಣಕಾರರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಹಾಗೆ ನಡೆದಲಿಕ್ಕೆ ಬೇಕು ಅಮ್ಮ ನೀ ಕಳಿಸಿಕೊಟ್ಟೆ ಕಾಡಿಗೆ ಒಳ್ಳೆ ಮುಹೂರ್ತದಲ್ಲಿ ಕೆಲವು ಕಷ್ಟಗಳು ಬಂದು ಮನುಷ್ಯರು ಬರೋ ಹಾಗೆ ಆದರೆ ದೇಶ ಕ್ಷುಭಿಕ್ಷವಾಯಿತು ನನಗೆ ಅಪಾರ ಕೀರ್ತಿ ಉಂಟಾಯಿತು ಎಂಬುದಾಗಿ ಕೊಂಡಾಡ್ತಾನೆ ತಾನಿ ಅಂಜಲಿ ಸಹಸ್ರಾಣಿ ಪ್ರಗರೀತಾನಿ ನಾಗರೈ ವ್ಯಾಕೋಶಾನೀವ ಪದ್ಮಾನಿ ದದರುಷ ಭರತಾಗ್ರಜ ಅಷ್ಟಲ್ಲಿ ಬೇಡ ಬೇಡ ಅಂದ್ರು ಅಯೋಧ್ಯೆಗೆ ನಂದಿಗ್ರಾಮಕ್ಕೆ ಸೇತುವೆ ಕಟ್ಟಿದಂತೆ ಜನ ಎಲ್ಲ ಬಂದು ಬಿಟ್ಟಿದ್ದಾರೆ ಅಯೋಧ್ಯೆಯ ಹೊರಗಿಂದ ಜನ ಬಂದಿದ್ದಾರೆ ಇಕ್ಷಾಕು ರಾಜ್ಯದ ಎಲ್ಲೆಡೆಗಳಿಂದ ಬಂದಿದ್ದಾರೆ ರಾಮನನ್ನು ನೋಡಬೇಕು ಭರತರಾಮ ಸೇರುವ ಪ್ರಸಂಗ ನೋಡಬೇಕು ಎಲ್ಲರೂ ಏನ್ ಮಾಡ್ತಿದ್ದಾರೆ ಯಾಕೋಶಾನೀವ ಪದ್ಮಹಾನಿ ಮುಚ್ಚಿಕೊಂಡ ತಾವರೆ ಪದ್ಮದಂತ ಸುಂದರ ಕೈಗಳುಳ್ಳ ಅಯೋಧ್ಯಾ ಪ್ರಜೆಗಳು ತಲೆ ಮೇಲೆ ಕೈ ಇಟ್ಟು ರಾಮ ರಾಮ ರಾಮ ಬಂದೆಲ್ಲ ಅಂತ ಎಲ್ಲಿ ನೋಡಿದರೂ ಪದ್ಮಗಳ ಸಾಗರ ಆ ಎರಡು ಕೈಗಳನ್ನು ಮುಗಿದಿದ್ದಾರಂತೆ ವ್ಯಾಕೋಶಾನೀವ ಪದ್ಮಾನಿ ದದರ್ಶ ಭರತಾಗ್ರಜ ಪಾದುಕೆ ತೇತು ರಾಮಸ್ಯ ಗೃಹೀತ ಭರತ ಸ್ವಯಂ ಮಂಡಿ ಕಾಲು ಹಾಕೊಂಡು ವೀರು ಮಂಡಿಯಲ್ಲಿ ಕುಳಿತಾ ಭರತ ಅಣ್ಣ ಸ್ವಲ್ಪ ಕೂತ್ಕೋ ಇಲ್ಲೇ ಪುಷ್ಪಕದಲ್ಲಿ ಏನ್ ಮಾಡ್ತೀಯೋ ಈ ಪಾದುಕೆ ಸೇರಿಸ್ಬಿಡ್ತೀಯನಪ್ಪ ರಾಮನ ಶ್ರೀಪಾದಗಳಿಗೆ ಪಾದುಕೆಯನ್ನು ಜೋಡಿಸಿದರು ಸಣ್ಣ ಪ್ರಸಂಗ ಆ ಪಾದುಕಾದೇವಿ ಹದಿನಾಲ್ಕು ವರ್ಷ ಭರತನ ಸಲುವಾಗಿ ರಾಮನ ಸಲುವಾಗಿ ಲೋಕವನ್ನು ಕ್ಷೇಮವಾಗಿ ಇಟ್ಟಿದ್ದ ತಾಯಿ ಇವತ್ತು ರಾಮನನ್ನ ಪಾದವನ್ನು ಆಶ್ರಯ ಮಾಡ್ತಾ ಇದ್ದಾಳೆ ಆಗ ಭರತ ಹೇಳ್ದ ಏತತ್ತೇ ರಕ್ಷಿತಂ ರಾಜನ್ ರಾಜ್ಯಂ ನಿರ್ಯಾಚಿತಮ್ಮಯ್ಯ ನಾನು ನಿನ್ನ ಪಾಪಿ ಊರಿಗೆ ಬೇಡ ಹೋಗು ಅಂತ ಕಾಳಿ ಕಳಿಸಿದೆ ಆದರೆ ನಿನ್ನ ರಾಜ್ಯವನ್ನು ಈ ಪಾದಕಾದೇವಿ ನಿನ್ನ ಮಹಿಮೆಂದು ಚೆನ್ನಾಗಿ ಇಟ್ಟಿದ್ದಾಳೆ ನೋಡ್ಪ ಅದ್ಯ ಜನ್ಮ ಕೃತಾರ್ಥಂ ಮೇ ಸಂವೃತಶ್ಚ ಮನೋರಥ ನಾ ಹುಟ್ಟಿದ್ ಸಾರ್ಥಕವಾಯಿತು ಭರತ ಹುಟ್ಟಿದ್ದೆ ಈ ರಾಜ್ಯವನ್ನು ಪಾದುಕೇನು ರಾಮನಿಗೆ ಕೊಡಬೇಕು ಅಂತ ಹಡೆದಿದ್ದಾಳೋ ಏನೋ ನನ್ನ ತಾಯಿ ತುಂಬಾ ಸಂತೋಷವಾಯಿತು ಅಣ್ಣನ ಮೈಯಿಂದೆಲ್ಲ ಮುಟ್ಟಿ ನೋಡಿದ ಪ್ರಭು ಆರೋಗ್ಯವಾಗಿ ಬಂದಿದ್ದೀಯಪ್ಪ ಬೆಳಗಾತ್ರವಾಗಿದ್ದೀಯೋ ಮೈಯಲ್ಲೆಲ್ಲಾರು ರಕ್ತ ಇಕ್ತ ಗಾಯ ಆಗಿ ಅದು ವ್ರಣವಾದರೂ ಕೆಲವು ಕಲೆಗಳಿರ್ತವಲ್ಲ ಅಂಥದ್ದೇನೂ ಇಲ್ಲ ಎಂಬುದಾಗಿ ಸಂತೋಷಪಟ್ಟು ಅಳ್ತಾ ಇದ್ದಾನೆ ರಾಮನನ್ನು ಬಿಡುವುದಕ್ಕೆ ಇಷ್ಟವಿಲ್ಲ ಆ ರಾಮಾಲಿಂಗನ ಸೌಖ್ಯದಲ್ಲಿ ತಬ್ಬಿಕೊಂಡು ಅಳುತ್ತಿದ್ದಾನೆ ತನ್ನನ್ನು ಸಡಿಲ ಬಿಟ್ಟುಬಿಟ್ಟ ರಾಮಚಂದ್ರ ಈ ಭಕ್ತ ಚೆನ್ನಾಗಿ ಅನುಭವಿಸಲಿ ಎಂಬುದಾಗಿ ಫ್ರೀ ತಾಯಿಯಾದವಳು ಮಗುವನ್ನ ಬಹಳ ಹೊತ್ತು ಕಾಣದೇ ಇದ್ರ ಮಗು ಅಮ್ಮ ಅಂತ ತಬ್ಬಿಕೊಳ್ಳುತ್ತೆ ಆ ಮಗು ಸಂತೋಷ ಮಾಡುವುದಕ್ಕೆ ತನ್ನನ್ನೇ ಹೇಗೆ ಅರ್ಪಿಸಿಕೊಂಡು ಬಿಡುತ್ತಾಳೆಯೋ ತಾಯಿ ಇದೆಲ್ಲ ಅನುಭವದಲ್ಲಿರೋ ವಿಷಯ ರಾಮ ಆ ರೀತಿ ಅನುಭವವನ್ನು ಕೊಟ್ಟ ಇದನ್ನ ಅಲ್ಲಿದ್ದ ಕಪಿವೀರರೆಲ್ಲ ನೋಡಿದ್ರು ಡೇ ಹೆಂಗ ಊರ್ಲಿ ನಂಗೆ ಪಾರ್ಕವೇ ಇಲ್ಲಿಯೇ ನಮ್ಮ ಅನುಭವವನ್ನೇ ನೋಡ್ಲಿಲ್ವಲ್ಲ ನಮ್ಮಲ್ಲಿ ಒಬ್ಬ ಇದ್ದ ಅಣ್ಣ ವಾಲಿ ಅಂತ ಅವನ್ ತಮ್ಮನನ್ನು ಹೀಗೆ ಮುದ್ದು ಮಾಡಲಿಲ್ವಲ್ಲ ರಾಕ್ಷಸರು ಹೇಳಿದ್ರು ಹೆಂಗ ಊರ್ಲಿ ಅಪಡಿಯದ ಯೋಚನೆ ಬಣ್ಣವಾಂಡ ನಮ್ಮ ಲಂಕೆಯಲ್ಲೂ ಹಾಗೆ ಅಲ್ಲೂ ಒಬ್ಬ ಅಣ್ಣ ಇದ್ದ ಈ ವಿಭೀಷಣರಿಗೆ ಸೌಭ್ರಾತೃಕಂ ಬುದ್ಧಿಕರಂ ಯಶಸ್ಸು ರಾಮಾಯಣದ ಕೊನೆಯಲ್ಲಿ ಹೇಳ್ತಾರೆ ಒಳ್ಳೆ ಅಣ್ಣನನ್ನು ಪಡೆಯುವ ಭಾಗ್ಯ ವಿಭೀಷಣನಿಗೆ ಬರಲಿಲ್ಲ ಕುಂಭಕರ್ಣ ಬೆಳಗ್ಗೆ ನೆನೆಸಿಕೊಂಡು ಧರ್ಮ ತಿಳಿದಿತ್ತು ಧರ್ಮದಲ್ಲಿ ಶ್ರದ್ಧೆ ಆಳಕ್ಕಿರಲಿಲ್ಲ ದುರಂತದಲ್ಲಿ ಟ್ರಾಜಿಕ್ ಹೀರೋ ಹೋಗ್ಬಿಟ್ಟ ವಾಲಿಗೂ ಹಾಗೆಯೇ ಕೆಲವರಿಗೆ ದೇವರು ಮಾತೃ ಸೌಖ್ಯ ಕೊಡ್ತಾರೆ ದೀರ್ಘಾಯುಷ್ಮಂತಳಾಗಿ ತಾಯಿ ನನಗೆ ತಾಯಿ ಎಂಬತ್ತು ವರ್ಷ ತನಕ ಬದುಕಿದ್ದು ನನ್ನ ಜೊತೆಯಲ್ಲೇ ಇದ್ಲು what great of she has made for ಬಾಯಲ್ಲಿ ಹೇಳಲಾರೆ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡೆ ಜೋಯಿಸ್ರು ಹೇಳಿದ್ರು ಆ ಕೊರತೆ ನಿಮ್ಮ ಅಮ್ಮ ತುಂಬ್ತಾಳೆ ನಿಮಗೆ ನೋಡು ಒಳ್ಳೆ ಅಣ್ಣಂದ್ರಿದ್ರು ನನಗೆ ತಮ್ಮಂದ್ರಿಲ್ವಲ್ಲ ಅನ್ನೋ ಕೊರತೆ ನಿಮ್ಮಲ್ಲಿ ಅನೇಕರ ಕೊರತೆ ತೀರಿಸಿದ್ದೀರಿ ಕೈ ಹಿಡಿದು ಬರ್ತೀರಿ ಹಾರ ಹಾಕ್ತೀರಿ ಮಾಡಿದ್ದೀರಿ ಮಾತಾರಾಮೋ ಮತ್ಪಿತಾ ರಾಮಚಂದ್ರ ಕೇಳಿದ್ದೀರಿ ಎಲ್ಲರಿಗೂ ಅವನೇ ಅಣ್ಣ ಅವನೇ ತಂದೆ ಅವನೇ ತಾಯಿ ಅವನೇ ಭ್ರಾತ ಅವನೇ ಅವನೇ ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಳು ನಾಣ್ಯಂ ದೈವಂ ನೈವ ಜಾನೇ ನ ಜಾನೇ ಇದೇ ಶರಣಾಗತಿ ಆ ಕಪಿವೀರರು ವಾನವೀರರು ಹೇಳ್ಕೊಂಡ್ರು ಎನ್ನಡ ಇಂದ ಭಾಗ್ಯಂ ಒಬ್ಬ ಭಾರತ ಹೀಗಿದ್ದಾನೆ ಹೇಳ್ತಿದ್ದ ಪ್ರಭು ಕಾಡಲ್ಲಿ ಉದ್ದಕ್ಕೂ ನಮಗೆ ನಂಬಿಕೆ ಇಲ್ಲ ಭಾರತ ಅಂದ್ರೆ ಹೀಗಿರ್ತಾನೆ ಈ ಏನು ಪ್ರೀತಿಯೋ ರಾಮಚಂದ್ರ ಹೀಗೆ ಸೆಳೆಯಲ್ಪಟ್ಟು ಬಂದದ್ರಲ್ಲೇನು ಆಶ್ಚರ್ಯ ಶಾಬಾಸ್ ಅಣ್ಣ ತಮ್ಮ ಅಂದ್ರೆ ಹೀಗಿರಬೇಕು ರಾಮಾಯಣ ಕಲಿಸ್ತಾ ಇದೆ ಈ ಭಾಗ್ಯವನ್ನ ಅಷ್ಟರಲ್ಲಿ ಪುರೋಹಿತರು ಬಂದರು ವಸಿಷ್ಠರು ನೀವು ಬರೀ ತಗೊಂಡು ನಿಂತ್ರೆ ಹೇಗಪ್ಪ ಮುಂದಿನ ಕೆಲಸ ಆಗ್ಬೇಕಲ್ಲ ಬನ್ನಿ ಬನ್ನಿ ಅಂತ ಎಲ್ಲರೂ ಆ ನಂದಿಗ್ರಾಮದ ಆಶ್ರಮ ಎಲ್ಲಿ ಪಾದಕೆ ಸಿಂಹಾಸನದ ಮೇಲಿಟ್ಟಿದ್ದನೋ ಭರತ ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ ರಾಮಚಂದ್ರ ಸ್ವಾಮಿ ಪಾದಕೆ ಮೆಟ್ಟಿಕೊಂಡು ಆಶ್ರಮದೊಳಗೆ ಹೋಗ್ತಾ ಇದ್ದಾನೆ ಲಕ್ಷ್ಮಣ ಹಿಂದೆ ಹೋಗ್ತಾ ಇದ್ದಾನೆ ಸುಗ್ರೀವ ವಿಭೀಷಣ ಕೆಲವರು ಮಾತ್ರ ಆಪ್ತರು ಹನುಮಂತ ಮೊದಲಾದವರು ಒಳಗೆ ಹೋಗ್ತಾ ಇದ್ದಾರೆ ಪುಟ್ಟ ಆಶ್ರಮ ಹೊರಗೆಲ್ಲ ಜನ ಸಂದಣಿ ಸೇರಿಬಿಟ್ಟಿದೆ ಈಗ ನಾವು ನಂದಿಗ್ರಾಮಕ್ಕೆ ಬಂದುಬಿಟ್ಟಿದ್ದೇವೆ ಇಲ್ಲಿ ಪಟ್ಟಾಭಿಷೇಕದ ಸರ್ಗ ನೂರ ಮೂವತ್ತೊಂದನೇ ಸರ್ಗ ಶ್ರೀಮದ್ ರಾಮಾಯಣ ಯುದ್ಧಕಾಂಡದಲ್ಲಿ ಮಂಗಳಮಯ ಸಂದರ್ಭಕ್ಕೆ ಬಂದ್ಬಿಟ್ಟಿದ್ದೇವೆ ಇನ್ನು ಹದಿನೈದು ನಿಮಿಷದಲ್ಲಿ ಮುಗಿಸ್ತೇನೆ ಪಟ್ಟಾಭಿಷೇಕವನ್ನು ಶಿರಸ್ಯಂಜಲಿ ಮಾಧಾಯ ಕೈಕೇಯ್ಯಾನಂದವರ್ಧನ ಬಭಾಷೆಯ ಭರತೋ ಜ್ಯೇಷ್ಠಂ ರಾಮಂ ಸತ್ಯಪರಾಕ್ರಮಂ ತಲೆ ಮೇಲೆ ಕೈ ಮುಗಿದ ಈಗ ರಾಮನನ್ನು ಕೂರಿಸಿದ್ದಾನೆ ಒಂದು ಕಡೆ ಇನ್ನು ಸಿಂಹಾಸನ ಮೇಲೆ ಕೂರಿಸಿಲ್ಲ ಹಾಗೆ ಕೂತ್ಕೊಳ್ಳೋ ಹಾಗಿಲ್ಲ ಅದಕ್ಕೆಲ್ಲ ರಿಚುವಲ್ಸ್ ಕ್ರಮಗಳೆಲ್ಲ ಇವೆ ಒಂದು ಕಡೆ ಕೂತಿದ್ದಾನೆ ನೆಲದ ಮೇಲೆ ಕೂತ ಭರತ ಜನಗಳಿಗೆ ಈ ಸಲ ಏನು ಹೇಳ್ತಾನೆ ಭರತ ನೋಡಬೇಕು ಹದಿನಾಲ್ಕು ವರ್ಷಕ್ಕಿಂತ ಚಿತ್ರಕೂಟದಲ್ಲಿ ಎಲ್ಲ ಆರ್ಗ್ಯುಮೆಂಟ್ಸ್ ಎಕ್ಸಾಸ್ಟೆಡ್ ನೀವು ಊರಿಗೆ ಬರಬೇಕು ಅವ್ರು ಹೇಳಿದ್ದೆ ಹೇಳಿದ್ದು ರಾಮಪುತ್ರ ಹೇಳಿದ್ದೆ ಹೇಳಿದ್ದು ಈ ಸಲವಾದರೂ ಒಪ್ಕೊಳ್ತಾನೋ ಇಲ್ಲವೋ ಬಂದಾಗ ನಾಟಕ ಮಾಡಿ ತಿರುಗೇ ಹೋಗ್ಬಿಡ್ತಾನೋ ರಾಮಚಂದ್ರ ಎಲ್ಲಿ ಕುಂದು ಕೊರತೆ ಕಾಣ್ತಾನೋ ಭರತನಲ್ಲಿ ಈ ಹದಿನಾಲ್ಕು ವರ್ಷ ಚಿಂತನೆ ಮಾಡಿ ಮಾಡಿ ಭರತ ಹೊಸ ಆರ್ಗ್ಯುಮೆಂಟ್ಸ್ ಏನು ಕಂಡುಕೊಂಡಿದ್ದಾನೆಯೋ ಕೇಳಬೇಕು ಎಂಬುದಾಗಿ ಎಲ್ಲರೂ ಕಿವಿ ನಿಮಿರಿಕೊಂಡು ಮರದ ಮೇಲೆ ಗಿಡದ ಮೇಲೆ ಆಶ್ರಮದಲ್ಲಿ ಕಿಟಕಿ ಹತ್ರ ಬಾಗಲತ್ರ ಕಪಿವೀರರು ರಾಕ್ಷಸವೀರರು ಅಯೋಧ್ಯ ಜನರು ನಾವು ನೋಡಬೇಕು ಅಂತ ಹೆಂಗಡೆ ಆಡಬೇಕಲ್ಲ ಹೊರಂಗ್ ಕೊರಂಗಗಳು ಎಲ್ಲಿ ನೋಡಿದ್ರು ಕೋತಿಗಳು ಎಲ್ಲಿ ನೋಡಿದ್ರು ರಾಕ್ಷಸರು ಇವರೆಲ್ಲಿಂದ ಬಂತು ಶನಿಗಳು ನಾವು ಕೇಳಬೇಕು ಅಂತ ಅಯೋಧ್ಯ ಮಾಸಿಗಳು ಜಾಗ ಇಲ್ಲ ಕಿವಿ ನಿಮಿರುಕೊಂಡು ಕೇಳ್ತಾ ಇದ್ದಾರೆ ಭರತ ಏನು ಮಾಡಿದ ಶಿರಸಂಜಲಿ ಮಾಧಾಯ ತಲೆ ಮೇಲೆ ಎರಡು ಕೈಗಳನ್ನು ಮುಗಿದ ಇದು ನಮಸ್ಕಾರ ಮಾಡೋ ಪದ್ಧತಿ ಅಂತ ತಿಳ್ಕೊಳ್ಬೇಡಿ ಮಂಟಕ್ಕೂ ಕೈ ಮುಗಿತಾರೆ ಸ್ವಲ್ಪ ಕೈ ಎತ್ತಿದ ಹಾಗೆ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ರು ನಮಸ್ಕಾರ ಅಂದ್ರೆ ಗೋವಾದವರು ಕ್ರಿಶ್ಚಿಯನ್ನು ಇವನು ಸೊಕ್ಕ ನೋಡು ಅಂತಿದ್ದು ಮಹಾದುಷ್ಟ ಅವನ ಪದ್ಧತಿ ಅದು ತಲೆ ಮೇಲೆ ಕೈ ಮುಗಿದು ಶಾಸ್ತ್ರ ವಿರುದ್ಧವಲ್ಲದ ಒಂದು ಕೋರಿಕೆಯನ್ನು ಒಬ್ಬರು ಮಾಡಿದರೆ ಆ ಕೋರಿಕೆಯನ್ನು ನಿರಾಕರಣೆ ಮಾಡಿದವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ ತಲೆ ಮೇಲೆ ಕೈ ಮುಗಿದು ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಕೋರಿಕೆಯನ್ನು ಒಬ್ಬರು ಏನಾದ್ರು ಕೇಳಿದರೆ ಅದು ನಿರಾಕರಣೆ ಮಾಡಿದರೆ ನರಕಕ್ಕೆ ಹೋಗ್ತಾರೆ ಶಿರಸ್ ಅಂಜಲಿ ಮಾದಾಯ ಆಯಿತು ಕೇಳಿದವನು ಯಾರು ಮಗ ನಲ್ಲುವೆ ಆದ್ರಿಂದ ಕೋರಿಕೆ ನಡೆಸಬಾರದೆ ಇರಬಹುದಾಗಿತ್ತಲ್ಲ ರಾಮಚಂದ್ರ ಕೈಕೇಯಿ ಮಗ ಅಲ್ಲ ಕೈಕೇಯಿ ಆನಂದವರ್ಧನ ಅವಳ ಮನಸ್ಸಿಗೂ ಆನಂದ ಕೊಟ್ಟಿದ್ದಾನೆ ಚಿತ್ರಕೂಟದಿಂದ ಭಾರತ ವಾಪಸ್ ಹೋಗುವಾಗ ಆಶ್ರಮದ ಬಾಗಿಲು ನಿಂತು ಟಾಟಾ ಬೈ ಬೈ ಮಾಡುವಾಗ ರಾಮಚಂದ್ರ ಹೇಳಿದ ಮಾತರಂ ರಕ್ಷ ಕೈಕೇಯಿ ತಾಯಿಯನ್ನು ರಕ್ಷಣೆ ಮಾಡು ಕೋಪ ಮಾಡಬೇಡ ಅಂತಹ ಕೈಕೇಯಿಗೂ ಆನಂದ ಕೊಟ್ಟಿದ್ದಾನೆ ಕಾಮಕಾಡಿಗೆ ಹೋಗಬೇಕು ಅಂತಿತ್ತು ಹಿಂದಿನ ಕ್ಷಣದಲ್ಲಿ ಭಾವನೆ ಭರತ ಆಳ್ಬೇಕು ಅಂತ ಯಾವುದೋ ಒಂದು ರೀತಿಯಲ್ಲಿ ಅವಳಿಗೂ ಆನಂದ ಉಂಟು ಮಾಡಿದ್ದಾನೆ ಹದಿನಾಲ್ಕು ವರ್ಷ ರಾಮನ ಹೆಸರು ರಾಜ್ಯ ಹಿಡಿದು ಆನಂದ ಕೊಟ್ಟಿದ್ದಾನೆ ಈಗ ಅಂಥ ಭರತ ಭಾಷೆ ಭರತೋ ಜ್ಯೇಷ್ಠಂ ರಾಮಂ ಸತ್ಯ ಪರಾಕ್ರಮಂ ರಣಧೀರ ಮಹಾವೀರ ಲೋಕವೆಲ್ಲ ಸುತ್ತಾಡಿಕೊಂಡು ಮಂಗಳವನ್ನೆಲ್ಲ ಕಡೆ ಉಂಟು ಮಾಡಿ ಪತ್ನಿ ಸಮೇತನಾಗಿ ಸತ್ಯಪರಾಕ್ರಮನಾಗಿ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ಎಷ್ಟು ಕಡೆ ಬರುತ್ತೆ ಶ್ರೀರಾಮ ಅವನ ಕೈ ಮುಗಿದ ಕಾಲು ಮುಟ್ಟಿದ ಅಣ್ಣ ಅಂತ ಏನ್ ಹೇಳ್ತಾನೆ ನೋಡ್ಲಿ ಅಂತ ರಾಮಚಂದ್ರ ಮುಸುನಗ್ತಾ ಇದ್ದಾನೆ ಆರಂಭ ಮಾಡಿದ ಹೆದರ್ಕೊಂಡು ನಡೀತಾ ಇದೆ ಎನ್ನ ಸೊಲ್ಲಿಟ್ಟು ಏನ್ ತಳ್ಳಿಬಿಡ್ತಾನೋ ಏನೋ ಪೂಜಿತ ಮಾಮಿಕಾ ಮಾತ ತಮಯ ತಾಯಾದ ನನ್ನ ಪಾತ್ರಕೋನು ಸೊನ್ನೆ ನನ್ನ ಪಾತ್ರಕ್ಕೆ ಕೇಟುಬಾರದು ಒಂದು ಅಕ್ಷರ ಬೈದಿದ್ದೇನೆ ನೋಡು ಅವಳನ್ನು ಇಲ್ಲಿ ತನಕ ಪೂಜಿತ ಅಲ್ಲ ಬೈ ಬೈದೇ ಇರೋದಲ್ಲ ಪೂಜಿತ ಮಾಮಿಕಾ ಮಾತ ದತ್ತಂ ರಾಜ್ಯವಿದಂ ಮಮ ನೀ ರಾಜ್ಯವನ್ನು ನನಗೆ ಕೊಟ್ಟುಬಿಟ್ಟೆ ಅವಳಿಗೂ ಸ್ವಲ್ಪ ತೃಪ್ತಿಯಾಗಲಿ ಅಂತ ನಾನು ನಿನ್ನ ನೆಪದಲ್ಲಿ ರಾಜ್ಯ ಆಳಿದ್ದೇನೆ ಆದ್ರಿಂದ ಕೊಟ್ಟದ್ದು ಮಾಡಿದ್ದು ಹಳೆ ಚೌಕಾಶಿ ಎಲ್ಲ ಎತ್ತಬೇಡ ತದ್ದದಾಮಿ ಪುನಸ್ತುಭ್ಯಂ ಅದನ್ನೇ ನಿನಗೆ ವಾಪಸ್ ಕೊಡ್ತೇನೆ ಯಥಾತ್ವಂ ಅದದ ಮಮ ನೀ ಕೊಟ್ಟ ಹಾಗೆ ಆ ರಾಜ್ಯವನ್ನು ನಿನಗೆ ಕೊಡ್ತೇನೆ ಇದನ್ನು ಬೇಡ ಅಂತ ಅನ್ನಬಾರದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಇಲ್ಲಿಂದ ತಗೊಂಡಿದ್ದಾರೆ ಪುರಂದರದಾಸರು ನಿಮ್ಮಲ್ಲಿ ಯಾರಲ್ಲಿ ಆದರೂ ದೇವರು ಏನಾರು ಐಶ್ವರ್ಯ ಕೊಟ್ಟಿದ್ರೆ ಇದು ದೇವರು ಕೊಟ್ಟ ಭಿಕ್ಷೆ ಅಂತ ತಿಳ್ಕೊಳ್ಳಿ ಆವಾಗ ಹಣ ಐಶ್ವರ್ಯ ನಿಮ್ಮನ್ನು ತಲೆ ತಿರುಗಿಸೋದಿಲ್ಲ ನಿಮ್ಗೆ ಹಿಂಸೆ ಕೊಡೋದಿಲ್ಲ ಕಸ್ಟೋಡಿಯನ್ಶಿಪ್ ಅದರಿಂದ ಒಳ್ಳೆ ಕೆಲಸ ಮಾಡಿ ಇವ್ರ ಕೈಲಿ ಕೊಟ್ಟ ಒಳ್ಳೇದಾಗುತ್ತೆ ಅಂತ ಕೊಟ್ಟಿರ್ತಾನೆ ಭಾರತ ಟ್ರಸ್ಟಿಶಿಪ್ ಆ ರೀತಿ ರಾಜ್ಯವನ್ನು ಪರಿಪಾಲನೆ ಮಾಡಿ ತದ್ದದಾಮಿ ಪುನಸ್ತುಭ್ಯಂ ನೀನ್ಯಾರೋ ಕೊಡುವುದಕ್ಕೆ ಇವನು ಕೇಳ್ದ ಯಾರು ಕೊಡುವುದಕ್ಕೆ ನೀ ಕೊಟ್ಟಿಲ್ಲ ಅದನ್ನೇ ವಾಪಸ್ ಕೊಟ್ಟಿದ್ದೇನೆ ಅಲ್ಲ ಹದಿನಾಲ್ಕು ವರ್ಷ ಆಳಿದ್ದೀಯಪ್ಪ ಇನ್ ಸ್ವಲ್ಪ ನೀನೇ ಆಳು ನಾನು ನೋಡ್ತೇನೆ ಕಣ್ಣಿಂದ ಪಾತು ಕಣ್ಣಾಲ ಪಾತು ಸಂತೋಷ ಪಡ್ರೆ ಧುರಮೇಕಾಕಿ ನಾನ್ಯಸ್ತಾಂ ಋಷಭೇಣ ಬಲಿಯಸ ದೂರ ಅಂದ್ರೆ ನೊಗ ಇದು ಬಲಿಷ್ಠವಾದ ನಿನ್ನಂತಹ ರಾಜಋಷಭ ಎಳೆಯಬೇಕಾದ ಗಾಡಿ ರಾಜ್ಯ ಅನ್ನೋದು ಸಾಮಾನ್ಯವಾದದ್ದಲ್ಲ ನಾಳೆ ನಡೆಯುತ್ತೆ ಮಾರಾಮಾರಿ ಚಾಮುಂಡೇಶ್ವರಿಯಲ್ಲಿ ರಾಜ್ಯ ಭಾರ ಅಂತ ರಾಜ್ಯವನ್ನು ಎಳೆಯೋದಿದೆಯಲ್ಲ ರಾಜ್ಯ ಇವ್ರನ್ನ ಎಳೆಯೋದಲ್ಲ ರಾಜ್ಯವನ್ನು ಎಳೆಯುವುದು ಬಲಿಷ್ಠವಾದ ದೊರೆ ಇದ್ರೆ ಧರ್ಮದಿಂದ ಎಳೀತಾನೆ ಅರ್ಥಕಾಮಗಳಿಂದ ರಾಜ್ಯ ಎಳೆಯೋದಲ್ಲ ನೀನೆಳಿಬೇಕಾದಂಥ ಈ ರಾಜ್ಯವನ್ನ ಇವ ಗುರುಂಭಾರುಂ ನವೋಢು ಮಹಮುತ್ಸಹ ಎಳೆಕರು ನಾನು ಕಟ್ಟಿಬಿಟ್ಟಿದ್ದಾರೆ ಈ ರಾಷ್ಟ್ರಕ್ಕೆ ನೋಡು ಪ್ರಭು ನನ್ನ ನೊಗವನ್ನು ನೋಡು ಹೆಗಳನ್ನು ನೋಡು ರಾಜ್ಯಭಾರ ಮಾಡಿ ಬಳಲಿದ್ದೇನೆ ವಾರಿವೇಗೇನ ಮಹತಾ ಭಿನ್ನ ಸೇತುರಿವಕ್ಷರನ್ನೇ ಕೆರೆಯಲ್ಲಿ ನೀರು ತುಂಬಿಕೊಂಡ್ಬಿಡ್ತು ಎಷ್ಟು ನೀರು ತುಂಬಿದೆ ಅಂದ್ರೆ ನನ್ನ ತಡೆಯೋಕ್ಕಾಗೋದಿಲ್ವಲ್ಲ ಅಂತ ಕೆರೆ ಒಡೆದು ಹೋಗುವಂತೆ ಇದು ರಾಜ್ಯವನ್ನ ಒಂದು ರೀತಿ ಸಮಾಧಾನದಲ್ಲಿ ಎಲ್ಲರನ್ನು ತೃಪ್ತಿಪಡಿಸೋದಾಗೋದಿಲ್ಲ ದುರ್ಬಂಧನ ವಿದಂಬನ್ಯೆ ರಾಜ್ಯ ಛಿದ್ರಮ ಸಂವೃತಂ ಮೋಳೆ ಅಂತಾರೆ ಹಳ್ಳಿಯಲ್ಲಿ ಕೆರೆಯಲ್ಲಿ ತೂತು ಬೀಳುತ್ತೆ ಕೇಳಿದ್ದೀರಾ ಮೋಳೆ ತಮಿಳಲ್ಲಿ ಹೇಳ್ತಾರೆ ಕೆರೆಯಲ್ಲಿ ಒಂದು ಕಡೆ ತೂತು ಬಿದ್ದರೆ ಅದು ಅಷ್ಟರಲ್ಲಿ ಇನ್ನೊಂದು ಕಡೆ ಹರಿದಿರುತ್ತೆ ಇಂದು ಹೊರಕಲ್ ಬಟ್ಟೆ ಇದ್ದ ಹಾಗೆ ತೇಪೆ ಹಾಕಿದ್ರೆ ತೇಪೆ ಬಾರಿಗೆ ಎಲ್ಲ ಬಟ್ಟೆ ಹರಿದೋಗುತ್ತೆ ರಿಪೇರಿ ಮಾಡೋಕ್ಕಾಗೋದಿಲ್ಲ ಆದ್ರಿಂದ ಗತಿಂ ಕರೆಯುವ ಶ್ವಸ್ಯ ಹಂಸಸ್ಯೇ ಸಹ ಹಂಸ ಎಳೆಯಬೇಕಾದ ರಥವನ್ನ ಕಾಗೆ ಎಳೆದ್ರೆ ಹಾಗೆ ಕುದುರೆ ಎಳೆಯಬೇಕಾದ ಕತ್ತೆ ಎಳೆದ್ರೆ ಹಾಗೆ ತನ್ನನ್ನು ನೀಚೋಪಮಗಳಲ್ಲಿ ಹೇಳಿಕೊಂಡು ನಾನು ಏ ತುಮುತ್ಸಹೇ ರಾಮ ಅಥವಾ ಮಾರ್ಗಮರಿಂದಮ ನಿನ್ನ ಮಾರ್ಗದಲ್ಲಿ ನಾ ರಾಜ್ಯ ಅಳ್ಳಾರೆ ಜನ ಬಯಸ್ತಾ ಇದ್ದಾರೆ ರಾಮ ರಾಜ್ಯ ಬೇಕು ಅಂತ ಬಯಸ್ತಾ ಇದ್ದಾರೆ ಆದರೂ ಒಂದು ಅರ್ಧ ಹೇಳಿದ ಒಂದು ಮಾತನ್ನ ನೀನೇ ಅರ್ಥ ಮಾಡಿಕೋ ಅಂತ ನಮ್ಮ ತಂದೆ ಬ್ರೇಕುಣ ಆಗ್ಬಿಡಿ ಜಾಗದಲ್ಲಿ ಹೇಳೋಕ್ಕಾಗ್ತಿರಲಿಲ್ಲ ಮನೆಯಲ್ಲಿ ಯಥಾಚ ಆರೋಪಿತೋ ವೃಕ್ಷ ಒಬ್ಬ ಮನುಷ್ಯ ಒಂದು ಸಿಹಿ ಹಣ್ಣು ಬೆಳೆಯುತ್ತೆ ಅಂತ ಒಂದು ಬೀಜ ಹಾಕಿರ್ತಾನೆ ಆ ಬೀಜ ಬೆಳೆಯಿತು ಮೊಳಕೆ ಆಯಿತು ಕೈಗೆಟಕೋ ತನಕ ಬಂತು ಅಲ್ಲಿಂದ ಮುಂದಕ್ಕೆ ಏನಾಯಿತು ಮಹಾಂಶ ಸುಧುರ ಆರೋಹ ಹತ್ತೋಕ್ಕಾಗದೇ ಇರೋ ದೊಡ್ಡ ಮರವಾಗಿಯೂ ಬೆಳೆಯಿತು ಮಹಾಸ್ಕಂಧ ಪ್ರಶಾಖವಾನ್ ಎಲ್ಲ ಕಡೆ ಟೊಂಗೆ ಗಿಂಗೆ ಎಲ್ಲ ಹರವಿಕೊಂಡಿದೆ ಶೀರ್ಯೇತ ಪುಷ್ಪಿತೋ ಭೂತ್ವಾ ಹೂವನ್ನು ಬಿಟ್ಟಿತು ಯಜಮಾನ ನೋಡಿದ ಹಾಗಿದ್ರೆ ಹಣ್ಣಾಗುತ್ತೆ ನಮ್ಮನೆ ದೊಡ್ಡ ಸೀಬೆ ಮರ ಇತ್ತು ಮನೆ ತೊಟ್ಟಿ ಮಧ್ಯದಲ್ಲಿ ಇಷ್ಟು ಸಬ್ಬ ಸೀಬೆ ಹಣ್ಣುಗಳು ಕಡಿದು ಹಾಕಿಬಿಟ್ರು ನಮ್ಮ ತಂದೆ ಊರವರೆಲ್ಲ ಬಂದು ಹಿಂಸೆ ಮಾಡ್ತಿದ್ರು ಅಂತ ಅದು ಕಡಿದ ಸ್ವಲ್ಪ ದಿವಸಗಳಲ್ಲಿ ನಮ್ಮ ಅಕ್ಕ ಹೋಗಿಬಿಟ್ರು ಹಸಿ ಮರ ಕಡಿಬಾರದು ಅಂತಾರೆ ಗ್ಯಾಪ್ ಕಟ್ಕೊಳ್ಳಿ ಪುಣ್ಯ ಪಾಪ ಕಾಲ ಅದು ಆ ಮರ ಬೆಳೀತು ಹೂವು ಬಿಡ್ತು ಸೇರಿ ಪುಷ್ಪವನ್ನು ಬಿಟ್ಟು ಇನ್ನೇನು ಹಣ್ಣಾಗಬೇಕು ಅನ್ನೋ ಸಂದರ್ಭದಲ್ಲಿ ಆ ಗಿಡವೇ ಒಣಗಿ ಹೋದರೆ ಹಾಕಿದವನಿಗೆ ಹೇಗಾಗುತ್ತೋ ಅಣ್ಣ ನೀ ಅರ್ಥ ಮಾಡಿಕೋ ಇವತ್ತು ನಮ್ಮ ಅಪ್ಪ ಇಲ್ಲವಲ್ಲ ಅಂದ ಅವನು ರಾಮನೆಂಬ ವೃಕ್ಷ ಬೆಳೆಯಿತು ಪಟ್ಟಾಭಿಷೇಕ ಅಂತ ಹೂವು ಬಂತು ಪಟ್ಟಾಭಿಷೇಕ ಹಾಗೇ ಹೋಗುತ್ತೆ ಹಣ್ಣು ಕೈಗೆ ಸಿಕ್ಕುತ್ತೆ ಎನ್ನುವಾಗ ಆಶೆಯೇ ಕೊಂದರೆ ಹೋಯಿತು ಅಪ್ಪನೂ ಹೋಗಿಬಿಟ್ಟ ಹಣ್ಣು ಯಾರೂ ತಿನ್ನಲಿಲ್ಲ ಎನ್ನಡ ಸೊಲ್ರೆ ರಾಮ್ ಏನ್ ಹೇಳ್ತಿದ್ಯೋ ನಾನು ಹೇಳೋಕ್ಕಾಗೋಲ್ಲ ಏಷೋಪಮಾ ಮಹಾಬಾಹೋ ತ್ವದರ್ಥಂ ವೆತ್ವಮರ್ಹಸಿ ನೀನೇ ಅರ್ಥ ಮಾಡಿಕೋ ಯಾರನ್ನು ನೆನೆಸ್ಕೊಂಡೆ ನಾನು ಎಂಬುದಾಗಿ ಯಜ್ಜಸ್ಮಾನ್ ಮನುಜೇಂದ್ರ ತ್ವಂ ಭಕ್ತಾನ್ ಭೃತ್ಯಾನ್ನ ಸಾಧಿ ಭಕ್ತರು ಭೃತ್ಯರು ಇದ್ದೇವೆ ಇಲ್ಲಿ ಸಮೃದ್ಧವಾಗಿ ಒಬ್ಬರೂ ಕೊಂಕು ಮಾತಾಡುವರಿಲ್ಲ ಪ್ರಭು ಈ ರಾಜ್ಯವನ್ನು ಒಪ್ಪಿಸಿಕೋ ಎನ್ನ ಪಣ್ಣು ಪುನಃ ಕೇಳ್ತಾನೆ ರಾಮಚಂದ್ರ ಜಗದದ್ಯಾಭಿಷಿಕ್ತಂ ತ್ವ ಅನುಪಶ್ಯತು ಸರ್ವತಃ ನೀನು ಪಟ್ಟಾಭಿಷೇಕ ಆಗಿದ್ದನ್ನು ಎಲ್ಲ ನೋಡ್ಲಿ ಪ್ರಭು ಹೌದು ಅಂತ ಹೇಳಿಬಿಡು ಇವನು ಹೇಳೋ ಹೊತ್ತು ಸರಿಯಾಗಿ ಪ್ರತಪಂತ ಮಿಮಾದಿತ್ಯಂ ಮಧ್ಯಾಹ್ನ ದೀಪ್ತ ತೇಜಸಂ ಆ ಪಟ್ಟಾಭಿಷೇಕ ನಡಿಬೇಕು ತೂರ್ಯ ಸಂಘಾತ ನಿರ್ಘೋಷೈ ಕಂಚೀನೂ ಪುರಸ್ವನೈ ಮಧುರೈ ಗೀತ ಶಬ್ದೈಶ್ಚ ಪ್ರತಿಬುದ್ಧ ಸ್ವರಾಘವ ನೀನು ಪ್ರತಿನಿತ್ಯ ಸುಪ್ರಭಾತ ಹೇಳಿಸಬೇಕು ದಶರಥನ್ ಹೇಳಿಸ್ತಾ ಇದ್ದಾಗಲ್ಲ ಸಕಲ ವಾದ್ಯಗಳ ಮೇಳ ಬರಬೇಕು ಸಂಗೀತ ಬರಬೇಕು ನರ್ತನಾಗಬೇಕು ಸ್ವಾಮಿಯ ತೆರೆಯನ್ನು ದೇವಸ್ಥಾನದಲ್ಲಿ ತೆರೆಯುವಾಗ ಏನು ವೈಭವದಿಂದ ಮಾಡಬೇಕು ಸ್ವಾಮಿ ಅಂತ ಸುಪ್ರಭಾತವನ್ನೇ ಕೇಳಬೇಕು ಅಲ್ಲಿಂದ ಆರಂಭ ಮಾಡಿ ಪಟ್ಟಾಭಿಷೇಕ ನಡೆಯಬೇಕು ಇದನ್ನ ನೋಡಿ ನಾ ಬದುಕಬೇಕು ಪ್ರಭು ಅಂತ ತಲೆ ಮೇಲಿದ್ದ ಕೈಯನ್ನು ಕೆಳಗಿಳಿಸಲಿಲ್ಲ ಭರತಸ್ಯ ವಜಶ್ವತ್ವ ರಾಮ ಪರಪುರಂಜಯ ಇದನ್ನು ಕೇಳಿದ ರಾಮನಿಗೂ ಕಣ್ಣಲ್ಲಿ ಜನರೆಲ್ಲರ ಮುಖವನ್ನು ನೋಡಿದ ತಥಾ ಹಾಗೇ ಆಗಲಿ ಎಂದ ತಥೇತಿ ಪ್ರತಿಜಗ್ರಾಹ ಜನ ಎಲ್ಲ ಒಂದು ಹರ್ಷ ಅವರು ಕರತಾಡನ ಮಾಡಿದ್ದಾರೆ ಚಪ್ಪಾಳೆ ಹಾಕಿ ನಮ್ಮ ರಾಮ ಒತ್ಕೊಂಡ್ಬಿಟ್ಟ ತೀಂದು ಬೋಚು ಭರ್ತೃಳಿಯ ಕಷ್ಟ ತೀಂದು ಬೋಚು ಅಯೋಧ್ಯ ಕಷ್ಟ ತೀಂದು ಬೋಚು ನಮ್ಮೆಲ್ಲರ ಕಷ್ಟ ತೀರಿ ಹೋಯಿತು ನಮ್ಮ ರಾಮಪ್ರಭು ಒಪ್ಪಿಕೊಂಡ್ಬಿಟ್ಟ ಇವತ್ತು ಪಟ್ಟಾಭಿಷೇಕಕ್ಕೆ ಅಂತ ಹೇಳಿ ನಿಶಸಾದ ಆಸನೇ ಶುಭೆ ಕ್ರೌನ್ ಪ್ರಿನ್ಸ್ ಎಲ್ಲಿ ಕೂತ್ಕೋಬೇಕಾಗಿತ್ತು ರಾಜಕುಮಾರ ಪಟ್ಟಾಭಿಷೇಕ ಏನು ಸ್ವಲ್ಪ ಹೊತ್ತಲ್ಲಾಗ್ತಾವನು ಆ ಸಿಂಹಾಸನವನ್ನು ತೋರಿಸಿದ್ರೆ ಆಯ್ತಪ್ಪ ಅಂತ ರಾಮ ಅಲ್ಲಿ ಕೂತಿದ್ದವನು ಆ ಸಿಂಹಾಸನದಲ್ಲಿ ಕೂತ ಪಟ್ಟಾಭಿಷೇಕ ಸಿಂಹಾಸನ ಅಲ್ಲ ಅದು meant for the crown prince ಇದೆಲ್ಲ ಪ್ರೋಟೋಕಾಲ್ ಅದು ಕೂತ್ಕೊಂಡು ಕೂಡಲೇ ಆಶ್ರಮದ ಹೊರಗಡೆ ನೋಡಿದ ಭರತ ಕ್ಷೌರ ಮಾಡೋರು ಬಂದರು ಅದನ್ನು ಬರೆದಿದ್ದಾರೆ ವಾಲ್ಮೀಕಿ ಬೇರೆ ರಾಮಾಯಣಗಳು ಇದನ್ನು ಅವರು ಗಮನಿಸಿಲ್ಲ ತತಃ ಶತ್ರುಘ್ನ ವಚನಾತ್ ಶತ್ರುಘ್ನ ಬಾಗಿಲ ನಿಂತಿದ್ದ ಡೇ ವಂಗಡ ಅವರು ಎಂಟು ಹತ್ತು ಜನ ಇದ್ರು ಅಂತ ಕಾಣುತ್ತೆ ಹಜಾಮತಿ ಮಾಡುವವರು ಎಂಥವರು ಸೋಪ್ ಇಲ್ಲದೆ ಮಾಡುವವರು ಕಣ್ಣಲ್ಲಿ ನೀರು ತರಿಸೋರು ಕ್ಷೌರಿಕರಿಗೆ ಏನು ಗುಣ ಇರಬೇಕು ಅದನ್ನು ರಾಮಾಯಣ ಹೇಳುತ್ತೆ ನಿಪುಣಾ ಶ್ಮಶ್ರುವರ್ಧಕ ಕೂದಲು ತೆಗೆಯೋರು ಅಂತ ಹೇಳಿಲ್ಲ ಕೂದಲು ಬೆಳೆಸೋರು ಅಂತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಯುಷ್ ಕರ್ಮ ಆಯುಷ್ಯವನ್ನ ಬೆಳೆಸುವ ಕರ್ಮ ಕ್ಷೌರ ತಲೆ ಬೋಳಿಸೋದು ಅಂತ ಹೇಳೋದಿಲ್ಲ ಬೊಯ್ಯುವಾಗ ನಿನ್ನ ತಲೆ ಬೋಳಿಸ್ತು ಅಂತಾರೆಯೇ ಹೊರತು ತಲೆ ಬೋಳಿಸೋರು ಬಂದಿದ್ದಾರೆ ಅಂತ ಯಾರು ಹೇಳೋದಿಲ್ಲ ಅದು ಅವಲಕ್ಷಣ ಆಯುಷ್ ಕರ್ಮ ತಲೆಯಲ್ಲಿ ಅನವಶ್ಯಕವಾಗಿ ಕೂದಲು ಹೆಚ್ಚಾಗಿದ್ದರೆ ಅದನ್ನು ತೆಗೆದರೆ ಆಯುಷ್ಯ ಬೆಳೆಯುತ್ತೆ ಎಲ್ಲ ನಮ್ಮ ಧಾರವಾಡದಲ್ಲಿ ಎಮ್ಮೆಗೆ ಬೋಳಿಸ್ತಾರೆ ಎಮ್ಮೆ ಚೆನ್ನಾಗಿರಲಿ ಎಂಬುದಾಗಿ ನಿಪುಣಾ ಶ್ಮಶ್ರುವರ್ಧಕಾ ಸುಖಹಸ್ತಾ ಒಳ್ಳೆ ಪಾಲಿಷ್ಟ್ ಕತ್ತಿಗಳು ಮಂಡು ಅಯ್ಯೋ ನಮ್ಮ ಸೋದರ ಮಾವ ಒಬ್ಬರಿದ್ರು ಅವರ ತಲೆ ಮಾಡಿಸ್ಕೊಳ್ಳೋ ಅಂದ್ರೆ ಬೇಜಾರು ನರಸಿಂಹ ಅಂತ ಒಬ್ಬ ಇದ್ದ ಮೈಸೂರಿನಲ್ಲಿ ಅವರನ್ನ ಅಡಗಿಸಿ ಸುಮ್ಮನೆ ಕೂತ್ಕೊಳ್ಳಿ ನಾ ಹೇಳ್ದಷ್ಟು ಕೇಳಿ ಅಂತ ಯಾರಿಗೂ ಬಗ್ಗೆ ಇದ್ದವ್ರು ಅವನಿಗೊಬ್ಬರು ಹೆದರ್ತಿದ್ರು ತಲೆಯೆಲ್ಲ ಕೆತ್ತಿ ಬಿಡ್ತಿದ್ದ ಮೈಯೆಲ್ಲ ರಕ್ತ ಸೋರ್ತಾ ಇತ್ತು ನಿನ್ನ ಮಾತನ್ನು ಕೇಳಿ ಎಷ್ಟು ಅವಾಂತರ ಆಯ್ತು ನೋಡು ದೀಕ್ಷೆ ಬಿಟ್ಟಿದೆ ಚೆನ್ನಾಗಿತ್ತು ನೋಡೋಕ್ಕಾಗಲ್ವಲ್ಲ ನಮಗೆ ಮಂಡಕತ್ತಿ ಅಲ್ಲ ಸುಖಹಸ್ತ ಸುಶೀಘ್ರಗಾಹ ಬಂದೆ ಸ್ವಾಮಿಗಳು ನಡುವೆ ಬೀಳಿಸಿ ಹೇಳೋದು ಮತ್ತೊಂದು ತಗೊಳ್ಳೋದು ಇನ್ನೊಬ್ಬ ತಲೆ ಕೆತ್ತೋದು ಇಲ್ಲ ಶೀಘ್ರವಾಗಿ ಮುಗಿಸುವವರು ರಾಘವಂ ಪರ್ಯುಪಾಸತ ರಾಮನನ್ನ ಉಪಾಸನೆ ಮಾಡಿದರು ಸೇವೆ ಮಾಡಿದರು ಪ್ರಭು ಸಿದ್ಧವಾಗಿದ್ದೇವೆ ಒಪ್ಪಿಸ್ಕೋಬೇಕು ತಂದಿದ್ದೇವೆ ನಮಸ್ಕಾರ ಮಾಡಿದರು ರಾಮ ಇದೊಂದು ಸೇವೆ ಸಿಗ್ತಲ್ಲ ನಮಗೆ ರಾಮಚಂದ್ರ ಹೇಳಿದ ಏಯ್ ನನಗಲ್ಲ ಕಾಣೋ ಮೊದಲು ನೀನು ಮಾಡ್ಕೋಬೇಕು ಭರತನ ಜೊತೆಯಲ್ಲಿ ಕೊಸರಾಟ ನನಗೆ ನಿಮ್ಮಮ್ಮ ವಿಧಿಸಿದ್ರು ವಾನಪ್ರಸ್ಥ ಧರ್ಮ ಆ ಧರ್ಮದಂತೆ ನಾನು ಜಡೆಗಿಡೆ ಗಡ್ಡ ಮೀಸ ಬಿಟ್ಟಿದ್ದೇನೆ ನಿನಗೆ ಯಾರೂ ವಿಧಿಸಲಿಲ್ಲ ನಿನ್ನದು ಅಶಾಸ್ತ್ರೀಯ ಮೊದಲು ತೆಗಿ ಎಂಬುದಾಗಿ ಹೇಳಿದಾಗ ಪೂರ್ವಂತು ಭರತೆ ಸ್ನಾತೆ ಲಕ್ಷ್ಮಣೇ ಚ ಮಹಾಬಲೆ ಸುಗ್ರೀವೇವ ನರೇಂದ್ರೇ ಚ ಅವನು ತಮ್ಮ ಅಲ್ವೇ ಅವನು ದೀಕ್ಷೆ ಬಿಟ್ಟಿದ್ದ ರಾಮ ನಿನ್ನ ಪತ್ನಿ ದೊರಕಿಸಿಕೊಡೋ ತನಕ ರಾವಣ ಸಾಯೋ ತನಕ ನಾನು ದೀಕ್ಷೆ ಬಿಡ್ತೀನಿ ಅವನಿಗೇನಪ್ಪ ಹಣೆ ಬರಹ ವಿಭೀಷಣನು ಹಾಗೆ ಮಾಡಿದ್ದ ಬಾರೋ ಅಂತ ಎಲ್ಲರನ್ನು ಕಳಿಸಿ ಅವರೆಲ್ಲರಿಗೂ ಸುಗ್ರೀವೇ ವಾನರೇಂದ್ರೇ ಚ ರಾಕ್ಷಸೇಂದ್ರೇ ವಿಭೀಷಣೆ ಅದೆಲ್ಲಾದ ಮೇಲೆ ವಿಶೋಧಿತ ಜಟಃ ಆಲದ ಹಾಲೇನು ಹಾಕಿದ್ರು ತಲೆಗೆ ಅದು ಡಿಸಾಲ್ವ್ ಆಗುವಂತಹ ಯಾವುದೋ ಸುಗಂಧ ದ್ರವ್ಯಗಳು ತೈಲಗಳನ್ನು ಹಾಕಿದ್ದಾರೆ ಜಡೆ ಬಿಟ್ಟು ಹೋಯಿತು ಆ ಜಡೆಯನ್ನು ಬಿಚ್ಚಿ ನೋಡುತ್ತಾರೆ ವನವಾಸ ಹೊರತಾಗ ಎಷ್ಟು ಪರಿಶುದ್ಧವಾದ ಕೋಮಲವಾದ ಸುಕೇಶೋ ರಾಮಚಂದ್ರನ ಆ ತಿರುಮುಡಿ ಅಂತಹ ಸುಂದರವಾದ ತಿರುಮುಡಿ ಅದಕ್ಕೆಲ್ಲ ಅಲಂಕಾರ ಮಾಡಿದ್ರು ಎಲ್ಲಿ ಕ್ಷೌರ ಮಾಡಬೇಕು ಮೀಸೆಗಡ್ಡ ತೆಗಿಬೇಕು ಎಲ್ಲ ಮಾಡಿದ್ದಾರೆ ಪಣ್ಣೀರಿನಲ್ಲಿ ಸ್ನಾನ ಮಾಡಿಸಿದ್ದಾರೆ ಪ್ರಭುವಿಗೆ ಮಂಗಳ ಸ್ನಾನ ಒಳ್ಳೆಯ ಬಟ್ಟೆಗಳನ್ನು ಉಡಿಸಿದ್ದಾರೆ ಪ್ರತಿಕರ್ಮಚರಾಮಸ್ಯ ವೀರ್ಯವಾನೇ ಇದೆಲ್ಲ ವಸಿಷ್ಠ ನಿಂತುಕೊಂಡು ಅದಕ್ಕೆಲ್ಲ ಮಂತ್ರಗಿಂತ ಎಲ್ಲ ಹೇಳಿ ಶಾಸ್ತ್ರೋತ್ತ ಕ್ರಮದಲ್ಲಿ ಮಾಡಿಸಿದ್ದಾರೆ ಇಷ್ಟರಲ್ಲಿ ಈ ಕಡೆ ವಾನರ ಪತ್ನಿಯರೆಲ್ಲ ಬಂದಿದ್ರಲ್ಲ ಅವರಿಗೆ ಎಂಗೇಜ್ಮೆಂಟ್ ಏನು ವಾನರ ಸ್ತ್ರೀಯರು ಕಪಿವೀರರ ಪತ್ನಿಯರೆಲ್ಲ ಬಂದಿದ್ದಾರೆ ಅವರೆಲ್ಲ ನೋಡಿದ್ದಾರೆ ರಾಮ ಭರತರ ಪ್ರೀತಿ ಅಯೋಧ್ಯೆ ನಮ್ಮೂರು ಬರೀ ಗೊಂದಿ ಇದು ಆನೆ ಗೊಂದಿ ಅಯೋಧ್ಯೆ ಮನೆ ಹೇಗಿದೆ ಗಪ್ ಚಿಪ್ ಒಬ್ರು ಮಾತಾಡ್ತಕ್ಕದ್ದಲ್ಲ ಡಿಸಿಪ್ಲಿನ್ ಮರ್ಯಾದೆ ಹೋಗಿಬಿಡುತ್ತೆ ಅಣ್ಣ ತಮ್ಮಂದ್ರ ಪ್ರೀತಿ ಎಲ್ಲ ನೋಡ್ತಾ ಇದ್ದಾರೆ ರಾಮನಿಗೆ ಎಣ್ಣೆ ಎಣ್ಣೆ ಹಾಕಿ ಬಾಚ್ತಾ ಇರುವಾಗ ತಮ್ಮ ತಮ್ಮ ಕೂದಲನ್ನು ಮುಟ್ಟಿ ನೋಡಿಕೊಂಡ್ರು ಈ ಇರು ಅಂತ ಇರ್ತಾರೆ ನೋಡಿ ಅದಕ್ಕೆ ಬುಗಡಿ ಗಿಗಡಿ ಇಪ್ಪತ್ತೆಂಟು ಕಡೆ ಬಿಗಿದಿರ್ತಾರೆ ಯಾಕೆ ಹಾಕೋತಾರೋ ಹೇಗೆ ತೆಗೀತಾರೋ ಅವರೆಲ್ಲ ಕ್ಷತ್ರಿಯರು ರಾಜಸ್ಥಾನಿ ಅದು ಮಹಾದರು ರಾಣಾ ಪ್ರತಾಪನು ಕೂಡ ಬಂದವರು <clears throat> ಮುಸಲ್ಮಾನರನ್ನು ಮುಗಿಸೋ ತನಕ ನಾವು ಊರಿಗೆ ಸೇರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವರು ತಾಂಡೆಗಳಲ್ಲಿ ನಿಂತು ಮಹಾಕ್ಷತ್ರಿಯ ರಾಜಸ್ಥಾನಿ ಕ್ಷತ್ರಿಯರವರು ಕಿವಿಗೆ ಹಾಕಿರ್ತಾರೆ ಎಷ್ಟೇ ಸ್ವಲ್ಪ ಆಭರಣಗಳು ಅವರು ಲಂಕಾ ಗಂಕಾಲ ನೋಡಿದ್ದೀರೋ ತಲೆ ಬಾಚಿ ಎಷ್ಟು ವರ್ಷವಾಗಿತ್ತೋ ಕೌಸಲ್ಯಗೆ ತುಂಬಾ ಪ್ರೀತಿಯಾಯಿತು ಸನ್ನೆ ಮಾಡಿದ್ಲು ತನ್ನ ಸಖಿಗೆ ಅರಮನೆಗೆ ಹೋಗಿ ಒಳ್ಳೆ ಪರಿಮಳ ತೈಲ ತಗೊಂಬ ಭಾಷಣಿಗೆ ತಗೊಂಬ ಆ ಕೂದಲಿಗೆ ಬಗ್ಗಬೇಕು ಅಂಥ ಭಾಷಣಿಗೆ ತಗೊಂಬ ಅಂತ ಹೇಳಿ ತಥೋವಾನರ ಪತ್ನೀನಾಂ ಸರ್ವಾಸಾಮೇವ ಶೋಭನಂ ಚಕಾರ ಯತ್ನಾತ್ ಕೌಸಲ್ಯ ತುಂಬ ಪ್ರಯತ್ನಪಟ್ಟು ತಲೆ ಭಾಷದಲ್ಲಂತೆ ನಾಲ್ಕಾರು ಭಾಷಣಿಗೆ ಮುರಿದು ಸಿಕ್ಕು ಬಿಡಿಸೋದಕ್ಕಾಗಲಿಲ್ಲ ಫೋನ ಪೋಚು ಇನ್ನೊಂದೆರಡು ತಗೊಂಬ ಗಟ್ಟಿಯಾಗಿ ತಗೊಂಬ ಎಣ್ಣೆ ಹಾಕಿ ಬಳಿದದ್ದು ಬಳದ್ದೆ ಆ ತಲೆಯೆಲ್ಲ ಸಿಕ್ಕು ಬಿಡಿಸಿದ್ರು ಅದಕ್ಕೊಂದು ಅಲಂಕಾರ ಮಾಡ್ತಾರೆ ಸುಂದರಿಯರ ಕಾಣಿಸ್ತಾರೆ ಮಗನ ಮೇಲೆ ಪ್ರೀತಿಯಿಂದ ಮಂಗನ ತಲೆ ಬಾಚಿದ್ರು ಅಂತ ಗಾದೆ ಮಾಡಿದ ಹಾಗೆ ರಾಮನಿಗೆ ಸಹಾಯ ಮಾಡಿದವರು ಅಂತ ಆ ತಾಯಿ ಪ್ರೀತಿ ರಾಮನ ಮೇಲೆ ಪ್ರೀತಿ ಇಲ್ಲಿ ನೀವು ನಗೋ ವಿಷಯ ಅಲ್ಲ ಕೌಸಲ್ಯಗೆ ವಾನರ ಪತ್ನಿಯರ ಮೇಲೆ ಹುಡುಗಿಯರ ಮೇಲೆ ಇಷ್ಟೊಂದು ಪ್ರೀತಿ ಅಂದ್ರೆ ನಮ್ಮ ರಾಮನಿಗೆ ಸಹಾಯ ಮಾಡಿದವರು ರಾಮ ವಾಪಸ್ ಬರೋ ಕಾರಣವಾದವರು ಅಂತ ಇಷ್ಟು ಹೃದಯ ಸ್ಪರ್ಶಿ ಸನ್ನಿವೇಶ ಜಗತ್ತಲ್ಲಿ ಆ ರಾಮಾಯಣದಲ್ಲಿ ಅಮ್ಮ ಯೋಚನೆ ಮಾಡಿ ವಾಲ್ಮೀಕಿ ಸಾಕು ನಮಗೆ ನಮ್ಮ ಲೈಫ್ ಟೈಮ್ ಮುಗಿದು ಹೋಗುತ್ತೆ ಇದೆಲ್ಲ ಆಯಿತು ರಾಮನಿಗೆ ಸ್ನಾನ ಏನ ಎಲ್ಲ ಆಯಿತು ಆನ್ಮೀಕವೆಲ್ಲ ಮುಗಿಸಿದ ಮೇಲೆ ಅಯೋಧ್ಯೆಯಿಂದ ಒಳ್ಳೆಯ ದಿವ್ಯ ರಥ ದಶರಥ ಕೂತ್ಕೊಳ್ತಾ ಇದ್ದ ರಥ ಬಂದಿದೆ ಪ್ರಭು ಹತ್ತಬೇಕು ಅಂತ ಸುಮಂತ್ರನೇ ಬಂದು ಕೈ ಹಿಡಿದು ನಡೆಸಬೇಕು ಊರು ಜನರಿಗೆ ಅವನ ಮೇಲೆ ಕೋಪ ಇತ್ತು ಸುಮಂತ್ರ ಬಂದ್ರೆ ತಿರುಗಿ ಕಾಡಕ್ಕೆ ಕರ್ಕೊಂಡು ಹೋಗ್ತಾರೆ ತೆಲ್ ಕಡಿ ಹೊಡಿತಾರೆಯೋ ಅಂತ ಹೇಳಿ ಆ ಸುಮಂತ್ರನನ್ನು ಬೇಡ ಅಂತ ಹೇಳಿ ततः शत्रुघ्नवचनात् सुमन्त्रो नाम सारथिः योजयित्वाभिचक्रामारथम् सर्वाङ्गसुन्दरम् ರಥ ತಂದಿಟ್ಟ ಶತ್ರುಘ್ನ ರಥವನ್ನ ಆರುರೋಹ ಮಹಾಬಾಹು ರಾಮ ಸತ್ಯ ಪರಾಕ್ರಮ ಸುಗ್ರೀವೋ ಹನುಮಾಂಶೈವ ಮಹೇಂದ್ರ ಸಸ್ಯದ್ಯುತಿ ಅವರು ಎಲ್ಲ ಸ್ನಾನ ಮಾಡಿಕೊಂಡು ವರಾಭರಣ ಸಂಯುಕ್ತ ಯಯುಹು ಸಹ ಶುಭಕುಂಡಲ ಕಿವಿಯಲ್ಲಿ ಅಯೋಧ್ಯೆ ಆಭರಣಗಳನ್ನು ಧರಿಸಿ ಸುಗ್ರೀವ ವಿಭೀಷಣ ಅವರ ಕಡೆ ಅವರು ನಳ ನೀಲ ಜಾಂಬುವ ಅಂಗದ ಎಲ್ಲ ಅಯೋಧ್ಯೆ ಬಟ್ಟಗಳನ್ನು ಉಟ್ಟುಕೊಂಡು ಲೆಫ್ಟ್ ರೈಟ್ ಮಾರ್ಚ್ ಮಾಡ್ತಾ ಉತ್ಸವ ನಂದಿ ಗ್ರಾಮದಿಂದ ಅಯೋಧ್ಯೆ ಕಡೆಗೆ ಅಯೋಧ್ಯಾಯಾಂತ ಸಚಿವ ರಾಜ್ಞೋ ದಶರಥಸ್ಯೆ ಕೆಲವು ಮುಖ್ಯ ಮಂತ್ರಿಗಳು ಸೆಕೆಂಡ್ ಟೈರ್ ಮಿನಿಸ್ಟ್ರಿ ಸಚಿವರು ದಶರಥನ ಅರಮನೆ ಬಾಗಿಲಲ್ಲಿ ಹಣ್ಣು ಕಾಯಿಯ ಉಪಾಯನಗಳು ಇಟ್ಕೊಂಡಿದ್ದಾರೆ ಮನೆ ಮನೆ ಬಾಗಿಲಲ್ಲಿ ರಾಮಚಂದ್ರನಿಗೆ ಹಾರ ತುರಾಯಿ ಅಯೋಧ್ಯ ಜನರ ಪ್ರೀತಿಯನ್ನು ಹೇಳಬೇಕೆ ಈಗ ರಥ ನಡೆಸ್ತಾರೋನು ಯಾರು ಜಗ್ರಾಹ ಭರತೋ ರಶ್ಮೀನೇ ಶತ್ರುಘ್ನ ಶತ್ರುಮಾದದೆ ಭರ್ತನ ಕೋಪ ಆಯಿತು ನೀವು ಬೋಡ ಸುಮಂತ್ರ ನೀವು ಬೋ ಅವನು ಪುಂಜುಗೋಚು ಬಂದ್ರ ಕಲ್ಲು ಹೊಡಿತಾರೆ ಅಂತ ಯಾವನ ನಿಮಿತ್ತವಾಗಿ ಕಾಡಿ ಕಳಿಸಿದ್ನೋ ರಾಮನನ್ನ ಅವನೇ ಪಾಪಿಯಾದ ನಾನು ಭರತ ಕೂತ್ಕೋಬೇಕು ಅಂತ ಜನ ನಂಬಬೇಕಲ್ಲ ಭರತಃ ಜಗ್ರಾಹ ರಶ್ಮೀನೇ ರಶ್ಮಿ ಅಂದ್ರೆ ಕಡಿವಾಣ ಕುದುರೆಗೆ ಹಾಕೋದು ಶತ್ರುಘ್ನ ಛತ್ರ ಶತ್ರುಘ್ನ ರಾಮನ ಹಿಂದೆ ಛತ್ರಿಯನ್ನು ಹಿಡಿದ ಲಕ್ಷ್ಮಣೋ ವ್ಯಜನಂ ತಸ್ಯ ವಾಲು ವ್ಯಜನ ಆಲವಟ್ಟಂ ದೊಡ್ಡ ಬೀಸಣಿಗೆ ಲಕ್ಷ್ಮಣ ಬೀಸ್ತಾ ಇದ್ದಾನೆ ತಸ್ಯ ಮೂರ್ಧಿ ಸಂಪರ್ಯವೇ ಜಯತು ಶೀತವಾಗಿ ಸುಖವಾಗಿ ಬೀಸಣಿಗೆ ಬೀಸ್ತಾ ಇದ್ದಾನೆ ಶ್ವೇತಂಚ ವಾಳವ್ಯಜನಂ ಜಗ್ರಾಹ ಪುರದಸ್ಥಿತ ಅಪರಂ ಚಂದ್ರ ಸಂಕಾಶಂ ರಾಕ್ಷಸೇಂದ್ರೋ ವಿಭೀಷಣ ನನಗೊಂದು ಬೀಸಣಿಗೆ ಇಂಥದ್ದಿದ್ರೆ ಕೊಡಿ ಅಂತ ಇನ್ನೊಂದು ಕಡೆಯಲ್ಲಿ ವಿಭೀಷಣ ಹಿಡ್ಕೊಂಡ ನಮ್ಮ ಗುರುಗಳು ಹೇಳ್ತಿದ್ರು ವಿಭೀಷಣ ಬೀಸಣಿಗೆ ಹಿಡಿದಿದ್ದ ಜಾತಿಕ್ಕೆ ಅಂದ್ರೆ ಮುಖ ಮುಚ್ಚಿಕೊಳ್ಳೋದಿಕ್ಕೆ ನಮ್ಮೂರಿಗೆ ಬಂದಿದ್ದಾನೆ ಪಾಪಿ ಅಣ್ಣನನ್ನು ಕೊಲ್ಲಿಸಿದವನು ಅಂತ ಜನ ಏನು ತಿಳ್ಕೊಳ್ತಾರಿಯೋ ರಾಮ ಭರತರ ಪ್ರೀತಿಯನ್ನು ನೋಡಿದ ಮೇಲೆ ತುಂಬಾ ಸಂಕುಚಿತವಾಗಿ ಬೀಸಣಿಗೆ ಬೀಸೋ ನೆಪದಲ್ಲಿ ಎದುರುಗಡೆ ಕೂತಿದ್ದವರು ಮುಖ ನೋಡಬಾರ್ದು ಅಂತ ಎಲ್ಲ ನ್ಯೂಸ್ ಪೇಪರ್ ಹಿಡ್ಕೊಳ್ತಾರಲ್ಲ ಆ ರೀತಿಯಲ್ಲಿ ಕ್ಷೇತಂಚವಾಳವ್ಯಜನಂ ಜಗ್ರಹ ಪುರತಸ್ಥಿತ ಪರಂ ಚಂದ್ರಸಂಕಾಶಂ ರಾಕ್ಷೇಂದ್ರ ಭೂಮಂಡಲದ ಋಷಿಗಳು ದೇವತೆಗಳು ಎಲ್ಲರೂ ಬಂದಿದ್ದಾರೆ ಋಷಿಗಳು ಎಲ್ಲರೂ ವೇದ ಪಾರಾಯಣ ಮಾಡ್ತಿದ್ದಾರೆ ನೀವು ಶ್ರೀರಂಗದಲ್ಲಿ ನೋಡಿದ ದೊಡ್ಡದಲ್ಲ ಅಯೋಧ್ಯೆಯಲ್ಲಿ ನೋಡಬೇಕು ಎಲ್ಲಿ ಮನದ ಕಣ್ಣಿನಲ್ಲಿ ದೇವಋಷಿಗಳು ಭೂಮಂಡಲದವರು ಎಲ್ಲ ಬಂದು ವೇದ ಪಾರಾಯಣ ಮಾಡ್ತಿದ್ದಾರೆ ಅರ್ಥವನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋದ್ರು ಒಂದು ಆನೆ ಮದ್ದಾನೆ ಪಟ್ಟದಾನೆ ಇತ್ತು ಅಯೋಧ್ಯೆಯಲ್ಲಿ ತದ ಶತ್ರುಂಜಯನ್ನಾಮ ಕುಂಜರಂ ಪರ್ವತೋಪಮಂ ರಥ ಇನ್ನೂ ಎಳಿಬೇಕು ಮುಂದಕ್ಕೆ ಹೋಗಬೇಕು ಎಲ್ಲ ಸಜ್ಜಾಯಿತು ರಾಮ ಕಣ್ಸನ್ನೆ ಮಾಡಿದ ಆ ಮದ್ದಾನಿಯನ್ನು ಜಂಬೂ ಸವಾರಿ ಆನೆಯನ್ನು ನಿಲ್ಲಿಸಿದ್ರು ಮತ್ತೆ ಕಣ್ಸನ್ನೆ ಮಾಡಿದ ಸುಗ್ರೀವ ಮಹಾರಾಜನು ಅದರ ಮೇಲೆ ಕೂರಿಸಿದರು ರಾಮರಥದ ಮುಂದುಗಡೆಯಲ್ಲಿ ಸುಗ್ರೀವನಿಗೆ ಮಹಾರಾಜರು ರಾಮನ ಸೇವೆಯನ್ನ ಇಷ್ಟು ಪ್ರೀತಿಯಿಂದ ಮಾಡಿಕೊಟ್ಟವನು ಬೆಳಿಗ್ಗೆ ಹೇಳಿದೆ ಸಂಪಾದನೆ ಮಾಡೋದಕ್ಕಿಂತ ಕೊಡುವುದರಲ್ಲಿ ನಿಮ್ಮ ದೊಡ್ಡತನ ಇರಬೇಕು ಹಣ ಸಂಪಾದನೆ ಭಿಕ್ಷಕನು ಮಾಡ್ತಾನೆ ಸೂಳೆಯೂ ಮಾಡ್ತಾಳೆ ಕೆಟ್ಟ ಮಾತು ಅಂತ ತಿಳ್ಕೋಬೇಡಿ earning money is not important spending money is important ಧರ್ಮಕ್ಕಾಗಿ ಖರ್ಚು ಮಾಡಿ ಹೌ ಯು ಸ್ಪೆಂಡ್ ಅದು ನಿಮ್ಮ ಕಲ್ಚರ್ ಹೇಳುತ್ತೆ ಸುಗ್ರೀವ ಯುದ್ಧದಲ್ಲಿ ಸಾಯುವುದಕ್ಕೆ ಸಿದ್ಧನಾಗಿದ್ದ we can excuse all his other blemishes ಅವನಲ್ಲಿದ್ದ ದೋಷಗಳೆಲ್ಲ ಮರೆತು ಬಿಡಿ ಕಿಶಿಂದ ಕಾಂಡದಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ನೇ ಹೊರತು ದೋಷ ಉದ್ಘಾಟನೆ ಎಲ್ಲ ಮಹಾ ನಿಸ್ಸೀಮ ರಾಮ ಭಕ್ತ ನಮ್ಮೂರು ಸುಗ್ರೀವನ ಗುಡಿ ಇದೆ ಸುಗ್ರೀವನ ಗುಡಿಯ ಅಪರೂಪ ನಾವು ಪ್ರೈಮರಿ ಸ್ಕೂಲ್ಗೆ ಹೋಗುವಾಗ ಮನೆಯಿಂದ ಓಣಿಯಲ್ಲಿ ನುಗ್ಗುವಾಗ ಅಲ್ಲಿ ಪೂಜೆ ಯಾವಾಗಲೋ ಬಂದು ಯಾವನೋ ಪೂಜಾರಿ ಮಾಡಿ ಹೋಗ್ತಿದ್ದ ಒಳಗಡೆ ಖಾಲಿ ಇರ್ತಿತ್ತು ಯಾರು ಸುಗ್ರೀವನ ಕಂಪನಿ ಇಲ್ಲ ಬಾಗಿಲು ಬೀಗ ಹಾಕಿರ್ತಿದ್ರು ಒಳಗೆ ಹೋಗಿ ಭ್ಯಾಮ್ ಅಂತ ಹೇಳಿ ಶಬ್ದ ಮಾಡಿ ಪ್ರತಿಧ್ವನಿ ಕೇಳಿ ಹೋಗ್ತಿದ್ದು ಬರುವಾಗ ಕೇಳ್ತಿದ್ದು ಸುಗ್ರೀವ ಏನ್ ಜಗ್ತಾ ಇರಲಿಲ್ಲ ಆ ಜಾಗದಲ್ಲಿ ಕೋಟೆ ಕನಕಪುರದ ಕೋಟೆ ಕೋಟೆಯ ರಕ್ಷಣೆ ದ್ವಾರದಲ್ಲಿ ಸುಗ್ರೀವನನ್ನಿಟ್ಟಿದ್ರು ಮಹಾರಾಜ ಎಷ್ಟೋ ಕಡೆಯಲ್ಲಿ ಅವರ ದೇವಸ್ಥಾನ ಉಂಟು ಆ ಸುಗ್ರೀವ ಮಹಾರಾಜನ ನಾನೇ ಮೇಲೆ ಕೂರಿಸಿದ ರಾಮಚಂದ್ರ ಪ್ರೋಟೋಕಾಲ್ ಆಮೇಲೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಅವರಿಗೆ ಉಗೆ ಉಗೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಒಂಬತ್ತು ಸಾವಿರ ಆನೆಗಳನ್ನು ತರಿಸಿ ಕಪಿವೀರ ಮುಖ್ಯರನ್ನೆಲ್ಲ ಅದರ ಮೇಲೆ ಕೂರಿಸಿದ್ದಾನೆ ರಾಮಚಂದ್ರ ನವನಾಗ ಸಹಸ್ರಾಣಿಯು ಆಸ್ಥಾಯ ಮಾನುಷಂ ವಿಗ್ರಹಂ ಕೃತ್ವ ಸರ್ವಾಭರಣಭೂಷಿತಾಹ ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ದಾರೆ ಅವತ್ತು ಅವರನ್ನು ವಾನರರು ಅಂತ ಒಬ್ಬರು ಹೇಳುವ ಹಾಗಿರಲಿಲ್ಲ ಅಯೋಧ್ಯಾವೇಶದಲ್ಲಿದ್ದಾರೆ ಶ್ರೀಯಾವಿರು ರುಚೆ ರಾಮ ನಕ್ಷತ್ರ ಇರುವ ಚಂದ್ರಮಾಹ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಇದ್ದ ಕಾಣಿಸ್ತಾ ಇದ್ದಾನಂತೆ ರಾಮಚಂದ್ರ ಅಂತ ಕರೀತೇವೆ ಒಂದು ಕಡೆಯೂ ರಾಮಚಂದ್ರ ಅಂತ ಶಬ್ದ ಇಲ್ಲ ಈ ಹೋಲಿಕೆ ಎಂದು ಹೇಳ್ತೇವೆ ಬಿಡಲಿಲ್ಲ ಅಲ್ಲಿಯೂ ರಾಮಚಂದ್ರ ರಥದಲ್ಲಿ ಕೂತಿದ್ದಾನೆ ಸೈನ್ಯ ಮುಂದೆ ಹಿಂದೆ ಉತ್ಸವ ಹೋಗ್ತಾ ಇದೆ ಯಾರೊಬ್ಬರಿಗಾದರೂ ಈ ಊರಲ್ಲಿ ನಾ ಬಂದದ್ದು ಮನಸ್ಸಿಗೆ ಬೇಜಾರಾಗಿದೆಯೋ ಅಂತ ಹುಡುಕಿ ನೋಡ್ತಾ ಇದ್ದಾನೆ ದುರ್ಬೀನ್ನಲ್ಲಿ is there one soul which doesn't want me here ಜನ ಏನ್ ಮಾಡಿದ್ದಾರೆ ಆಗಿನ ಕಾಲದ ಪದ್ಧತಿ ಅವತ್ತು ಹೇಳಿದ್ದೇನೆ ಇಪ್ಪತ್ತೊಂಬತ್ತು ದಿವಸಕ್ಕೆ ಮುಂಚೆ ಕೊರಳಲ್ಲಿ ಪ್ರತಿಯೊಬ್ಬರೂ ಮಾಲಿಕೆ ಧರಿಸುವುದು ಭಾರತೀಯರ ಪದ್ಧತಿ ಮಾಲಿಕೆ ಅದು ದಿವಸ ಒಣಗ್ತದೆ ಬೇರೆ ಹಾಕಬೇಕಲ್ಲ ಅಂತ ಆಮೇಲೆ ಸಬ್ಸ್ಟಿಟ್ಯೂಟ್ ಗೋಲ್ಡ್ ಗೀಲ್ಡ್ ಇದೆಲ್ಲ ಆಮೇಲೆ ಬಂದಿದ್ದು ವಜ್ರದ ಮಾಲೆ ನವರತ್ನ ಮಣಿ ಮಾಲೆಗಳು ಅದು ಹಾಕೊಳ್ಳೋದು ಉತ್ಸವದ ಸಂಕೇತ ಸಂತೋಷದ ಸಂಕೇತ ಈ ಸೂತಕ ಬಂದ್ರೆ ಮತ್ತೇನಾದ್ರು ಕೆಟ್ಟ ಕೆಲಸ ಇದ್ರೆ ಆಶೋಚಾದಿಗಳಿದ್ರೆ ಹಾಕ್ತಾ ಇರಲಿಲ್ಲ ಎಲ್ಲರ ಕೊರಳಲ್ಲಿ ಮಾಲ್ಯ ಮೋದಕ ಹಸ್ತ ಹಸ್ತ ಮಾಲೆ ಧರಿಸಿಕೊಂಡಿದ್ದಾರೆ ಕೈಯಲ್ಲಿ ಮಾಲಿಕೆ ಹಿಡಿದಿದ್ದಾರೆ ರಾಮನಿಗೆ ಹಾಕಬೇಕು ಅಂತ ಒಂದು ಅಕ್ಕಪಕ್ಕದ ಮನೆಯವರು ಬಂದರು ಉತ್ಸವ ಪುರುಪಾಡ ಉತ್ಸವ ಬಂದುಬಿಡುತ್ತೆ ಅಯ್ಯೋ ನಾ ಹಾರಾನೇ ತರಲಿಲ್ವಲ್ಲ ಇಲ್ಲಿದೆ ಹಾಕುವಂತ ಹಾಕೊಳ್ಳೋಕೆ ಕಡುಬು ಇಟ್ಕೊಂಡಿದ್ದಾರೆ ಕೈಯಲ್ಲಿ ಅದು ಮಂಗಳದ ಸಂಕೇತ ಅದನ್ನು ನೋಡಿದ್ದಾನೆ ರಾಮಚಂದ್ರ ಸಖ್ಯಂಚ ರಾಮ ಸುಗ್ರೀವೆ ಊರು ಜನ ಎಲ್ಲ ಹತ್ತಿರದ ಬ್ರಾಹ್ಮಣರು ವೈದಿಕರು ಬಂದು ರಾಮ ಸೌಖ್ಯಮ ಸುಖಮಂದ ಶೈಲಿಯ ಬಂದೆ ಅಂತ ಕೇಳಿದ್ರೆ ಎನ್ನ ಸೊಲ್ಲಟ್ಟು ನೋಡಿ ಪರಾಕ್ರಮ ಪಾರಂ ನಗದಾ ಸುಗ್ರೀವ ಇರ್ಕಾರ ಹಿಂಗೆ ವಿವೇಶ ಒಬ್ಬೊಬ್ಬರು ಮಹಿಮೆಯನ್ನು ಹೇಳ್ತಾ ಹೇಳ್ತಾ ಬಾಯಿ ಹೆಗ್ಗೆ ಬಿಟ್ಟಿದೆ ಶತ್ರುಘ್ನ ನನಗೆ ಹೇಳಿದ ಒಂದು ರೌಂಡ್ ನಮ್ಮ ಅಯೋಧ್ಯೆಯಲ್ಲಿ ಪ್ರದಕ್ಷಿಣೆ ಬಂದ ಮೇಲೆ ನಮ್ಮ ಮನೆ ಇತ್ತಲ್ಲೋ ನಾವು ಈ ಊರು ಬಿಡುವಾಗ ಪಿತುರ್ಭವನ ನಮ್ಮ ತಂದೆ ಮನೆ ಅರಮನೆ ಈಗ ನಾನು ಮುಂದೆ ಆಕ್ಯುಪೈ ಮಾಡಬೇಕು ಅದನ್ನು ಚೆನ್ನಾಗಿ ಸುಸಜ್ಜಿತ ಮಾಡಿ ಎಣ್ಣೆ ಗಿಣ್ಣೆ ದೀಪ ರತ್ನ ದೀಪ ಮೂಲ ಮೂಲೆಯಲ್ಲಿ ಮಿರುಗುವಂತೆ ಮಾಡಿ ಅದನ್ನು ಸುಗ್ರೀವನಿಗೆ ಅವನಿಗಿಷ್ಟು ಬಂದಷ್ಟು ದಿವಸ ನಮ್ಮ ಅಯೋಧ್ಯೆಯಲ್ಲಿರುವುದಕ್ಕೆ ನಮ್ಮ ತಂದೆ ಮನೆಯನ್ನು ಖಾಲಿ ಮಾಡಿಕೊಡು ಎಂಬುದಾಗಿ ಆ ಸುಗ್ರೀವನ ಎಷ್ಟು ಪ್ರೀತಿ ರಾಮಚಂದ್ರ ಸ್ವಾಮಿ ಪಿತುರ್ಭವನ ಮಾಸ ಅದ್ಯ ಪ್ರವಿಶ್ಯತ ಮಹಾತ್ಮನಃ ಕೌಸಲ್ಯಾಂಚ ಸುಮಿತ್ರಾಂಚ ಯಚ್ಚ ಮದ್ಭವನಂ ಶ್ರೇಷ್ಠಂ ಸಾಶೋಕಮನಿಕಂ ಮಹತೆ ಮುಕ್ತ ವೈಢೂರ್ಯ ಸಂಕೀರ್ಣಂ ಸುಗ್ರೀವಾಯ ನಿವೇದಯ ಆಮೇಲೆ ಕೈ ಹಿಡ್ಕೊಂಡಲ್ಲ ಅಲ್ಲಿಂದ ಇಳಿದ್ರು ಆ ಸುಗ್ರೀವನನ್ನು ಕೈ ಹಿಡಿದು ರಾಮಚಂದ್ರ ಕರ್ಕೊಂಡು ಹೋಗ್ತಾನೆ ನೋಡು ನಮ್ಮೂರು ವೈಭವ ನೋಡು ನೀ ನೀನೆಲ್ಲ ಉಪಕಾರ ಮಾಡು ಹೊತ್ತು ಊರಿಗೆ ಬಂದೆಪ್ಪ ಅಂತ ಹೇಳ್ಕೊಂಡ್ರು ಆ ಆಸ್ಥಾನ ಮಂಟಪ ಪಟ್ಟಾಭಿಷೇಕ ನಡೆಯುವಂತಹ ಒಡ್ಡೋಲಕ ಮಂಟಪಕ್ಕೆ ನಾವು ಬಂದುಬಿಟ್ಟಿದ್ದೇವೆ ಈಗ ರಾಮಚಂದ್ರ ಸ್ವಾಮಿ ಅಲ್ಲಿದ್ದಾನೆ ಈಗ ಪಟ್ಟಾಭಿಷೇಕ ಐದು ನಿಮಿಷದಲ್ಲಿ ನಡೆಯುತ್ತೆ ಅಭಿಷೇಕ ಅಂದ್ರೆ ಏನು ಪವಿತ್ರ ತೀರ್ಥಗಳನ್ನು ಸ್ವಾಮಿಯ ತಲೆಯ ಮೇಲೆ ಸಿಂಪಡಿಸಬೇಕು ಅಭಿಷೇಕ ಸಿಂಚಿಸುವುದು ಯಾವುದರಿಂದ ಸಕಲ ತೀರ್ಥಗಳಿಂದ ಚಿತ್ರಕೂಟಕ್ಕೆ ಭರತ ಐದೂವರೆ ಸಾವಿರ ಭಾರತ ದೇಶದ ಪವಿತ್ರ ನದಿಗಳಿಂದ ತೀರ್ಥಗಳನ್ನು ಬಂಗಾರದ ಕಲಶಗಳಲ್ಲಿ ತಗೊಂಡು ಹೋಗಿದ್ದ ಅದು ಪಟ್ಟಾಭಿಷೇಕ ನಡೆಯಲೇ ಇಲ್ಲ ಬೇಜಾರಾಗಿ ಅಲ್ಲೊಂದು ಬಾವಿಯಲ್ಲಿ ಸುರಿದು ಬಿಟ್ಟ ಅದನ್ನು ಆ ಬಾವಿಯಲ್ಲಿ ಐದೂವರೆ ಸಾವಿರ ಭಾರತ ದೇಶದ ತೀರ್ಥ ಇವತ್ತಿಗೂ ಇವೆ ಭರತಕೂಪ್ ಅಂತ ಹೇಳ್ತಾರೆ ನಾವಲ್ಲೆಲ್ಲ ಸ್ನಾನ ಮಾಡಿದ್ದೇವೆ ದೇವರ ಪೂಜೆ ಮಾಡಿದ್ದೇವೆ ಅಲ್ಲಿ ರಾಮಚಂದ್ರ ಸ್ವಾಮಿ ಸನ್ನಿಧಿ ಇದೆ ಆ ತೀರ್ಥದ ತಂಪು ಅದರ ರುಚಿ ಅದನ್ನು ಅನುಭವಿಸಿಯೇ ನೋಡಬೇಕು ಅದೊಂದು ಕಡೆ ನೀವು ಸ್ನಾನ ಮಾಡಿಬಿಟ್ರೆ ಭಾರತ ದೇಶದ ಸಕಲ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯ ನಿಮಗೆ ಬರ್ತದೆ ಖಂಡಿತವಾಗಿ ಚಿತ್ರಕೂಟಕ್ಕೆ ಹೋಗಬೇಕು ನಾವು ಎರಡು ಸಲ ಹೋಗೋದಕ್ಕೆ ಮುಂಚೆ ನನ್ನ ಕನಸಲ್ಲಿ ಅದೆಲ್ಲ ಅನುಭವ ಹೇಳಿದ್ರೆ ದೊಡ್ಡದಾಗತ್ತೆ ಅಷ್ಟು ಅನುಭವ ಮಾಡಿ ಕರೆಸಿದ್ದ ಪ್ರಭು ಎರಡು ಸಲವಾಯಿತು ಬೆಳಿಗ್ಗೆ ಹೇಳಿದೆ ಮತ್ತೆ ಹೋಗಬೇಕಲ್ಲ ರಾಮಾಯಣ ಓದಬೇಕು ಪಟ್ಟಾಭಿಷೇಕ ಮಾಡಬೇಕು ನೀವು ಮಾಡಿಸಿ ಒಂಬತ್ತು ದಿವಸ ಚಿತ್ರಕೂಟದಲ್ಲಿ ನವಾನ್ನ ಪಾರಾಯಣ ಪಟ್ಟಾಭಿಷೇಕ ಈಗೇನು ಮಾಡಿದ್ರು ರಾಮ ಬರ್ತಾನೋ ಇಲ್ವೋ ಅಂತ ಒಂದು ಕಡೆ ಅನುಮಾನ ಮೊದಲೇ ತಂದಿಟ್ರೆ ಅದು ತಂಗಿದ ತೀರ್ಥದಿಂದ ಅಭಿಷೇಕ ಮಾಡಬಾರದು ದೇವರಿಗೆ ಹೇಳಿಬಿಟ್ಟೆ ಬೆಂಗಳೂರು ಏನು ಮಾಡಲಿ ನೀವು ಕಾವೇರಿ ನೀರು ತಂದು ದೇವರ ಅಭಿಷೇಕ ಮಾಡೋಕ್ಕಾಗೋದಿಲ್ಲ ಪುಣ್ಯವಂತರು ಧಾರವಾಡದಲ್ಲಿ ಹತ್ತು ದಿವಸಕ್ಕೊಮ್ಮೆ ನೀರು ಬರ್ತಾ ಇತ್ತು ಕಣ್ಣೀರು ಬಂದ ಹಾಗೆ ಮಡಿಕೆ ಕುಡಿಕೆ ಗಡಿಗೆ ಏನೇನಿದೆಯೋ ಎದರಲ್ಲೆಲ್ಲ ತೀರ್ಥ ಶೇಖರಿಸ್ತಾ ಇಡ್ತಾ ಇದ್ದು ಒಂದು ದಿವಸ ದೇವರ ಪೂಜೆಯನ್ನು ಬಿಡಲಿಲ್ಲ ಅಷ್ಟೆಲ್ಲ ಕಾರ್ಪಣ್ಯದಲ್ಲಿ ಆಮೇಲೆ ಬೋರ್ವೆಲ್ ಹಾಕಿಸಿದ್ರು ಗಂಗೆ ಬಂದಾಗ ಬಂದ್ಲು ಪವಿತ್ರ ತೀರ್ಥ ಸದ್ಯೋ ತೀರ್ಥ ಆಗಿಂದ ಆಜ್ಞೆ ತರಬೇಕು ಅದಕ್ಕೆ ವಸಿಷ್ಠ ಹೇಳಿದ್ರು ನಿಮ್ಮ ಸೈನ್ಯದಲ್ಲಿ ಯಾರಯ್ಯ ಬೇಗ ಹೋಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸಮುದ್ರಗಳಿಂದ ಈಗ ಹೋಗಿ ಈಗ ಬಿಂದಿಗೆ ನೀರು ತಗೊಂಬ ಅಂತ ತರೋರು ಯಾರಿದ್ದಾರೆ ಅಂತ ಕೇಳಲಾಗಿ ಜಾಂಬವಾಂಶ ಸುಷೇಣಶ್ಚ ದರ್ಶೀಚ ವಾನರ ಋಷಭಶ್ಚೈವ ಕಲಶಾನ್ ಜಲಪೂರ್ಣಮಥಾನಯತಿ ಗರುಡಾನಿಲ ವಿಕ್ರಮಾ ಗರುಡನಂತೆ ವಾಯುದೇವನಂತೆ ವೇಗವಿದ್ದವರು ಲೇ ನೀ ಪೂರ್ವಕ್ಕೆ ಹೋಗೋ ನೀ ಉತ್ತರಕ್ಕೆ ಹೋಗೋ ಪಶ್ಚಿಮಕ್ಕೆ ಹೋಗೋ ನಾನು ಹೋಯಿಟ್ವರೆ ಹನುಮ ನೀ ಕೂಡ ನೀ ಇಲ್ಲೇರು ಅವರೆಲ್ಲ ಕಳಿಸಿದ್ರು ಹೀಗೋ ದಕ್ಷ ಋಷಭೋ ದಕ್ಷಿಣಾತೂರ್ಣಂ ಋಷಭನೆಂಬುವನು ದಕ್ಷಿಣಕ್ಕೂ ಗವಯ ಪಶ್ಚಿಮಾತ್ ಉತ್ತರದಿಂದ ಜಲಂ ಶೀಘ್ರಂ ಗರುಡಾನ್ ವಿಕ್ರಮಾಜಹಾರ ನಲಹ ಸರ್ವಗುಣ ಅನ್ವಿತ ನಲನನ್ನು ಕಳಿಸಿದ್ರು ಉತ್ತರದಿಂದ ದೀತಿ ತಗೊಂಡ್ಬರೋ ಕಷ್ಟ ರಷ್ಯಾ ಕಾಚೆ ಹೋಗಬೇಕಲ್ಲ ಹಾಗೆ ಎಲ್ಲ ಕಡೆಯಿಂದ ತೀರ್ಥ ಬಂತು ಆ ಪಟ್ಟಾಭಿಷೇಕ ದರ್ಬಾರ್ ಹಾಲ್ನಲ್ಲಿ ರಾಮನನ್ನು ಕೂರಿಸಿದ್ದಾರೆ ಬಂಗಾರದ ಪೀಠ ಅದರ ಮೇಲೆ ಹುಲಿ ಚರ್ಮ ದೊರೆಗಳು ಹುಲಿ ಚರ್ಮದಲ್ಲಿ ಕೂಡಬೇಕು ಯತಿಗಳು ಬ್ರಾಹ್ಮಣರು ಕೃಷ್ಣಾಚಾರ್ಯರ ಮೇಲೆ ಕೂಡಬೇಕು ಆ ಬ್ರಾಹ್ಮಣರಲ್ಲಿಯೂ ಮಠಪತಿ ಮಠಾಧಿಪತಿ ದೊರೆ ಅಂತ ಕೆಲವರು ಹುಲಿ ಚರ್ಮದ ಮೇಲೆ ಕೂಡುವುದುಂಟು ಈಗಿನ ಕಾಲದಲ್ಲಿ ಹುಲಿನ ಕೊಲ್ಲಬಾರದು ಜಿಂಕೆಯನ್ನು ಕೊಲ್ಲಬಾರದು ಬ್ರಾಹ್ಮಣರನ್ನು ಮಾತ್ರ ಕೊಲ್ಲಬಹುದು ಆದ್ರಿಂದ ಯಾವ ಯಾವ ಚರ್ಮ ಹಾಸ್ತಾರೆಯೋ ಗೊತ್ತಿಲ್ಲ ಅದು ಸಿದ್ಧವಾಗಿದೆ ದೊಡ್ಡ ಬಂಗಾರದ ತಟ್ಟೆ ಅದರಲ್ಲಿ ಸಾವಿರ ತೂತುಗಳನ್ನು ಮಾಡಿದ್ದಾರೆ ಸಹಸ್ರಧಾರಾಭಿಷೇಕ ಆ ತೀರ್ಥ ಎಲ್ಲ ತಂದಿದ್ದಾರೆ ರಾಮನನ್ ಪೀಠದಲ್ಲಿ ಕೂರಿಸಬೇಕು ಒಂದು ಬೇರೆ ಆಸನದಲ್ಲಿ ಕೂತಿದ್ದಾನೆ ಕ್ರೌನ್ ಪ್ರಿನ್ಸ್ ಆಗ ವಸಿಷ್ಠರ ಮೇಲೆ ಕೆದ್ದರು ಕೋಲು ಊರ್ಕೊಂಡು ಅವರೆಷ್ಟು ಹಿಗ್ಗಿದ್ದಾರೆ what a privilege for me ಇವರಪ್ಪನ ಪಟ್ಟಾಭಿಷೇಕ ಮಾಡಿದ ಮುದುಕ ನಾನು ತಾತನ ಪಟ್ಟಾಭಿಷೇಕ ಮಾಡಿದ್ದೆ ರಾಮನ ಪಟ್ಟಾಭಿಷೇಕ ಮಾಡೋದ್ರಲ್ಲಿ ಹೋಗ್ಬಿಡ್ತೇನೋ ಅಂತಿದ್ದೆ ರಾಮ ಬಂದ ಪಟ್ಟಾಭಿಷೇಕ ಅಂತ ತಿಳ್ಕೊಂಡು ತತಃ ಸಪ್ರಯತೋ ವೃದ್ಧ ಪ್ರಯತಃ ಯತ್ನಪಟ್ಟರು ಮೇಲಕ್ಕೆದ್ರು ಇಬ್ಬರು ಎಬ್ಬಿಸಿದ್ರು ವೃದ್ಧ ತಲೆ ನಡುಕ್ತಾ ಇದೆ ವಸಿಷ್ಠೋ ಬ್ರಾಹ್ಮಣೈ ಸಹ ಅವರ ಶಿಷ್ಯರೆಲ್ಲ ಗುರುಗಳೇ ಅಂತ ಮೇಲಕ್ಕೆ ಎಬ್ಬಿಸಿ ಅವರನ್ನು ಕಳಿಸ್ತಾ ಇದ್ದಾರೆ ರಾಮಂ ರತ್ನಮಯೇ ಪೀಠೆ ಸಹಸೀತನ್ಯವೇಶಯತೆ ರಾಮನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಸಿಂಹಾಸನದಲ್ಲಿ ಕೂರಿಸಿದರು ರಾಮನೇ ಕೂತ್ಕೋಬಹುದಾಗಿತ್ತಲ್ಲ ಅದು ಪಂಚಾಯಿತಿ ಚೇರ್ಮನ್ ಮಾಡುವ ಕೆಲಸ ಹಸ್ತಕರು ಅಂತಿರ್ತಾರೆ ದೊರೆಗೆ ಕೈಗೊಬ್ಬರು ಕಾಲುಗೊಬ್ಬರು ಇರಬೇಕು ಅದು ಪದ್ಧತಿ ವಯಸ್ಸಾದವರು ಪ್ರಭು ಬಾಯಿಲ್ಲಿ ಎಂಬುದಾಗಿ ರಾಮನನ್ನು ಕೂರಿಸಿದರು ಅಮ್ಮ ತಾಯಿ ನೀನು ಬಾರೆ ಎಂಬುದಾಗಿ ಸಹಸಿ ತಜ್ಞಮೇಶಯತ್ ರಾಮನ ಮಡಲಲ್ಲಿ ಕೂತಿದ್ದಾಳೆ ವಾಮೇ ಭೂಮಿ ಸ್ವತಃ ಎಲ್ಲ ಜಗತ್ತು ನೋಡ್ತಾ ಇದೆ ಮಹಾತಾಯಿ ವೈಭವ ವಸಿಷ್ಠೋ ಬ್ರಾಹ್ಮಣೈ ಸಹ ರಾಮಂ ಪೀಠೆ ಸಹ ಸೀತನ್ಯಮೇಶಯತೆ ಇದು ವಸಿಷ್ಠ ಪ್ರಿವಿಲೇಜು ಇದ್ದರಲ್ಲ ಅವರು ಬಂದರು ಪಕ್ಕದಲ್ಲಿ ವಸಿಷ್ಠೋ ವಾಮದೇವಶ್ಚ ಜಾಬಾಲಿ ಅಥ ಕಾಶ್ಯಪ ಕಾತ್ಯಾಯನ ಸುಯಜ್ಞಶ್ಚ ಗೌತಮೋ ವಿಜಯಸ್ತಥ ಇವರೆಂಟು ಜನ ಮಂತ್ರಿಗಳು ಎಂಟು ಬಂಗಾರದ ಬಿಂದಿಗೆಗಳನ್ನು ತಗೊಂಡ್ರು ನಾಲ್ಕು ಕಡೆ ಸಮುದ್ರದಿಂದ ತಂದ ತೀರ್ಥವನ್ನು ಗಂಗಾ ಉದಕಗಳನ್ನು ಸೇರಿಸಿಕೊಂಡವರು ಫೋಟೋಗ್ರಾಫರ್ಗೆ ವಿಡಿಯೋಗ್ರಾಫರ್ಗೆ ತೊಂದರೆ ಮಾಡದಂತೆ ಎಂಟು ದಿಕ್ಕುಗಳಲ್ಲಿ ನಿಂತುಕೊಂಡು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಈ ಮಂತ್ರಗಳನ್ನು ಹೇಳ್ತಾ ಸ್ವಾಮಿಗೆ ತಿರುಮುಡಿಯಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ನಾವು ತುಂಬಾ ಅನುಭವಿಸಿದ್ದೇವೆ ಈ ಇಪ್ಪತ್ತೊಂಬತ್ತು ದಿವಸಗಳ ಈ ಪಟ್ಟಾಭಿಷೇಕದಲ್ಲಿ ಕಣ್ಣೆದ್ರೆ ನೋಡ್ತಾ ಇದ್ದೀರಿ ರಾಮನನ್ನ ಎಂಟು ದಿಕ್ಕುಗಳಿಂದ ಹಿಂದೆ ರಾಜ್ಯಭ್ರಷ್ಟನಾಗಿದ್ದ ಇಂದ್ರನಿಗೆ ಅಷ್ಟವಸುಗಳು ಪಟ್ಟಾಭಿಷೇಕ ಮಾಡಿದ್ದಂತೆ ವಸವೋ ಯತ ರಾಮನಿಗೂ ವನವಾಸವಾಗಿತ್ತಲ್ಲ ಅಭಿಷೇಕ ಮಾಡಿದರು ಅಭ್ಯಸಿಂಚಂದರ ವ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಆ ಪರಿಮಳ ತೀರ್ಥ ಆಗ್ತಾನೆ ತಂದಿದ್ದಾರೆ ಉಪ್ಪು ತೀರ್ಥ ಅಂತಲ್ಲ ಎಲ್ಲ ಸಮುದ್ರ ತೀರ್ಥ ಎಲ್ಲ ನದಿ ತೀರ್ಥ ಸೇರಿದೆ ಸುಗಂಧ ಪರಿಮಳನು ಹಾಕಿರಬಹುದು ಗೊತ್ತಿಲ್ಲ ಇಡೀ ಸಭೆ ಗಮನದಲ್ಲಿ ಬಂದುಬಿಟ್ಟಿದೆ ಸಲಿರೇರ ಸಹಸ್ರಾಕ್ಷಂ ಬಸವೋ ವಾಸಮ್ಯತಾರೆತ್ತಿ ಬ್ರಾಹ್ಮಣೈ ಪೂರ್ವಂ ಕನ್ಯಾಭಿ ಮಂತ್ರವಿಸ್ತತ ಇವರಾದ್ಮೇಲೆ ಅರಮನೆಯ ಋತ್ವಿಕ್ಗಳು ಇನ್ನು ಕೆಲವರು ಬಂದರು ತಮ್ಮ ತಮ್ಮ ಡ್ಯೂಟಿ ಒಬ್ಬರೇ ನೀರು ಹೊಯ್ತಾ ಕೂಡಲಿಲ್ಲ ಒಬ್ರಿಗೊಬ್ರು ಜಾಗ ಮಾಡ್ತಿದ್ದಾರೆ ಋತ್ವಿಕಗಳಾಯಿತು ಕನ್ಯಾಭಿಹಿ ಋತುಮತಿಯರಾಗದೇ ಇದ್ದ ಕನ್ಯೆಯರನ್ನೆಲ್ಲ ಕರ್ಕೊಂಡ್ಬಂದ್ರು ಬ್ರಾಹ್ಮಣ ಕನ್ಯೆಯರು ಕ್ಷತ್ರಿಯ ಕನ್ಯೆಯರು ಅವರೆಲ್ಲರೂ ಅಭಿಷೇಕ ಮಾಡ್ತಾ ಇದ್ದಾರೆ ಯೋಧೈಶ್ಚೈವ ಅಭಿಷಿಂಚಂತೆ ಯೋಧ ಮುಖ್ಯರು ಪ್ರಜಾಧ್ಯಕ್ಷ ಅಶ್ವಾಧ್ಯಕ್ಷ ಸೇನಾ ನಿವೇಶನದ ತುಕಡಿ ಕಮಾಂಡರ್ಗಳು ಎಲ್ಲರೂ ಒಂದು ಅಭಿಷೇಕ ಮಾಡಿದ್ದಾರೆ ಯಾವ್ಯಾವುದು ನೀರೆಲ್ಲ ಮುಗಿದ ಮೇಲೆ ಸರ್ವ ಔಷಧಿ ರಸೈ ದಿವ್ಯೈಹಿ ಬೇರೆ ಬೇರೆ ಬಳ್ಳಿ ತೀರ್ಥಗಳು ರಾಮನ ದಿವ್ಯ ಶರೀರವನ್ನು ಅನಾಯಿಂಟ್ ಮಾಡ್ತಾ ಇದ್ದಾರೆ ಅರೋಗ ದೃಢಗಾತ್ನಾಗಿ ಚೆನ್ನಾಗಿರಲಿ ಪ್ರಭು ಎಂಬುದಾಗಿ ಅದಾದ ಮೇಲೆ ಮಣಿ ಮಣಿಗಳನ್ನು ತಗೊಂಡ್ಬಂದ್ರು ಅವನ ಮುಡಿಯ ಮೇಲೆ ವಜ್ರಗಳನ್ನು ಮಣಿ ಮಾಣಿಕ್ಯಗಳನ್ನು ಸುರಿಯುತ್ತಾ ಇದ್ದಾರೆ ನವರತ್ನಗಳನ್ನು ಸುರಿಯುತ್ತಾ ಇದ್ದಾರೆ ಎಷ್ಟೊತ್ತು ಹಿಡಿದಿರಬಹುದು ನೋಡಿಕೊಳ್ಳಿ ಆಮೇಲೆ ವಸಿಷ್ಠರು ಬಂದರು ಎಲ್ಲರನ್ನು ನಿಲ್ಲಿಸಿದರು ಈಗ ಮುಡಿಯನ್ನು ಇಡ್ತೇನೆ ಪ್ರಭುವಿನ ತಲೆಯಲ್ಲಿ ಅಂತ ಹೇಳಿ ಬ್ರಹ್ಮಣ ನಿರ್ಮಿತಂ ಪೂರ್ವಂ ಬ್ರಹ್ಮದೇವ ತಯಾರು ಮಾಡಿದ್ದು ಆ ರತ್ನ ಖಚಿತವಾದ ಕಿರೀಟ ಅಭಿಷಿಕ್ತ ಪುರ ಏನ ಮನುಹು ತಮ್ ದೀಪ್ತ ತೇಜಸ್ಸಂ ಈ ವಂಶದ ಮೊದಲನೇ ದೊರೆ ಮನು ಚಕ್ರವರ್ತಿ ಅವನಿಗೋಸ್ಕರ ಮಾಡಿದ ಕಿರೀಟ ಅದನ್ನ ಹಾಗೇ ಇಟ್ಟಿದ್ರು ಅದೇ ಕಿರೀಟ ಎಲ್ಲ ಹಾಕೋತಾ ಬಂದಿದ್ರು ಈಗ ರಾಮನ ಪವಿತ್ರ ಮುಡಿಯ ಮೇಲೆ ಆ ಮುಡಿಯನ್ನು ವೈರು ಮುಡಿಯನ್ನು ಹಾಕ್ತಾ ಇದ್ದಾರೆ ಅಲ್ಲಿಂದ ಆಚೆಗೆ ಬಂದವರೆಲ್ಲ ನಜರುಹಾರವನ್ನು ಹಾಕಿದ ಅವಳು ಸಹಾಯ ಮಾಡಿದ್ದಾಳೆ ಅಂತಲೋ ಸುಗ್ರೀವನಿಗೆ ಹೇಳಿದಾಗ ಗೆಟ್ ಔಟ್ ಅಂತ ಅರ್ಥವೋ ತಿಳ್ಕೊಳ್ಳಿ ಈಗಲಾದರೂ ಬುದ್ಧಿ ಬಂದಿದೆಯೋ ಇಂಗಿತ ತಿಳ್ಕೊಳ್ತಾಳೆ ನೋಡೋಣ ಅಂತ ಸೀತಾಯಿ ಪ್ರದವು ರಾಮ ಚಂದ್ರರಶ್ಮಿ ಸಮಪ್ರಭಂ ಅರಜಯವಾಸಸಿ ದಿವ್ಯೇಶು ಶುಭಾನಿ ಆಭರಣಾನಿ ಚ ಮಹಾತಾಯಿ ತಿಳ್ಕೊಂಡ್ಲು ಕೊರಳಲ್ಲಿ ಹಾಕಿದ್ದನ್ನು ಕೈಯಲ್ಲಿ ತಗೊಂಡ್ಲು ಸಭೆಯೆಲ್ಲ ನೋಡಿದಳು ಭರ್ತಾರಂಚ ಮುಹುರ್ಮುಹು ಗಂಡನ ಮುಖ ಪದೇ ಪದೇ ನೋಡಿದ್ಲು ಒಂದು ಮಂತ್ರ ಹೇಳ್ರಿ ಸುಮ್ಮನೆ ಹಾಗೆ ಮುಖ ಕೊಡಬಾರ್ದು ಯಾರಿಗೆ ವಾಯುಪುತ್ರನಿಗೆ ಕೊಡಬೇಕು ಇದನ್ನ ಅವನು ಭಾಗ್ಯ ನೋಡಿ ರಾಮಪ್ರಭು ಧರಿಸಿದ್ದ ಆಭರಣ ಅದು ಅಮ್ಮನವರ ಕೊರಳಿಗೆ ಬಂದು ಇಬ್ಬರ ಅನುಗ್ರಹ ಪೂರ್ವಕವಾಗಿ ಇದು ಮಾರುತಿ ಒಬ್ಬನಿಗೇ ಕೊಟ್ಟಂತಹ ದಿವ್ಯವಾದ ರಾಮನ ಕೊರತೆ ಇತ್ತು ನಾನೊಬ್ಬನೇ ಆಲಿಂಗನ ಮಾಡಿಕೊಂಡಿದ್ದೇನೆ ಅಮ್ಮನ ಅನುಗ್ರಹ ಆಗಲಿಲ್ಲ ಇವತ್ತು ಅವರನ್ನು ಕೊಳ್ಳಲು ಬಿದ್ದಿದೆ ಮಾಲಿಕೆ ಎಂಬುದಾಗಿ ಆ ಮಾಲಿಕೆಯನ್ನು ಕೊಟ್ಟಿದ್ದಾನೆ ಅವೇಕ್ಷಮಾನ ವೈದೇಹಿ ಪ್ರದರು ವಾಯುಸೂನವೇ ಅವಮುಚ್ಚ ಆತ್ಮನ ಕಂಠಾತೇ ತಾಮಿಂಗಿತಜ್ಞ ಸಂಪ್ರೇಕ್ಷ ಬಭಾಷೆ ಜನಕಾತ್ಮಜ ಸುಮ್ಮನೆ ಕೊಟ್ಬಿಡೋದಲ್ಲ ಒಂದು ಮಂತ್ರ ಹೇಳಿ ಅಂತ ಹೇಳಿದ್ದಲ್ಲ ಸೀತಾದೇವಿ ಅಷ್ಟು ಜನರ ಎದುರಿಗೆ ರಾಮಚಂದ್ರ ಹೇಳಿದ ಎಲೆ ಸೀತೆ ಈ ಹಾರವನ್ನು ಯಾರಿಗೆ ಕೊಡಬೇಕು ಹನುಮಂತನಿಗೆ ಅಂತ ಬಾಯಿಲ್ ಹೇಳಿಲ್ಲ ಪ್ರದೇಹಿ ಸುಬಗೆ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ ಈ ಸಭೆಯಲ್ಲಿ ನಿನಗೆ ತುಂಬಾ ಉಪಕಾರ ಮಾಡಿದವನು ಯಾರಲ್ಲಿ ನಿನಗೆ ತುಂಬಾ ಪ್ರೀತಿ ಉಂಟೋ ಅಂಥ ಒಬ್ಬನಿಗೆ ಕೊಡು ಆದರೆ ಸ್ವಲ್ಪ ತಾಳು ಅವನಿಗೆ ಏನೇನು ಗುಣ ಇರಬೇಕು ತೇಜ ಧೃತಿ ಯಶಃ ದಾಕ್ಷ್ಯಂ ಸಾಮರ್ಥ್ಯಂ ವಿನಯ ನಯ ಪೌರುಷಂ ವಿಕ್ರಮೋ ಬುದ್ಧಿ ಯಸ್ಮಿನ್ ಏತಾನಿ ನಿತ್ಯದ ಈ ಎಂಟು ಗುಣಗಳು ಸರ್ವದಾ ಯಾವನೊಬ್ಬನಲ್ಲಿ ವಾಸ ಮಾಡ್ತವೆಯೋ ಆ ಮಹಾನುಭಾವನಿಗೆ ಇದನ್ನು ಕೊಡಬೇಕು ಅಂತ ಹೇಳಿದ ಕೂಡಲೇ ಬಾರೋ ಹನುಮಾಂತ ಕಳೆದವಳು ಆ ಹನುಮಂತನ ಕೊರಳಿಗೆ ಹಾಕಿಬಿಟ್ಲು ಹನುಮಂತ ಹಾಕಿಸಿಕೊಂಡ ಆ ಸಭೆಯಲ್ಲಿ ಹನುಮಂತನ ಶೋಭೆಯೇ ಒಂದು ಶೋಭೆ ಅಂತಾರೆ ವಾಲ್ಮೀಕಿ ಜನಗಳು ರಾಮನನ್ನು ನೋಡಬೇಕೆ ಹನುಮಂತನ ನೋಡಬೇಕೆ ಮುಖ್ಯ ಪ್ರಾಣ ಅವನು ಸೀತಾ ಪ್ರಾಣ ರಾಮ ಪ್ರಾಣ ಅಯೋಧ್ಯ ಪ್ರಾಣ ಭರತನಿಗೆ ಪ್ರಾಣ ಎಷ್ಟು ಜನರಿಗೆ ಪ್ರಾಣವನ್ನು ಕೊಟ್ಟ ಮಹಾನುಭಾವ ಇದೆಲ್ಲ ಮುಗಿಯಿತು ಅಷ್ಟರಲ್ಲಿ ಕೆಲವೆಲ್ಲ ಕಪಿವೀರರು ಭೋಜನಕ್ಕೆ ತಟ್ಟೆ ತಾಂಬೋಳು ಜಾಗ ಹೋಗುತ್ತಲ್ಲ ಅಂತ ಮೊದಲೇ ಜಾಗ ಹಿಡ್ಕೊಂಡು ಕೂತಿದ್ರು ಪಟ್ಟಾಭಿಷೇಕ ನಡೀತಾ ಇದೆ ಬರೋರೆಲ್ಲ ಬರ್ತಿದ್ದಾರೆ ಕೊಡೋರು ಕೊಡ್ತಿದ್ದಾರೆ ರಾಮಚಂದ್ರ ಕೂತಿದ್ದಾರೆ ಸಿಂಹಾಸನದಲ್ಲಿ ಊಟ ಹೋಗುತ್ತಾರೆಲ್ಲ ಕೂತಿದ್ದಾರೆ ಊಟ ಎಲ್ಲ ಆಯಿತು ಸಾಯಂಕಾಲದ ತನಕ ಏನು ಸಂತರ್ಪಣೆ ಅಂದ್ರೆ ರಾಮಚಂದ್ರ ಸಂತರ್ಪಣೆ ಅಯೋಧ್ಯ ಸಂತರ್ಪಣೆ ಕ್ಯಾನ್ ಯು ಇಮ್ಯಾಜಿನ್ ಕಲ್ಪನೆಗೆ ಬರುತ್ತೆ ನೋಡಿ ಅದಾಯಿತು ಇನ್ನು ಕೆಲವು ದಿವಸ ಆಯಿತು ಯಾವಾಗ ಹೋಗ್ತಿರೋ ನೀವೆಲ್ಲ ಅಂತ ಒಬ್ಬರನ್ನೂ ಕೇಳಲಿಲ್ಲ ರಾಮಚಂದ್ರ ಅವರವ್ರಿಗೆ ಅವರವ್ರ ಕೆಲಸ ಆಯಿತು ನಾ ಹೋಗಿ ಬರ್ತೇನೆ ರಾಜ್ಯ ನೋಡಬೇಕು ಬಹಳ ದಿವಸ ಆಯಿತು ಹೋಯ್ತು ಅವಶ್ಯಮ ಬಯಸಲ ಆಶೀರ್ವಾದ ಮಾಡಿ ರಾಮಚಂದ್ರ ಸುಗ್ರೀವನನ್ನು ಕಳಿಸಿದ ಅಂಗದ ಹೊರಟ ನೀಲ ಹೊರಟ ಹನುಮಂತ ಹೋಗಲಿಲ್ಲ ಅವನ ರಾಜ್ಯ ಬೇಡ ಭೋಗ ಬೇಡ ಇಲ್ಲೇ ನಿಂತು ಬಿಟ್ಟ ನೋಡಿದ ನೀಯಪಡ ಪೋರೆ ಅನೇಕ ತಿಂಗಳು ನಿಂತು ಬಿಟ್ಟಿದ್ದಾನೆ ವಿಭೀಷಣ ನೀನ್ ಯಾಕೆ ಹೋಗೋದಿಲ್ವೋ ಪೋಹ ಮಾಡ್ತೇವೆ ನಾ ಹೋಗೋದಿಲ್ಲ ಸ್ವಾಮಿ ಅದಕ್ಕೆ ನಮ್ಮೂರ್ ಬಾಗಲ್ ತನಕ ಉತ್ತರದ ಕೋಟೆ ತನಕ ಬಂದವ್ರು ಎರಡು ಹೆಜ್ಜೆ ಊರೊಳಗೆ ಬನ್ನಿ ನಾ ಸಿಂಹಾಸನ ಕೂತ್ಕೊಂಡಿದ್ದು ನೋಡಿ ಅಂತ ಅಷ್ಟು ಗೋಗರದೆ ಅವತ್ತು ಬಂದ್ರ ನೀವು ನನ್ನ ಮಾತು ನೀವು ಕೇಳಲಿಲ್ಲ ನಿಮ್ಮ ಮಾತು ನಾನು ಯಾಕೆ ಕೇಳಲಿ ನೀವು ಬಂದ್ರೆ ಹೋಗೋದು ಇದೆಲ್ಲ ಬರ್ದಿಲ್ಲ ವಾಲ್ಮೀಕಿ ಒಳಗೆ ಅರ್ಥ ಮಾಡ್ಕೋಬೇಕು ಆ ಮಾತುಗಳಿಂದ ನಾನು ಯಾಕೋ ಬಿಟ್ಟು ಬರಲಿ ಅಯೋಧ್ಯೆಯನ್ನ ಹೌದು ನೀವಿಲ್ದೆ ನಾನು ಯಾಕೆ ಹೋಗಲಿ ಅದಕ್ಕೆ ಉತ್ತರ ಕೊಡಿ ಇದು ನಡೆಯಿತು ನಡೆಯಿತು ಸಂವಾದ ಭರ್ತನಿಗೆ ರಾಮನಿಗೆ ಚಿತ್ರಕೂಟದಲ್ಲಾದ ಹಾಗೆ ಅದಕ್ಕೊಂದು ರಾಜಿಯನ್ನು ಮಾಡಿದ ರಾಮಚಂದ್ರ ನಾನೇ ಬರಬೇಕಲ್ಲ ನಿನ್ನ ಜೊತೆಗೆ ನಾನೇ ಪೂಜೆ ಮಾಡ್ತಾ ಇದ್ದೆ ರಂಗನಾಥ ಸ್ವಾಮಿ ಕುಲದೇವತೆಯ ವಿಗ್ರಹವಿದೆ ನಾನೇ ಆ ರೂಪದಲ್ಲಿದ್ದೇನೆ ತಗೊಂಡು ಹೋಗು ಎಂಬುದಾಗಿ ಲಬ್ಧ್ವ ಕುಲಧನಂ ರಾಜ ಲಂಕಾಂ ಪ್ರಾಯಾದ್ ವಿಭೀಷಣ ಈಗ ಹೋಗ್ತೇನೆ ಅಂತ ರಾಮನಿಗಿಂತ ಅಧಿಕ ರೂಪವುಳ್ಳ ನಂಬೆರುಮಾಳ್ ರಂಗನಾಥರ ಉತ್ಸವ ಮೂರ್ತಿ ದರ್ಶನ ಮಾಡಬೇಕು ಶ್ರೀರಂಗದಲ್ಲಿ ತುಂಬಾ ಸುಂದರ ಮೂರ್ತಿ ರಾಮಾರಾಧನೆ ಮಾಡಿದ ಪೂರ್ತಿ ಅದು ಇಕ್ಷಾಕು ದೇವತೆಗಳು ಬ್ರಹ್ಮ ಎಲ್ಲ ಪುರ ಆರಾದವರುಳವದಂಪದಿಂದ ಗೋಯಲ್ ಎತ್ತೋ ನಯೋಧ್ಯ ಮನ್ನರ್ ಕಳಿತ ಗೋಯಲ್ ತೋರಾದ ತನಿವೀರನ್ ತೊಳೆದ ಗೋಯಲ್ ವಿವೀಡನಕ್ಕೆ വിവീടനക്ക് ಕೋಯಲ್ ಸೇರಾದ ಪೈನೆಲ್ಲಾಂ ಶೇರ್ಕುಂ ಕೋಯಲ್ ಷಳುಮರೆಯನ್ ಮೊದಲ ಎತ್ತು ചേർന്ന ಗೋಯಲ್ ಅಂಥ ದಿವ್ಯವಾದ ಆ ವಿಮಾನ ಸಮೇತ ಕೊಟ್ಟುಬಿಟ್ಟ ಇಪ್ಪ ಪೋಯಿಟ್ ಹೊರೆ ಹೋಗಿ ಬರ್ತೇನೆ ಅವನು ಹೊರಟ ಮುಂದೆ ಕಥೆ ಹೇಳ್ತಾರೆ ಶ್ರೀರಂಗ ಮಹಾತ್ಮ್ಯದಲ್ಲಿ ಗಣಪತಿ ನೋಡಿದ ಯಾವನೋ ವಿಗ್ರಹ ಚೋರ ನಮ್ಮ ದೇಶಕ್ಕೆ ಕದ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ಸಂಧ್ಯಾ ಒಂದೊಂದು ಟೈಮಿಗೆ ಕಾವೇರಿ ತೀರದಲ್ಲಿ ಅಡ್ಡ ಹಾಕಿ ಒಂದು ಬ್ರಹ್ಮಚಾರಿ ವೇಷದಲ್ಲಿ ಗೋಕರ್ಣದಲ್ಲಿ ಕತೆ ಹೇಳೋ ಹಾಗೆ ಸಂಧ್ಯಾವನ್ನು ಮಾಡ್ತೇನಪ್ಪ ಕೆಳಗಿಡಬೇಡ ಇದನ್ನ ಬೇರೆ ಬಿಟ್ಟು ಬಿಡುತ್ತೆ ಅಂತ ಹೇಳಿ ಬರೋ ಅಷ್ಟಲ್ಲಿ ಇಟ್ಟಿದ್ದ ಅಲ್ಲಿ ಅದಲ್ಲೇ ಊರು ಬಿಡ್ತು ವಿಭೀಷಣ ಇಲ್ಲದೆ ಇಲ್ಲಿ ಬಂದು ಪೂಜೆ ಮಾಡ್ತಾನೆ ಶ್ರೀರಂಗದಲ್ಲಿ ನಿಂತು ಬಿಟ್ಟ ಸ್ವಾಮಿ ಆಮೇಲೆ ರಾಮಚಂದ್ರ ಇನ್ನೊಂದು ವಿಗ್ರಹವನ್ನು ಅಷ್ಟೇ ಪ್ರಾಚೀನವಾದದ್ದನ್ನು ಪೂಜೆ ಮಾಡೋಕೆ ಆರಂಭ ಮಾಡಿದ ರಾಮಪ್ರಿಯ ಎಂಬ ವಿಗ್ರಹ ಅದೇ ಮೇಲ್ಕೋಟೆ ಚಲುವು ನಾರಾಯಣ ಮೂರ್ತಿ ಉತ್ಸವ ಮೂರ್ತಿ ರಾಮ ಪೂಜೆ ಮಾಡಿದ ಮೂರ್ತಿ ಅದು ಕುಶನಿಗೆ ಬಂತು ಕುಶನಿಗೆ ಗಂಡು ಮಕ್ಕಳಿರಲಿಲ್ಲ ಅಲ್ಲಿಂದ ಲವನಿಗೆ ಬಂತು ಲವನವಂಶ ಪರಂಪರೆಯಾಗಿ ಸೂರ್ಯವಂಶ ಮುಗಿದ ಮೇಲೆ ಚಂದ್ರವಂಶದ ದೊರೆಗಳಿಗೆ ಬಂದು ಅಲ್ಲಿಂದ ಬಲರಾಮಕೃಷ್ಣರಿಂದ ಸ್ಥಾಪಿಸಲ್ಪಟ್ಟ ಮೂರ್ತಿ ಯಾದವಾದ್ರಿ ಮಹಾತ್ಮ ಮೇಲ್ಕೋಟೆ ಆ ವೈಭವದಲ್ಲಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಆ ಚಲುವನಾರಾಯಣ ಸೌಂದರ್ಯ ಆ ವೈರಮುಡಿ ನೀವು ನೋಡಬೇಕು ಸಂತೋಷ ಪಡಬೇಕು ಅಲ್ಲಿಂದ ಆಚೆಗೆ ಲಕ್ಷ್ಮಣನಿಗೆ ಹೇಳಿದ ಒಂದು ಒಳ್ಳೆ ಮುಹೂರ್ತದಲ್ಲಿ ಅಯ್ಯ ನನಗೆ ರಾಜ್ಯ ಆದರೆ ನಿನಗೆ ರಾಜ್ಯ ಪಟ್ಟಾಭಿಷೇಕ ಅಂತ ಹೇಳಿದ್ದೆ ಕಾಣೋ ಅವತ್ತು ನಮ್ಮಪ್ಪ ಅನೌನ್ಸ್ ಮಾಡಿದಾಗ ನಿನಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡ್ತೇನೆ ಬಾರೋ ಅಂದ್ರೆ आदिष्टधर्मज्ञमया सहेमाम् गाम् पूर्वराजाध्युजताम् बलेन तुल्यम् मया त्वम् पितृभिर्धृताय ताम् ಯುವರಾಜ್ಯೆ ಪಟ್ಟಾಭಿಷೇಕ ಮಾಡ್ಕೋ ನಮ್ಮಪ್ಪ ಹೇಳಿದ್ದ ನನಗೆ ರಾಜ್ಯ ಅಂತ ನನಗಾದ್ಮೇಲೆ ದ್ವಿತೀಯಮ್ಮೆ ಅಂತರಾತ್ಮ ನಮ್ಮ ಎರಡನೇ ಅಂತರಾತ್ಮ ನೀನು ನೀನು ಹೇಳಿದ್ನಲ್ಲ ಪಟ್ಟಾಭಿಷೇಕ ಮಾಡಿಕೋ ಹೇಳ್ತೀನಿ ಕೇಳೋ ಲಕ್ಷ್ಮಣ ಡೈ ಕೇಳ ಕೊಂಚ ಕೇಳಣ He tried several times to pursue. ಸರ್ವಾತ್ಮನಾ ಪರ್ಯನುನೀಯಮಾನ ತನ್ನ ವಾಕ್ಶಕ್ತಿಯನ್ನೆಲ್ಲ ಪ್ರಯೋಗ ಮಾಡಿದ್ರು ಅಶಯವಿಲ್ಲ ಎಳೆ ಪೆರುಮಾಳು ಮುಡಿಯಾದು ಎನ್ನಾಳೆ ಏ ಮುಡಿಯಾದು ಅಪ್ಪವೇ ಆಯ್ಕೆ ಹದಿನಾಲ್ಕು ವರ್ಷ ನಿನ್ನ ಪಾತಕ ರೂಪದಲ್ಲಿ ಆಳಿದ್ದೇನಲ್ಲ ಪಡಬಾರದು ಕಷ್ಟವೆಲ್ಲ ಪಟ್ಟಿದ್ದೇನಲ್ಲ ನನಗೆ ಬೇಡ ಈ ರಾಜ್ಯ ಮತ್ತೇನು ಮಾಡ್ತೀಯ ಅನ್ಫೆಟರ್ಡ್ ಸರ್ವಿಸ್ ಟು ಯು ನನಗೆ ಈ ರಾಜ್ಯ ಬಂಧ ಹಾಕಿದರೆ ನಿನ್ನ ಸೇವೆ ಮಾಡೋಕ್ಕಾಗೋದಿಲ್ಲ ನಾನು ಅದನ್ನೇ ಮಾಡಬೇಕು ಕಠಿಣವಾದ ಸೇವೆ ಎಲ್ಲ ಮಾಡಿದ್ದೇನೆ ಅಣ್ಣ ಅತ್ತಿಗೆಯಿಂದ ಬಯಸ್ಕೊಂಡಿದ್ದೇನೆ ಚಿತ್ರ ನಿರ್ಮಾಣ ಮಾಡಿದ್ದೇನೆ ವಿರಾಧನ ಸುಟ್ಟಿದ್ದೇನೆ ಕಮಂದನ ಸುಟ್ಟಿದ್ದೇನೆ ಈಗ ಅದೆಲ್ಲ ಗೋಳಿಲ್ಲ ನಿನ್ನ ಸೇವೆ ಮಾಡ್ತಾ ಇರಬೇಕು ಅಪಡಿಯಾ ತಥೋಭ್ಯಸಿಂಚತಿ ಭರತಂ ಮಹಾತ್ಮ ಭರತನ ಪಟ್ಟಾಭಿಷೇಕ ಮಾಡಿದ ಯುವರಾಜ್ಯವನ್ನ ಪೌಂಡರೀಕ ಅಶ್ವಮೇಧ ವಾಜಪೇಯ ಬೇರೆ ಬೇರೆ ಯಜ್ಞಗಳನ್ನ ಅನೇಕ ಸಹಸ್ರಾವರ್ತಿ ರಾಮಚಂದ್ರ ಮಾಡಿ ಲೋಕಕ್ಕೆ ಧರ್ಮವನ್ನೆಲ್ಲ ಕಡೆ ಹಂಚಿ ಆಜಾನುಲಂಬು ಬಾಹುವಾಗಿ ಲಕ್ಷ್ಮಣಾನುಚರನಾಗಿ ಆ ರಾಮರಾಜ್ಯದ ವೈಭವದಲ್ಲಿ ಹೇಳ್ತಾರೆ ರಾಮರಾಜ್ಯದಲ್ಲಿ ಇರಲಿಲ್ಲ ಅಳ್ತಾ ಇರಲಿಲ್ಲ ಗಂಡ ಹೋದ ಮಕ್ಕಳು ಹೋದ ದೊಡ್ಡವರು ಕಣ್ಣದಲ್ಲಿ ಸಣ್ಣವರು ಸಾಯ್ತಾ ಇರಲಿಲ್ಲ ನಜಸ್ಮ ವೃದ್ಧ ಬಾಲ ನಮ್ಮ ಪ್ರೇತ ಕಾರ್ಯ ಹಣೆ ಕೂರುವುದಿದೆ ಸರ್ವಂ ಮಾಸಿ ಎಲ್ಲರೂ ಸಂತೋಷ ತಿಂದಿದ್ರು ಅದಕ್ಕೆ ಕಾರಣ ಸರ್ವೋ ಧರ್ಮ ಪರೋ ಭವತ್ ರಾಮೋ ರಾಮೋ ರಾಮ ಇತಿ ಪ್ರಜಾನಾಮ ಭವನ್ ಕಥಾ ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ ಎಲ್ಲರ ಮನೆಯಲ್ಲಿ ರಾಮ ರಾಮ ರಾಮ ರಾಮನೇ ಉದಾಹರಣೆ ರಾಮ ಜಪ ರಾಮ ಎರಡು ಅಕ್ಷರ ಬಿಟ್ಟು ಅಯೋಧ್ಯ ಜನರಿಗೆ ಇವತ್ತಿಗೂ ಏನೂ ಗೊತ್ತಿಲ್ಲ ಬರೀ ರಾಮ್ ರಾಮ್ ರಾಮ್ ರಾಮ್ ಎಲ್ಲಿ ನೋಡಿದ ಸಾಧು ಸಂತರು ಉತ್ತರಾದಿ ಶ್ರೀ ವೈಷ್ಣವರು ಜಪಮಣಿ ಹಿಡಿದಿರ್ತಾರೆ ಕೂತಿರ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನ ವಾಲ್ಮೀಕಿ ಅಂತ ಕಟ್ಟಿದ್ದಾರೆ ವಾಲ್ಮೀಕಿ ರಾಮಾಯಣ ಕೆತ್ತಿಸಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಮೂರಂತಸ್ತು ಕಟ್ಟಡ ಶರೀರಲ್ಲಿ ಕೆತ್ತಿ ಅದಕ್ಕೆಲ್ಲ ಬಂಗಾರವನ್ನು ಬೆಳೆದಿದ್ದಾರೆ ಆರ್ಡಿನರಿ ಸನ್ಯಾಸಿಗಳು ನಮ್ಮ ದಕ್ಷಿಣದ ಒಬ್ಬರೂ ಮಾಡಿಲ್ಲ ವಾಲ್ಮೀಕಿ ಒಂದು ಗುಡಿ ಕಟ್ಟಿಲ್ಲ ಒಂದು ರಾಮಾಯಣ ದೇವಸ್ಥಾನ ಮಾಡಿಲ್ಲ ರಾಮ್ ರಾಮ್ ರಾಮ್ ಸಲುವಾ ಜಪ ಮಾಡ್ತಾ ಇದ್ದಾರೆ ಅಂಥ ಶ್ರೀಮದ್ ರಾಮಾಯಣದ ಕಥೆಯನ್ನ ವಾಲ್ಮೀಕಿ ಹಿಂದೆ ಅನೇಕ ವರ್ಷಗಳ ಸಹಸ್ರ ವರ್ಷಗಳ ಹಿಂದೆ ನಮಗೆ ರಚನೆ ಮಾಡಿಕೊಟ್ಟು ಕಣ್ಣಿಂದ ತಾವು ಕಂಡ ಕಥೆಯನ್ನ ರಾಮನನ್ನ ನೋಡಿದ್ದವರು ರಾಮನನ್ನು ಮುಟ್ಟಿದ್ದವರು ಆಡಿಸಿದ್ದವರು ಧನ್ಯಂ ಯಶಸ್ಸಂ ಆಯುಷ್ಯಂ ರಾಜ್ಞಾಂಚ ವಿಜಯಾವಹಂ ಕ್ಷತ್ರಿಯರಿಗೆ ವಿಜಯ ಉಂಟಾಗುತ್ತೆ ಬ್ರಾಹ್ಮಣರಿಗೆ ಭಕ್ತಿ ಹೆಚ್ಚಾಗುತ್ತೆ ವೈಶ್ಯರಿಗೆ ಧನ ಸಮೃದ್ಧಿ ಉಂಟಾಗತ್ತೆ ಏನು ಇಲ್ಲ ಬರೀ ಲೇಬರ್ ಸರ್ವಿಸ್ ಕೊಡ್ತೇವೆ ಅವರಿಗೂ ಸುಖ ಉಂಟಾಗುತ್ತೆ ರಾಮಾಯಣವನ್ನು ಕೇಳಿದರೆ ಕೇಳೋ ಕಾಲಕ್ಕೆ ಗರ್ಭಿಣಿ ಸ್ತ್ರೀಯರಿದ್ರೆ ರಾಮನಂತಹ ಮಕ್ಕಳನ್ನು ಹಡಿಯುತ್ತಾರೆ ಹೆಣ್ಣಾದ್ರೆ ಸೀಟಿಯಂತಹ ಮಕ್ಕಳನ್ನು ಹಡಿತಾರೆ ಯಾತ್ರೆ ಹೋದವರು ಖಂಡಿತ ವಾಪಸ್ ಬರ್ತಾರೆ ಉತ್ಸವಾಂತದಲ್ಲಿ ಅಣ್ಣ ತಮ್ಮಂದರು ಪರಸ್ಪರ ಪ್ರೀತಿಯಿಂದ ಒಬ್ಬರೊಬ್ಬರನ್ನ ಕಾಣುವಂತಾಗತ್ತೆ ರಾಮಾಯಣದ ಶ್ರವಣದಿಂದ ಪ್ರಿಯಂತೆ ಸ್ವಪ್ರಿಯತೆ ಸತತಂ ರಾಮ ರಾಮನ ಪ್ರೀತಿಯಾಗುತ್ತೆ ಎಲ್ಲ ರಾಮನ ಪ್ರೀತಿಗಿಂತ ಇನ್ನೇನು ನೀವು ಮಾಡ್ಬೋದು ನಾನು ಮಾಡ್ಬೋದು ಹೇಳಿ ತಮಗೆ ರಾಮಾಯಣವನ್ನು ಸ್ವಲ್ಪ ಎರಡು ಸ್ಪೂನ್ ಉಣಿಸಿದ್ದೇನೆ ಇದರಿಂದ ಏನಾಯಿತು ರಾಮನಿಗೆ ಪ್ರೀತಿಯಾಯಿತು ಕೇಳಿದ್ರೆ ನಿಮಗೇನು ಬಂತು ರಾಮನ ಪ್ರೀತಿಯಾಯಿತು ಇಷ್ಟೇ ಅಂತ ಅನ್ಬೇಡಿ ಅದರಲ್ಲಿ ಎಲ್ಲ ಇದೆ ಪ್ರಿಯತೆ ಸತತಂ ರಾಮ ಯಾರವನು ಸಹಿ ವಿಷ್ಣು ಸನಾತನಃ ಇಲ್ಲಿ ತನಕ ಬಾಯಿಗೆ ಬೀಗ ಹಾಕಿದ ಋಷಿಗಳಿಗೆ ವಾಲ್ಮೀಕಿ ಹೇಳಿಬಿಟ್ರು ಅವನೇ ಶ್ರೀಮನ್ನಾರಾಯಣ ಆರಿದೇವೋ ಹರಿರ್ನಾರಾಯಣ ಪ್ರಭು ಸಾಕ್ಷಾತ್ ರಾಮೋ ರಘುಶ್ರೇಷ್ಠ ಶೇಷೋ ಲಕ್ಷ್ಮಣ ಉಚ್ಯತೆ ಕುಟುಂಬ ವೃದ್ಧಿಂ ಧನಧಾನ್ಯ ವೃದ್ಧಿಂ ಸ್ತ್ರೀಯಶ್ಚ ಮುಖ್ಯ ಸುಖಮುತ್ತಮಂಚ ಕುಟುಂಬದಲ್ಲಿ ವೃದ್ಧಿಯಾಗ್ತದೆ ಐಶ್ವರ್ಯ ಬೆಳೆಯುತ್ತೆ ಅನ್ನ ಸಮೃದ್ಧಿ ಜ್ಞಾನ ಸಮೃದ್ಧಿ ವಿದ್ಯಾ ಸಮೃದ್ಧಿ ಉಂಟಾಗುತ್ತೆ ರಾಮಾಯಣವನ್ನು ಕೇಳಿದರೆ ಸ್ತ್ರೀಯರಿಗೆ ಸುಖ ಉಂಟಾಗುತ್ತೆ ದುಃಖದಲ್ಲಿರೋದಿಲ್ಲ ಶುತ್ವಾ ಶುಭಂ ಮಹಾರ್ಥಂ ಪ್ರಾಪ್ನೋತಿ ಸರ್ವಾಂ ಭುವಿಚ ಅರ್ಥಸಿದ್ಧಿಂ ಧರ್ಮದಿಂದ ಅರ್ಥಸಿದ್ಧಿಯಾಗತ್ತೆ ಆ ಆಯುಷ್ಯಂ ಆಗಲೇ ಹೇಳಿದೆ ನನ್ನಂಥವನಿಗೂ ಕನಿಷ್ಠ ಇನ್ನೊಂದು ಇಪ್ಪತ್ತು ವರ್ಷ ದೇವರ ಆಯುಷ್ಯ ಕೊಡಬಹುದು ಎಪ್ಪತ್ನಾಲ್ಕು ನನಗೆ I don't want to die until I am hundred ಯಾತಕ್ಕೆ ಅಂದ್ರೆ ಹೇಳ್ತಾ ಇರಬೇಕು ರಾಮಾಯಣವನ್ನ ಕೇಳ್ತಾ ಇರಬೇಕು ಬರೆಯೋ ಪ್ರೋಗ್ರಾಮ್ ಬಹಳ ಕೊಟ್ಟಿದ್ದಾರೆ ರಾಮಾಯಣವನ್ನು ಬರಿಬೇಕು ಕೈ ಶಕ್ತಿ ಕೆತ್ಕೋಬೇಡ ಬಾಯಿ ಶಕ್ತಿ ಕೆತ್ಕೋಬೇಡ ಇವತ್ತೊಬ್ಬರು ಹೇಳಿದರು ಬಾವಾ ಯಾಕೆ ಬೇರೆ ಹಲ್ ಕಟ್ಸ್ಕೋಬಾರ್ದು ನೀವು ನಾ ಹೇಳಿದೆ ಪ್ರವಚನಕ್ಕೆ ಬೇಕಾದ ಹದಿಮೂರು ಹಲ್ಲು ಕೊಟ್ಟಿದ್ದಾನೆ ದೇವರು ಮೇಲೆ ಏಳು ಕೆಳಗೆ ಆರು ಕಟವಾಯಿ ಹಲ್ಲುಗಿಲ್ಲೆಲ್ಲ ಕಿತ್ಕೊಂಡ್ಬಿಟ್ಟ ನೀ ಕಡಲೆ ತಿನ್ಬೇಡ ಬಟಾಣಿ ತಿನ್ಬೇಡ ಮೈಗೊಗ್ಗೋದಿಲ್ಲ ತಮ್ಮ ನೀ ಆರೋಗ್ಯವಾಗಿರು ರಾಮಾಯಣವನ್ನು ಹೇಳು ನಿನ್ನ ಬಾಯಿ ಕೊಟ್ಟಿರೋದು ರಾಮಾಯಣ ಹೇಳೋದಕ್ಕೆ ತಿನ್ನೋದಕ್ಕಲ್ಲ ಕೃಪೆ ಮಾಡಿದ್ದ ನೋಡಿ ಪ್ರಭು ಹಲ್ಲು ಹೋಯ್ತಲ್ಲ ನನಗೇನು ಸಂಕಟವಿಲ್ಲ ಬೈದೇದು ಪದಾರ್ಥಗಳನ್ನು ಮಾಡಿದ ಬ್ರಹ್ಮಾಂಡ ಕೋಪ ಬಂದು ಬಿಡುತ್ತೆ ಇವತ್ತು ಬಂದ ಹಾಗೆ ನನಗೆ ಬಟಾಣಿ ಗಿಟಾಣಿ ಹಾಕಿ ಅವ್ರು ಅವರು ಮಾಡಿದ್ದು ಸರ್ ಹೋಗೋದಿಲ್ಲ ಮನೆಯನ್ನು ತಗೊಂಬ ಅಂದ್ರೆ ಬೇಯಿದೆ ಹಾಕಿ ತಗೊಂಬಂದಿದ್ದಾರೆ ಏನು ಮಾಡಲಿ ತೆಗೆದಿಡೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಏನಾಗುತ್ತೋ ಆಗುತ್ತೆ ಅದಕ್ಕೆ ಹೇಳ್ತೇವೆ ಅಂದ್ರೆ ರಾಮಾಯಣವನ್ನು ಓದಿದ್ರೆ ಬದುಕಬೇಕು ಅನ್ನುವ ಛಲ ಉಂಟಾಗುತ್ತಪ್ಪ ಜೀವನದಲ್ಲಿ ರೋಗಗಳೆಲ್ಲ ಬಿಟ್ಟು ಓದರೆ ಹೋಗ್ತಾರೆ ನಿಮ್ಮ ನಂಬ್ಕೊಂಡ್ರೆ ನಮಗೇನು ಇಲ್ಲ ಅಪೋಲೋನೂ ಇಲ್ಲ ಒಕಾಟು ಇಲ್ಲ ದೇವರೇ ಗತಿ ರೋಗಗಳೆಲ್ಲ ವಿನೆ ಹಾಳು ಮಕ್ಕಿನಿ ವೇರೋರಿಡಂತೆ ತೇಡ ಮನೆ ದೇಶಿಕರ ಮಕ್ಕಳು ನಯನಾರಾಚಾರ್ಯ ಹೇಳಿದ್ರು ರೋಗಗಳೇ ಪಾಪಗಳೇ ನೀವು ಬೇರೆ ಜಾಗ ಹುಡುಕೊಳ್ಳಿ ಗುರುಪಾದ ಸೇರಿಬಿಟ್ಟು ಬೇರೆ ಹುಡುಕೊಳ್ಳಿ ರೋಗಗಳು ನಮ್ಮ ಹತ್ರ ಬರೋ ಹಾಗಿಲ್ಲ ಆಂಜನೇಯ ಹತ್ರ ಇದ್ದಾನೆ ರಾಮಾಯಣ ಹತ್ರ ಇದೆ ರೋಗಗಳೇನ್ ಮಾಡುತ್ತೆ ನಮಗೆ ಆಯುಷ್ಯಂ ಆರೋಗ್ಯಕರಂ ಯಶಸ್ಸಂ ಸೌಭ್ರಾತೃಕಂ ಬುದ್ಧಿಕರಂ ಅರುಳು ಮರುಳಾಗೋದಿಲ್ಲ ನಮ್ಮ ಗುರುಗಳು ತೊಂಬತ್ತೇಳು ವರ್ಷ ಬದುಕಿದ್ರು ಶ್ರೀರಂಗದ ಗೋಪುರ ಕಟ್ಟಿದವರು ಧೀರ ಪುರುಷರು ಕೋಪಿಷ್ಟರು ದೇವರ ಸೇವೆಗೆ ಏನಾದ್ರು ಸ್ವಲ್ಪ ಕಡಿಮೆ ಆದರೆ ಪಕ್ಕದವ್ರನ್ನ ಸಂಹಾರ ಮಾಡಿಬಿಡ್ತಿದ್ರು ಅವರು ಪ್ರಾಣ ಬಿಡುವ ಸಂದರ್ಭದಲ್ಲಿ ಎಲ್ಲ ಡಾಕ್ಟರ್ಗಳು ಸುತ್ತ ನಿಂತಿದ್ದಾರೆ ನಾನು ನೋಡಿದ್ದಲ್ಲ ಹೇಳಿದ್ದು ಕೊನೆ ತನಕ ಜ್ಞಾನವಾಗಿದ್ದವರು ಡೈ ವಿಷ್ಣು ಸಹಸ್ರನಾಮ ಕೂಡ ವಿಷ್ಣು ಸಹಸ್ರನಾಮ ಹೇಳಿದ್ರು ಅವರೆಲ್ಲ ವಿಶ್ವಂ ವಿಷ್ಣುರು ಷಟ್ಕಾರು ಹೇಳ್ತಾ ಇದ್ದಾರೆ ಅದು ಕೇಳಿ ಆನಂದವಾಗಿ ವನಮಾಲೇಗ ದೇಶಾಂಗಿ ಶಂಕಿ ಚಕ್ರಿ ಜನಂದಕಿ ಶ್ರೀಮಾನ್ ನಾರಾಯಣ ವಿಷ್ಣು ಅಭಿರಕ್ಷತು ಅದನ್ನು ಕೇಳಿದ ಕೂಡಲೇ ಕಣ್ಣು ದೊಡ್ಡದಾಗಿ ತೆಗೆದು ಎಂಥ ಮರಣ ಯೋಚನೆ ಮಾಡಿ ಆರೋಗ್ಯಕರಂ ಸೌಭ್ರಾತ್ರಕಂ ಬುದ್ಧಿಕರಂ ಕೊನೆಯ ತನಕ ಅರಳು ಮರಳಾಗದೆ ಇರುವುದು ಎಂಥ ದೊಡ್ಡ ಭಾಗ್ಯ ಜೀವನದಲ್ಲಿ ಟ್ರಾಜಿಡಿ ಅಂದ್ರೇನು ಇನ್ನು ನಾಲ್ಕು ವರ್ಷ ಕಳೆಯುವಷ್ಟರಲ್ಲಿ ನೀವು ಯಾರು ಅಂದ್ರೆ ಹೆಸರು ಗೊತ್ತಿಲ್ಲ ರಾಮಾಯಣ ಹೇಳಿದ್ರಲ್ರಿ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಹೀಗೇನು ಗೋಖಲೆ ಇನ್ಸ್ಟಿಟ್ಯೂಟ್ ಅಂದ್ರೆ ಎಲ್ಲಿದೆ ಆ ಸ್ಥಿತಿ ನನಗೆ ಬರಬಾರದು ನೀವೆಲ್ಲ ಪ್ರಾರ್ಥನೆ ಮಾಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇವರೇನೋ ರಾಮಾಯಣ ಹೇಳಿದ್ರಲ್ಲ ಏನು ಹೇಳಿದ್ರು ಗೊತ್ತಾಗಲಿಲ್ಲ ಇನ್ನೊಂದ್ಸಲ ಕೇಳಬೇಡಿ ಅಷ್ಟಾಕ್ಷರ ಮಂತ್ರ ಎಲ್ಲಿದೆ ರಾಮಾಯಣದಲ್ಲಿ ತೋರಿಸಿದ್ದೇನೆ ಒಂದು ಸಲ ಕೇಳಿದ್ರೆ ಇಲ್ಲೇ ಇದೆ ನನಗಂತಹ ಪವರ್ ಮೆಮೊರಿ ಕೊಟ್ಟರು ನಮ್ಮ ಗುರುಗಳು ಕಣ್ಣು ಮುಟ್ಟಿ ಕತ್ಲೆ ದೀಪ ಹೋದ ಈ ಶ್ಲೋಕ ಇಲ್ಲೇ ಇದೆ ಹೇಳುವಲ್ಲೇ ನಾನು ಈ ಅರ್ಥ ಈ ವ್ಯಾಖ್ಯಾನ ಇಲ್ಲೇ ಇದೆ ಮನೆಯಲ್ಲೂ ಅಷ್ಟೇ ಪುಸ್ತಕ ಈ ಪುಸ್ತಕ ಇಲ್ಲೇ ಇದೆ ಇಷ್ಟನೇ ಶೆಲ್ಫು ಇಷ್ಟನೇ ರಾಕು ಈ ಜಾಗದಲ್ಲಿ ಇಟ್ಟಿದ್ದೇನೆ ತಗೊಂಬಾ ಭಗವಂತನ ಕರುಣೆ ಬುದ್ಧಿಕರಂ ಯಶಸ್ಯಂ ಸೌತವ್ಯಮೇತತೆ ನಿಯಮೇನ ಸದ್ಭಿ ಸತ್ಪುರುಷರು ನಿಯಮದಿಂದ ಕೇಳಬೇಕು ನಿಯಮ ಬಿಟ್ಟು ಕೇಳಬಾರದು ಆಖ್ಯಾನಂ ಓಜಸ್ಕರಂ ವೃದ್ಧಿ ಕಾಮ ಕಾಮೈ ಓಜಸ್ ಫಿಸಿಕಲ್ ಪವರ್ ಎನರ್ಜಿ ಶರೀರದಲ್ಲಿ ತೀರಿ ಹೋದಾಗ ನನ್ನ ಅನುಭವದಲ್ಲಿರೋ ವಿಷಯ ಪ್ರವಚನದಲ್ಲಿ ಹೇಳಿದ್ದೇನೆ ವೇದದ ಮೇಲೆ ಲೆಕ್ಚರ್ ಕೊಟ್ಟಾಗ ಹೇಳಿದ್ದೇನೆ ಬೆಳಿಗ್ಗೆ ಎಲ್ಲ ಓಡಾಟ ಕಾಲೇಜು ಅಲ್ಲಿ ಇಲ್ಲಿ ಲೈಬ್ರರಿ ಇಪ್ಪತ್ತೆಂಟು ಸೈಕಲ್ ಮೇಲೆ ನಾಳೆ ಬೆಳಿಗ್ಗೆ ಸೆಮಿನಾರ್ ಪೇಪರ್ ತಯಾರಾಗಬೇಕು ಮೇಷ್ಟ್ರು ಬೈತಾರೆ ಎಂ ಎ ಕ್ಲಾಸ್ನಲ್ಲಿ ಓದಬೇಕು ಎಲ್ಲ ಕೂತ್ಕೊಂಡು ಬರೀಬೇಕು ಪೇಪರ್ನ ನಮ್ಮ ತಾಯಿ ಸೋದರ ಮಾವ ಒಬ್ಬರಿದ್ರು ಜಟಾಯು ಇದ್ದ ಹಾಗೆ ಅವರು ದೀಪ ಆರಿಸಬೇಕು ನಾ ಇದ್ದಿದ್ದು ಬಾಡಿಗೆ ಮನೆ ಪಕ್ಕದ ಮನೆ ನಮ್ಮ ಮನೆಗೆ ಒಂದು ಕರ್ಟನ್ನು ಎಷ್ಟು ಕಷ್ಟಪಟ್ಟಿದ್ದೀನಿ ಓದುವಾಗ ದೀಪಾರ್ಸು ಇಲ್ಲ ಪೇಪರ್ ಬರಿಬೇಕು ಏನು paper newspaper newspaper ಅಲ್ಲ ಮಾಮ ನಾನು ಪೇಪರು ಸೆಮಿನಾರ್ ಪೇಪರ್ ಬರೀತಿದ್ದೀನಿ ಎಸ್ ಎ ಬರೀತಿ ಎಸ್ ಎ ಅಂದ್ರೆ ಏನು ಅಂತ ಕೇಳೋರು ನಿಂಗೆ ತಿಳಿಯೋದಿಲ್ಲ ಮಾಮ ನಂಗೆ ತಿಳಿದೇ ಎಸ್ ಎ ಯಾವ್ದಪ್ಪ ಅನ್ನೋರು ಹೀಗೆಲ್ಲ ಗೋಳಿಕೊಂಡ್ರು ಆದ್ರೆ ಬರೆದು ಎಮ್ ಎಲ್ಲಿ ಫಸ್ಟ್ ಕ್ಲಾಸ್ ತಗೊಂಡೆ ವೈಭವೋಸಿನಲ್ಲಿ ಎಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಅಲ್ಲ ಭಗವಂತನ ಅನುಗ್ರಹ ಕೇಳ್ತೇನೆ ಅದು ಛಲ ಇತ್ತು ಓದಿದ್ದು ಮೇಚ ಭಾಷೆ ಇಂಗ್ಲೀಷು ಅದಕ್ಕೆ ಪಟ್ಟದ್ರಲ್ಲಿ ಹತ್ತನೇ ಒಂದು ಶ್ರಮಾನ ಸಂಸ್ಕೃತಕ್ಕೆ ಪಂಡಿತ ನನ್ನ ನೀವು ಮೀರಿಸ್ತಾ ಇರಲಿಲ್ಲ ಇವತ್ತು ನೀವು ಓದಿದೆಲ್ಲ ಇಂಗ್ಲೀಷು ಆದರೆ ಸಂಸ್ಕಾರದ ಪರಂಪರೆ ಆ ಹೊತ್ತಲ್ಲಿ ಹತ್ತು ಗಂಟೆ ಮೇಲೆ ಇವರು ಕಾಟ ತಪ್ಪಿಕೊಂಡು ಬರೆಯೋ ಕೂತರೆ ಬೆಳಿಗ್ಗೆ ಆರು ಗಂಟೆ ತನಕ ಬರೆಯೋವೆ ಎನರ್ಜಿ ಎಲ್ಲಿಂದ ಬರೋದು when physical energy fails you if you still have a purpose to do something spiritual energy slowly released ಅದಕ್ಕೆ ನಾವು ಓಜಸ್ ಅದು ಎಲ್ಲಿರ್ತದೆಯೋ ಅದ್ರ ಬುಡ ನಮಗೆ ಗೊತ್ತಿಲ್ಲ ಓಜಸ್ವಿ ವರ್ಚಸ್ವಿ ತೇಜಸ್ವಿ ಇದೆಲ್ಲ ಹೇಳ್ತೇವೆ ಅಗ್ನಿ ನಮ್ಗೆ ಅದೆಲ್ಲ ಕೊಡ್ತಾನಂತೆ ಆ ಓಜಸ್ಸು ಉಂಟಾಗುತ್ತೆ ಇಂಥ ರಾಮಾಯಣವನ್ನ ಭಕ್ತ್ಯ ರಾಮಸೇಚೆ ಮಾಂ ಸಂಹಿತಾಂ ಋಷಿಣ ಕೃತಾಂ ಇದು ಸಂಹಿತೆ ವೇದ ಸಂಹಿತೆ ವಾಲ್ಮೀಕಿ ಮಹರ್ಷಿ ಕೊಟ್ಟಿದ್ದಾರೆ ಇದನ್ನು ಯಾರು ಕೇಳ್ತಾರೆಯೋ ದೇವಾಶ್ಚ ಸರ್ವೇ ತುಷ್ಯಂತಿ ಗ್ರಹಣಾತಿ ಶ್ರವಣಾತಿ ರಾಮಾಯಣಸ ಶ್ರವಣ ತುಷ್ಯಂತಿ ಪಿತರಸ್ತಥ ನಿಮ್ಮ ಪಿತೃಗಳೆಲ್ಲರಿಗೂ ಸಂತೋಷವಾಯಿತು ಈ ಲೋಕದಲ್ಲಿ ಬೇರೆ ಲೋಕಕ್ಕೆ ಹೋದವ್ರಿಗಾಯಿತು ನಮ್ಮ ವಂಶದಲ್ಲಿ ಹುಟ್ಟಿದವರೊಬ್ಬರು ರಾಮಾಯಣವನ್ನೇ ಕೇಳಿದ್ರಲ್ಲ ಅಲ್ಲಿದ್ರು ನಿಮ್ಮನ್ನು ಹರಿಸ್ತಾರೆ ಮನೆಯಲ್ಲಿ ಶ್ರಾದ್ದ ಪೂರ್ತಿ ಆಗದೆ ಇದ್ರೆ ಶ್ರಾದ್ದ ಮಾಡಿದ ತೃಪ್ತಿ ಉಂಟಾಗುತ್ತೆ ರಾಮಾಯಣ ಓದಿದರೆ ಕೆಲವರಿಗೆ ಲೆಕ್ಚರ್ ಕೇಳಿದ್ರೆ ಅರ್ಥ ಆಗೋದಿಲ್ಲ ಸುಮ್ಮನೆ ಬಂದು ಕೂತಿರ್ತಾರೆ ಅವ್ರಿಗೇನ್ ಮಾಡಬೇಕು ಲೇಖಯಂತಿ ಹಚನರಾಹ ಕೈಯಿಂದ ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳದೆ ಬರೆದರೂ ರಾಮಾಯಣವನ್ನು ಕೇಳಿದಷ್ಟು ಫಲ ಉಂಟಾಗುತ್ತೆ ಮೈಸೂರಲ್ಲಿ ವಿದ್ಯಾರಣ್ಯಪುರದಲ್ಲಿ ರಾಮಾಯಣ ಪ್ರವಚನ ಮಾಡ್ತಿದ್ದೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅಲ್ಲಿ ಯಾರೊಬ್ಬರು ಸಮ್ ವಿಡೋ ಪಾಪ ವಿಧವೆ ಆಚಾರ್ಯರೇ ನಿಮಗೊಂದು ಕಾಣಿಕೆ ಕೊಡಬೇಕು ಅಂತಿದ್ದೇನೆ ಏನು ಕೊಡ್ತಾರ ಆನೆಯೋ ಕುದುರೆಯೋ ಆಗದೆ ಇದ್ದದ್ದು ಏನಮ್ಮ ಕೊಡ್ತೀರಿ ನಾಳೆ ಹೇಳ್ತೀನಿ ಅಂದ್ರೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬುಲ್ಡೋಸರ್ ಕೊಟ್ಟರೆ ಏನು ಮಾಡಲಿ ಉದ್ದದ ಲೆಡ್ಜರ್ ಪುಸ್ತಕಗಳು ನಾಲ್ಕು ಸಂಪುಟದಲ್ಲಿ ಅವರ ಪೂರ್ವಿಕರು ಕೈಯಿಂದ ಬರೆದ ರಾಮಾಯಣ ಶಾಯಿ ಕುಡಿಕೆ ಮಸಿ ಪೆನ್ನು ತೋರಿಸ್ತೀನಿ ನಿಮಗೆ ನನ್ನ ಮಗನ ಕೊಡೋ ಆಸ್ತಿ ಅದು ನಾನು ಏನೇನು ಕೊಡೋದಿಲ್ಲ ರಾಮಾಯಣ ಕೈಯಿಂದ ಬರೆದಿದ್ದ ರಾಮಾಯಣ ಮುತ್ತಿನಂತಹ ಅಕ್ಷರಗಳು ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ವಾಕ್ಯ ಬರೆದ್ರು ಎಷ್ಟೆಷ್ಟು ಪೋರ್ಷನ್ ಬರೆದ್ರು ಅದೆಲ್ಲ ಅದರಲ್ಲಿ ಗುರುತು ಹಾಕಿದ್ದಾರೆ ಡೇಟ್ಸ್ ಹಾಕಿದ್ದಾರೆ ಹೊತ್ತು ಹೋಗದೆ ಇದ್ರೆ ಹಾಳು ಟಿವಿ ನೋಡೋಕ್ಕಿಂತ ರಾಮಾಯಣ ಬರೀರಿ ಕೈಯಲ್ಲಿ ಬೇಕಾದಷ್ಟು ಪೆನ್ನು ಪೇಪರು ಸಿಕ್ಕುತ್ತೆ ಎಲ್ಲೆಲ್ಲೋ ಖಾಲಿ ಪೋಲಿ ಟೈಮ್ ಕಳೆಯೋಕ್ಕಿಂತ ರಾಮಾಯಣದ ವಾಕ್ಯಗಳನ್ನು ಬರೀರಿ ಬರೆದದ್ದನ್ನೇ ಬರೆಯಿರಿ ಲೇಖಯಂತಿ ಜನರ ತೇಷಾಂ ವಾಸಶ್ರವಿಷ್ಟವೇ ಇಂಥ ಶ್ರೀಮದ್ ರಾಮಾಯಣವನ್ನ ತಾವೆಲ್ಲ ಭಕ್ತಿಯಿಂದ ವೇಳೆ ಮರೆತು ನೋಡಿ ಇವತ್ತು ಎಲ್ಲೋ ಹೊರಟೋಗ್ಬಿಟ್ಟು ನೀವು ಕಡೆಯಾರ ನೋಡಲಿ ನಾನು ತುಂಬಾ ಕ್ರಮಿಸಬೇಕು ಲೋಕಲ್ ಇನ್ಸ್ಟಿಟ್ಯೂಟ್ನವರು ನಾನು ಫಲಶ್ರುತಿ ಹೇಳೋಕೆ ಮುಂಚೆ ಪ್ರಕಟಣೆ ಕೃಪೆಗಾಗಿ ಮೊದಲನೇದು ಈ ಜ್ಞಾನಯಜ್ಞದ ಪ್ರಸಾದ ರೂಪವಾಗಿ ತಮ್ಮೆಲ್ಲರಿಗೂ ಒಂದೊಂದು ಪ್ರತಿ ಆದಿತ್ಯ ಹೃದಯದ ಸ್ತೋತ್ರವನ್ನು ನೀಡಲಾಗ್ತಾ ಇದೆ ತಾವೆಲ್ಲರೂ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ಪ್ರಸಾದ ಕೊಡೋದನ್ನು ಅದರಲ್ಲಿ ಒರೆಸಿ ಹಾಕಬಾರದು ಅದನ್ನು ಮನೆಯಲ್ಲಿ ದಿವಸವೂ ಬೆಳಿಗ್ಗೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಭಕ್ತಿಯಿಂದ ಜಪ ಮಾಡಿದರೆ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಮೊದಲನೇದು ಶ್ರೀರಾಮ ಪಟ್ಟಾಭಿಷೇಕದ ಪ್ರಯುಕ್ತ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ ಪ್ರಕಟಣೆ ಮುಗಿಯಿತು ಇಂಥ ಶ್ರೀಮದ್ ರಾಮಾಯಣವನ್ನ ನಿನ್ನೆ ಹೇಳಿದೆ ಇಷ್ಟು ವಿಸ್ತಾರವಾಗಿ ನಾನು ಹಿಂದೆ ಹೇಳಿದ ನೆನಪು ನನಗಿಲ್ಲ ಹೇಳಿದ್ದೇನೆ ಒಂದು ತಿಂಗಳು ರಾಮಾಯಣ ಬೇರೆ ಬೇರೆ ಕಡೆಯಲ್ಲಿ ಪ್ರವಚನ ಮಾಡಿದ್ದೇನೆ ಇಲ್ಲಿಯೂ ಮಾಡಿದ್ದೇನೆ ತಾಯಂದರೆ ಸೋದರರೇ ನೀವೆಲ್ಲರೂ ನನಗೆ ತುಂಬಾ ಆನಂದವನ್ನುಂಟು ಮಾಡಿದ್ದೀರಿ what I have given you is very little compared with what I have taken from you ಈ ರಾಮಾಯಣದ ಪ್ರವಚನದಲ್ಲಿ ಏನಾದರೂ ರಸವಿದ್ದರೆ ಆ ರಸಕ್ಕೆ ಕಾರಣರಾದವರು ನೀವೆಲ್ಲ ನಿಮ್ಮ ಹೃದಯದಲ್ಲಿ ರಸರೂಪಿ ಭಗವಂತ ಕೂತಿದ್ದಾನೆ ನನ್ನ ಹೃದಯದಲ್ಲಿ ಹೀಗೆ ನಿಂತು ಮಾತನ್ನಾಡಿಸಿದ ಇದರಲ್ಲಿ ತುಂಬಾ ಗ್ರಾಹ್ಯವಾದ ಜೀವನಕ್ಕೆ ಪೋಷಕವಾದ ಹರ್ಷದಾಯಕವಾದ ಶಾಸ್ತ್ರೀಯವಾದ ಸುಬದ್ಧವಾದ ವಿಚಾರಗಳಿದ್ರೆ ಅವೆಲ್ಲ ನಮ್ಮ ಗುರುಗಳು ಕೊಟ್ಟದ್ದು ನಂದೇನು ಇಲ್ಲ ಏನಾರು ಅಲ್ಲಿ ಇಲ್ಲಿ ತಪ್ಪುಗಿಪ್ಪು ಇದ್ರೆ ಹೆಚ್ಚು ಕಮ್ಮಿ ಯಾರ ಮನಸ್ಸನ್ನಾದರೂ ನೋಯಿಸಿದ್ರೆ ಆ ದೋಷಗಳೆಲ್ಲ ನನ್ನವು ನನ್ನನ್ನು ಸರ್ವಾತ್ಮನ ಕ್ಷಮಿಸಬೇಕು ಅಂತ ಕೇಳಿಕೊಂಡು ಮಂಗಳವನ್ನು ಹಾಡ್ತೇವೆ ಮಂಗಳ ಹಾಡ್ಬೋದಾ ಇಲ್ಲಿ ರಾಮು ಅವರು ಮಂಗಳ ಹೇಳ್ಬೋದೇ ಚಿಕ್ಕ ಮಂಗಳ ನನ್ನ ಜೊತೆಯಲ್ಲಿ ಹೇಳಿ ಬಾಯಿಗೆ ಬಂದವರು ಬಾಯಿಗೆ ಬಂದದ್ದೇ ಅಲ್ಲ मङ्गलम् कोसलेन्द्राय महनीय गुणाब्धये चक्रवर्तितनूजाय सार्वभौमाय मङ्गलम् स्वस्ति प्रजाभ्य परिपालयन्त न्याय्येन मार्गेण महीम् महीषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्